आनन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्महे व्यासम् वसिष्ठनप्तारम् शक्तेः पौत्रमकल्मषम् पराशरात्मजम् वन्दे सुपतातन्तपोनिधिम् व्यासाय उपबृंहितवेदाय नमो व्यासाय विष्णवे नमोऽस्तु ते व्यासविशालबुद्धेः उल्लारविन्दायितभद्रनेत्र येन त्वया भारततैलपूर्णः प्रज्वालितो ज्ञानमयप्रदीपः जडान्दबधिरोन्मत्तम् तमोभूतम् जगद्भवेत् यदि ज्ञानहुताशेन त्वया नोज्ज्वलितम् भवेत् तमसान्धस्य लोकस्य वेष्टितस्य स्वकर्मभिः ज्ञानाञ्जलशलाकाभिः बुद्धिः नेत्रोत्सवकृतः धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणाम् विनिहतन्तमः प्रपन्नपारिजाताय वेत्ततोत्रैकपाणये ज्ञानमुद्राय कृष्णाय गीतामृतदुहे नमः पुण्यश्रवणकीर्तनम् वासुदेवम् जगद्योनिम् नौमि नारायणम् हरिम् कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने पराशर्यवचः सरोजममलम् गीतार्थगन्धोत्कटम् दानाख्यानककेसरम् हरिकथा सम्बोधनाबोधितम् लोके सज्जनषट्पतैरहरः पेपीयमानम् मुदा भूयाद्भारतपङ्कजम् कलिमलप्रध्वंसिनः श्रेयसे द्वैपायनोष्ठपुटनिःसृतमप्रमेयम् पुण्यम् पवित्रमत पापारम् शिवम् च यो भारतम् समधिगच्छति वाच्यमानम् किन्तस्य पुष्करजलैरभिषेचनेन यो कोशतम् कनकशृङ्गमयम् ददाति विप्राय वेदविदुषे शुभौश्रुताय पुण्याम् च भारतकथाम् सततम् शृणोति तुल्यम् फलम् भवति तस्य तस्य चैव धर्मे चार्थे च कामे च मोक्षे च परसर्षभ ಯಜಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ಕುತ್ರಚಿತ್ ಮಹತ್ವಾದ್ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುತ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರಮಃ ಸ್ಕಂಧೋರ್ಜುನೋ ಭೀಮಸೇನೋಸ್ಯ ಶಾಖಾಃ ಮಾದ್ರೀಸುರೌ ಪುಷ್ಪಫಲೇ ಸಮೃದ್ಧೆ ಮೂಲಂ ಕೃಷ್ಣೋ ಬ್ರಹ್ಮಜ ಬ್ರಾಹ್ಮಣಾಶ್ಚ ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ ಮದ್ರೀಸುತೌ ಕಥಯತಾಂ ನ ಭವಂತಿ ಭೀಷ್ಮದ್ರೋಣತಟ ಜಯದ್ರಥ ಜಲ ಗಂಧಾರ ನೀಲೋಪಲ ಶಲ್ಯಗ್ರಾಹವತಿ ಕೃಪೇಣ ವೈನೀಕರ್ಣೇನ ವೇಲಾಕುಲ ಅಶ್ವತ್ಥಾಮವಿಕರ್ಣ ಘೋರಮಕರ ದುರ್ಯೋಧನಾವರ್ತಿನಿ ಸ್ವೋತ್ತೀರ್ಣಾ ಖಲು ಪಾಂಡವೈರ್ಣನದಿ कैवर्तके केशवे श्रीकृष्णाय परब्रह्मणे नमः नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् श्रीकृष्णाय परब्रह्मणे नमः ತಮಗೆಲ್ಲರಿಗೂ ವಂದನೆಗಳು ಈ ಹೊತ್ತು ತುಂಬ ಅದ್ಭುತವಾದ ಒಂದು ಕಥೆಯನ್ನು ಒಂದು ಉಪಾಖ್ಯಾನವನ್ನು ತಮಗೆ ತಿಳಿಸ್ತೇನೆ ಮೊದಲನೆಯದು ಸಾವಿತ್ರಿ ಚರಿತ್ರೆ ಸಾವಿತ್ರಿ ಕಥೆ ಎಲ್ಲರಿಗೂ ಗೊತ್ತಿರುವುದೇ ಗೊತ್ತಿದ್ರೂ ಅದರಲ್ಲಿ ವಿಶೇಷಾಂಶಗಳುಂಟು ಅಂಶಗಳುಂಟು ವೇದವ್ಯಾಸರ ಮೂಲ ಶ್ಲೋಕಗಳನ್ನು ಓದದೇ ಇರುವವರಿಗೆ ಆ ಮರ್ಮಗಳೇ ತಿಳಿಯುವುದಿಲ್ಲ ಎರಡನೇದು ಈ ಪತಿವ್ರತ ಮಾಹಾತ್ಮ್ಯಕ್ಕೆ ಸಂಬಂಧಪಟ್ಟ ಇನ್ನೊಂದು ಕಥೆ ಕಥೆ ಅನ್ನೋದಕ್ಕಿಂತ ದ್ರೌಪದಿ ಸತ್ಯಭಾಮ ಸಂವಾದ ಮೂರನೇದು ಧರ್ಮವ್ಯಾಧೋಪಾಖ್ಯಾನ ಅದರಲ್ಲಿ ಪತಿವ್ರತ ಪ್ರಶಂಸೆ ಇದು ಮೂರು ಒಂದಕ್ಕೊಂದಕ್ಕೆ ಹೊಂದಿಕೊಂಡ ರೀತಿಯಲ್ಲಿರ್ತಕ್ಕಂಥ ಕಥೆಗಳು ಇನ್ನೂ ಅವಕಾಶ ಉಳಿದರೆ ಕೊನೆಯಲ್ಲಿ ಬರುವ ಕರ್ಣನ ಕಥೆ ಕವಚಕುಂಡಲಗಳನ್ನು ಇಂದ್ರ ಅಪಹರಿಸಿಕೊಂಡು ಹೋದ ಕಥೆ ಏನು ಸ್ವಲ್ಪ ಮಾತಲ್ಲಿ ಹೇಳಲಿಕ್ಕೆ ಬರ್ತದೆ ಉಳಿದಿದ್ದು ರಾಮೋಪಾಖ್ಯಾನ ಇಪ್ಪತ್ತು ಅಧ್ಯಾಯಗಳಲ್ಲಿ ಹರವಿಕೊಂಡಿರುವ ರಾಮಾಯಣ ಅದು ನನ್ನ ಕೈಲಾಗುವುದಿಲ್ಲ ಅದನ್ನು ಪ್ರತ್ಯೇಕವಾಗಿ ಮತ್ತೊಂದು ಸಂದರ್ಭದಲ್ಲಿ ಸಮೀಪ ಕಾಲದಲ್ಲಿಯೇ ವಾಲ್ಮೀಕಿಯನ್ನೇ ಓದಿ ರಾಮಾಯಣವನ್ನು ವಿಸ್ತರಿಸ್ತೇನೆ ರಾಮಾಯಣ ಕಥೆ ಅನೇಕ ಸಲ ಹೇಳಿದ್ದೇನೆ ತಾವೆಲ್ಲ ಕೇಳಿದ್ದೀರಿ ಈಗ ಶಾಂತವಾಗಿ ಸಾವಿತ್ರಿ ಕಥೆಯನ್ನು ಕೇಳಬೇಕು ಈ ಸಾವಿತ್ರಿ ಅಂದರೆ ಯಾರು ಈ ಕಥೆಗೆ ಏನಿಷ್ಟೊಂದು ಅರ್ಥ ಸವಿತ್ರಿ ಅನ್ನುವ ಶಬ್ದ ಇದು ಸೂರ್ಯ ಭಗವಂತನನ್ನು ಕುರಿತು ಇರುವ ದಿವ್ಯನಾಮ ಸೂ ಧಾತುವಿಗೆ ಹಡೆಯುವುದು ಸೃಷ್ಟಿ ಮಾಡುವುದು ಪಡೆಯುವುದು ಅಂತ ಅರ್ಥ ಯಾವುದನ್ನು ಸೃಷ್ಟಿ ಮಾಡ್ತಾನೆ ಸೂರ್ಯ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡ್ತಾನೆ ಯಾವ ಸೂರ್ಯ ಇವನು ಚ್ಯುತ ಭಾನು ಒಂದು ದಿವಸ ಚ್ಯುತಿ ಇರುವ ಭಾನು ಅಚ್ಯುತ ಭಾನು ತಥೋ ಹಿಲ ಜಗತ್ ಬೋಧಾಯ ಅಚ್ಯುತ ಭಾನುನ ದೇವಕೀ ಪೂರ್ವ ಸಂಧ್ಯಾಯಾಮ್ ಆವಿರ್ಭೂತಂ ಮಹಾತ್ಮನ ವಿಷ್ಣು ಪುರಾಣದಲ್ಲಿ ಕೃಷ್ಣಾವತಾರವನ್ನು ಕುರಿತು ಹೇಳುವ ಶ್ಲೋಕ ಇದು ದೇವಕಿ ಪೂರ್ವ ಸಂಧ್ಯಾಯಾಮ್ ದೇವಕಿ ಎಂಬ ಪೂರ್ವ ದಿಕ್ಕಿನಲ್ಲಿ ಒಬ್ಬ ಅಚ್ಯುತ ಭಾನು ಹುಟ್ಟಿದ ಅದಕ್ಕೋಸ್ಕರ ತಥೋ ಅಖಿಲ ಪ್ರಭೋದ ಜಗತ್ತು ಎಂಬ ಪದ್ಮವು ಅರಳುವುದಕ್ಕಾಗಿ ದೇವಿಕಿ ಎಂಬ ಪೂರ್ವ ದಿಕ್ಕಿನಲ್ಲಿ ಒಂದು ಸೂರ್ಯೋದಯವಾಯಿತು ಅದಕ್ಕೆ ಕೃಷ್ಣ ಅಂತ ಹೆಸರು ಅಂದರೆ ಮೂಲದಲ್ಲಿ ಎಲ್ಲ ಶಬ್ದಗಳು ಭಗವದ್ವಾಚಕ ಸೂರ್ಯ ಅನ್ನುವುದಕ್ಕೆ ಎಷ್ಟೋ ಪರ್ಯಾಯ ನಾಮಗಳುಂಟು ಅದರಲ್ಲಿ ಸವಿತಾ ಅನ್ನುವುದು ಒಂದು ಶಬ್ದ ಸಂಸ್ಕೃತ ಜ್ಞಾನವಿಲ್ಲದೆ ಇದ್ದವರು ಅನೇಕರು ಇದು ಸ್ತ್ರೀಲಿಂಗ ಶಬ್ದ ಅಂತ ತಿಳ್ಕೊಂಡಿದ್ದಾರೆ ಸವಿತಾ ಅಂತ ಬಂತಲ್ಲ ಎಷ್ಟೋ ಜನ ಹೆಂಗಸರು ಹೆಣ್ಣು ಹುಡುಗಿಯರು ಸವಿತಾ ಅಂತ ಶಬ್ದ ಇಟ್ಕೊಂಡಿದ್ದಾರೆ ಇದು ಋಕಾರ ಅಂತ ಪುಲ್ಲಿಂಗ ಸವಿತೃ ಸವಿತಾ ಸವಿತಾರಂ ಹೀಗೆ ಹೋಗುತ್ತೆ ಇದು ಋಕಾರ ಅಂತ ಪುಲ್ಲಿಂಗ ಮಾತೃ ಹಾಗೆ ಸವಿತೃ ಪುಲ್ಲಿಂಗ ಶಬ್ದ ಶಬ್ದವು ಪುಲ್ಲಿಂಗ ವಾಚಕವೋ ವಾಚಕ ಲಿಂಗಾತೀತ ವಾಚ್ಯನಾದ ಭಗವಂತ ಲಿಂಗಾತೀತ ವಿಷ್ಣು ಸಹಸ್ರನಾಮ ಭಾಷ್ಯದಲ್ಲಿ ಆದಿಶಂಕರಾಚಾರ್ಯರು ನಾಂ ಸಹಸ್ರಸ್ಯ ಈ ಸಾವಿರ ಶ್ರೀನಾಮಗಳುಳ್ಳ ಭಗವಂತನಿಗೆ ದೈವ ತಂ ಲೋಕೇ ಇತಿ ಪೃಷ್ಟ ಅವನು ಕೇಳಿದ್ದು ಒಂದೇ ದೇವತೆಯನ್ನ ಯಾವುದನ್ನು ತಿಳ್ಕೊಂಡ್ರೆ ಮನುಷ್ಯ ಜನ್ಮ ಮೃತ್ಯು ಸಂಸಾರದಿಂದ ದೂರವಾಗ್ತಾನೆ ಇದು ಏಕದೇವತಾ ವಿಷಯತ್ವಾತ್ ಅನೇಕ ದೇವತೆಗಳನ್ನು ಕುರಿತು ಕೇಳಲಿಲ್ಲ ಧರ್ಮರಾಜ ಕೇಳಿದ್ದು ಕಿಮೇಕಂ ದೈವತಂ ಲೋಕೆ ಕಿಂವಾಪ್ಯೇಕಂ ಪರಾಯಣಂ ಯಾವುದನ್ನು ಉಚ್ಚಾರ ಮಾಡಬೇಕು ಯಾವ ಶ್ರೀರಾಮವನ್ನು ಹೇಳಬೇಕು ಎಷ್ಟೊಂದು ದೇವತೆಗಳು ಇಂದ್ರ ಅಗ್ನಿ ವರುಣಾಯಮ ಯಮ ಏ ದೇವತಾ ಬಾಹುಳ್ಯ ನಿಮ್ಮ ಹಿಂದೂಗಳಲ್ಲಿ ಒಂದಲ್ಲಪ್ಪ ಎಲ್ಲ ದೇವತೆಗಳಿದ್ದಾರೆ ಸಾಮಾನ್ಯ ಮನುಷ್ಯರಿಗೆ ಇದು ಪ್ರತ್ಯೇಕ ದೇವತೆಗಳು ಅಂತ ಭಾವನೆ ಅದು ಪ್ರತ್ಯೇಕವಲ್ಲ ಇರುವನೊಬ್ಬನೇ ದೇವರು ಅಂತ ತೋರಿಸೋದಕ್ಕೆ ವಿಷ್ಣು ಸಹಸ್ರನಾಮ ಧರ್ಮರಾಜನಿಗೆ ಅರಿಷ್ಟಿ ಜ್ಞಾನ ಆಯಿತು ಇರುವನೊಬ್ಬನೇ ಭಗವಂತ ಶ್ರೀಮನ್ನಾರಾಯಣ ಅವನಿಗೆ ಸಾವಿರ ಶ್ರೀನಾಮಗಳು ದೇವೋ ನಾಮ ಸಹಸ್ರವಾನ್ ಸಾವಿರ ಹೆಸರುಳ್ಳ ದೇವತೆ ಅಂತ ಅವನೊಬ್ಬನಿಗೆ ಹೇಳಿದರು ಒಂದು ಸಾವಿರ ಹೆಸರು ಒಂದು ಸಾವಿರ ದೇವತೆ ಅಲ್ಲ ಅದಕ್ಕೆ ಶಂಕರಾಚಾರ್ಯ ಹೇಳಿದರು ಕಿಮೇಕಂ ದೈವತಂ ಪೃಷ್ಠ ಪೃಷ್ಟ ಏಕದೇವತಾ ವಿಷಯತ್ವಾತ್ ಹಾಗಿದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಪುಲ್ಲಿಂಗ ಶಬ್ದಗಳು ಬರ್ತವೆ ಸ್ತ್ರೀಲಿಂಗ ಶಬ್ದಗಳು ಬರ್ತವೆ ನಪಂಸಕಲಿಂಗ ಶಬ್ದಗಳು ಬರ್ತವೆ ಭಗವಂತನನ್ನ ಗಂಡಂತ ತಿಳ್ಕೋಬೇಕೆ ಹೆಣ್ಣಂತ ತಿಳ್ಕೋಬೇಕೆ ನಪಂಸಕ ಅಂತ ತಿಳ್ಕೋಬೇಕೆ ನಲ್ಲನ್ ಪೆಣ್ಣಲ್ಲನ್ ಅಲ್ಲಾವಲಿಯುಮಲ್ಲನ್ ಆಳ್ವಾರರು ಹೇಳಿದರು ಅದಕ್ಕೆ ಆಚಾರ್ಯರು ಯತ್ರ ಪುಲ್ಲಿಂಗ ಶಬ್ದ ಪ್ರಯೋಗ ಎಲ್ಲಿ ಪುಲ್ಲಿಂಗ ಹಾಕ್ತಾರೆ ತತ್ರ ವಿಷ್ಣು ವಿಶೇಷ್ಯ ಪರಮ ವಿಷ್ಣು ಭಕ್ತರು ಶಂಕರಾಚಾರ್ಯರು ಅನೇಕರಿಗೆ ಗೊತ್ತಿಲ್ಲ ಇದು ಅವರ ಗ್ರಂಥಗಳನ್ನು ಓದೋದಿಲ್ಲ ಹೆಸರು ಶಂಕರ ಆದರೆ ವಿಷ್ಣು ಭಕ್ತರು ಪುಲ್ಲಿಂಗ ಬಂದಲ್ಲಿ ವಿಷ್ಣು ಅಂತ ತಿಳ್ಕೊಳ್ಳಿ ಯತ್ರ ಸ್ತ್ರೀಲಿಂಗ ಶಬ್ದ ಎಲ್ಲಿ ಸ್ತ್ರೀಲಿಂಗ ಶಬ್ದ ಬರ್ತದೆಯೋ ತತ್ರ ದೇವತಾ ವಿಶೇಷ್ಯತೆ ದೇವತಾ ಅನ್ನೋದು ಸ್ತ್ರೀಲಿಂಗ ವಿಷ್ಣುರ್ ದೇವತಾ ವಿಷ್ಣು ಅಂದ್ರೆ ಪುಲ್ಲಿಂಗ ದೇವತಾ ಅಂದ್ರೆ ಸ್ತ್ರೀಲಿಂಗ ಶಬ್ದ ಸ್ತ್ರೀಲಿಂಗ ನಾವೇನು ಮಾಡೋಣ ಸಂಸ್ಕೃತ ವಿಚಿತ್ರವಾದ ಭಾಷೆ ಮನುಷ್ಯ ಅನ್ನೋದು ಗಂಡು ಶಬ್ದ ಕಾಲನ್ನುವುದು ಗಂಡಸರಿಗೂ ಉಂಟು ಹೆಂಗಸರಿಗೂ ಉಂಟು ಪಾದ ಅನ್ನುವುದು ಪುಲ್ಲಿಂಗ ಶಬ್ದ ಏನು ಮಾಡ್ತೀರಿ ಸಂಸ್ಕೃತದಲ್ಲಿ ಸಂಸ್ಕೃತ ಗ್ರಾಮರ್ ಯಾತ ಕಷ್ಟ ಕಲಿಯೋದಕ್ಕೆ ಅಂದ್ರೆ ಈ ಲಿಂಗ ನಾಮಲಿಂಗ ಅನುಶಾಸನ ಅಮೃಕೋಶ ಪೂರ್ತಿ ಬಾಯಿಗೆ ಬಂದರೆ ಯಾವ ಲಿಂಗ ಯಾವ ವಚನ ಕ್ರಿಯಾಪದಗಳಿಗೂ ಈ ನಾಮವಾಚಕಗಳಿಗೆ ಅನುಗುಣವಾಗಿ ಈ ಕ್ರಿಯಾಶಬ್ದಗಳು ವಿಶೇಷವಾಗಬೇಕು ಅದು ಜೋಡಿಸೋದು ಕಷ್ಟ ಉರ್ದು ಭಾಷೆಯಲ್ಲಿ ಒಂದು ರೀತಿ ಉರ್ದು ತಿಳಿದವರಿಗೆ ಸಂಸ್ಕೃತ ಬರೋದಿಲ್ಲ ಸಂಸ್ಕೃತ ತಿಳಿದವ್ರಿಗೆ ಉರ್ದು ಬರೋದಿಲ್ಲ ಎರಡು ಎರಡೂ ತಿಳಿದವರು ಮಾತನಾಡಿದ್ರೆ ಕೇಳೋರಿಗೆ ಏನರ್ಥ ಅರ್ಥ ಆಗೋದಿಲ್ಲ ಅದು ಗೋಳು ಭಾಷೆ ಎಲ್ಲ ಈ ಟಾಂಗ ಹೊಡೆಯೋ ಸಾಬ್ರು ಯಾವುದಕ್ಕೆ ಯಾವುದೋ ಹೇಳ್ತಾರೆ ಪುಲ್ಲಿಂಗ ಸ್ತ್ರೀಲಿಂಗ ಅವ್ರ ಭಾಷೆ ಹಾಗಿದೆ ಯಾರು ಹಾಗೆ ಮಾತಾಡ್ತಾರೋ ನಿಮ್ಗೆ ಕೇಳೋಕೆ ತುಂಬಾ ರಜಕವಾಗಿರುತ್ತೆ ಸಂಸ್ಕೃತದಲ್ಲಿ ಹಾಗಿಲ್ಲ ಹೇಗೆ ಬರಿತೀವಿ ಹಾಗೇ ಓದ್ತೇವೆ ಡಬ್ಲ್ಯೂ ಎ ಎಲ್ ಕೆ ಬರೆದ್ರೆ ವಾಲ್ಕ್ ಅನ್ನೋದಿಲ್ಲ ವಾಕ್ ಅಂತ ಹೇಳಬೇಕು ಬಿ ಯು ಟಿ ಬರೆದ್ರೆ ಬಟ್ ಅನ್ಬೇಕು ಪಿ ಯು ಟಿ ಬರೆದ್ರೆ ಪಟ್ ಅನ್ನೋ ಹಾಗಿಲ್ಲ ಪುಟ್ ಅಂತ ಹೇಳಬೇಕು ಇದು ನಾಲ್ಗೆ ಇಲ್ಲದೆ ಭಾಷೆ ಮ್ಲೇಚರ್ ಭಾಷೆ ಅದು ಸಂಸ್ಕೃತಜ್ಞರು ಹೇಳ್ತಾರೆ ನೀವು ಸಂಸ್ಕೃತ ಓದಿದವರು ಬೇರೆ ಭಾಷೆಯನ್ನು ಮಾತನಾಡಬೇಡಿ ತಿಳಿದಿದ್ದು ಅರ್ಥ ಮಾಡಿಕೊಳ್ಳಿ ನಾಲಿಗೆ ಕೆಟ್ಟ ಹೋಗುತ್ತೆ ನಾಲ್ಗೆ ಕೆಟ್ಟು ಹೋದ್ರೆ ವ್ಯಕ್ತಿತ್ವ ಹಾಳಾಗುತ್ತೆ ಆದ್ದರಿಂದ ಭಗವಂತನಿಗೆ ಎಲ್ಲಿ ಪುಲ್ಲಿಂಗ ಶಬ್ದ ಬರ್ತದೆ ವಿಷ್ಣು ಅಂತ ತಿಳ್ಕೊಳ್ಳಿ ಸ್ತ್ರೀಲಿಂಗ ಎಲ್ಲಿ ಬರ್ತದೆ ಅಲ್ಲಿ ದೇವತಾ ಅಂತ ಹೇಳಿದ್ದಾರೆ ಅಂತ ತಿಳ್ಕೊಳ್ಳಿ ಎತ್ರ ನಪುಂಸಕಲಿಂಗ ಶಬ್ದ ತತ್ರ ಬ್ರಹ್ಮೇತಿ ವಿಶೇಷ್ಯತೆ ಬ್ರಹ್ಮ ಶಬ್ದ ನಪುಂಸಕಲಿಂಗ ಪರಮಾತ್ಮ ನಪುಂಸಕನಲ್ಲ ಬ್ರಹ್ಮಣಿ ಶ್ರೀನಿವಾಸೇ ಬ್ರಹ್ಮ ಹೇಳಿದ್ರೆ ಚತುರ್ಮುಖ ಬ್ರಹ್ಮ ಬರೀ ಬ್ರಹ್ಮ ಹೃಸ್ವದಲ್ಲಿ ಬರೆದ್ರೆ ಪರಮಾತ್ಮ ಅಂತ ಅರ್ಥವಾಗುತ್ತೆ ಈ ತೆಲುಗು ಪತ್ರಿಕೆಯವರು ಆಂಧ್ರ ಪ್ರಭಾ ಪ್ರಭಾ ಅಂತ ಪ್ರಭಾ ಸ್ತ್ರೀಲಿಂಗ ಆಗಬೇಕು ಆ ಪತ್ರಿಕೆಯವರು ಕೊಲೆ ಮಾಡಿ ಈ ಪ್ರಭಾ ಅಂತ ಹರಿಸುವ ಏನು ಮಾಡಿದ್ದಾರೆ ಜನ ಅದನ್ನೇ ಹೇಳ್ತಾರೆ ಭಾಷೆ ಕೆಡಿಸೋರೇ ಪತ್ರಿಕೆಯವರು ಅವರೇನು ಬರೀತಾರೆ ಅದೇ ಲ್ಯಾಂಗ್ವೇಜ್ ಜಾರ್ಗಾನ್ ಲಕ್ಷ್ಮೀ ಸ್ತ್ರೀಲಿಂಗದಲ್ಲಿ ಬರಬೇಕು ಲಕ್ಷ್ಮೀ ಅಂತ ಲಕ್ಷ್ಮಿ ಹರಿಸುವ ಶಬ್ದವಲ್ಲ ಅದು ಈ ಜಾತಿ ಹೇಳ್ತೇವೆ ಅಂದರೆ ಇಲ್ಲಿ ಸಾವಿತ್ರಿ ಅಂತ ಬಂತಲ್ಲ ಈ ಶಬ್ದದಿಂದ ಹೇಳಲ್ಪಡುವ ದೇವತೆ ಯಾವುದು ಶ್ರೀಮನ್ನಾರಾಯಣನೇ ದೇವತೆ ಗಾಯತ್ರಿ ಅಂತ ಹೇಳ್ತೇವಲ್ಲ ಅದು ನಾರಾಯಣನೇ ಸರಸ್ವತಿ ಅಂತ ಹೇಳ್ತೇವಲ್ಲ ಅದು ನಾರಾಯಣನೇ ಕೆಲವರು ಏನು ಮಾಡ್ತಾರೆ ಗಾಯತ್ರಿ ಅನ್ನುವುದನ್ನು ಆರು ಮುಖದ ದೇವತೆಯನ್ನಾಗಿ ಹೆಂಗಸನ್ನಾಗಿ ಚಿತ್ರಿಸಿ ಫೋಟೋಗಳನ್ನು ಹಂಚುತ್ತಾರೆ ಇದು ಏನು ಯಾರು ಕಲ್ಪನೆ ಮಾಡಿದ್ರೋ ಗೊತ್ತಿಲ್ಲ ಇದು ಗಾಯತ್ರಿ ಕಲ್ಪ ಅಂತ ಬರೆದಿದ್ದಾರೆ ಕೆಲವರು ಏನೇನೋ ಬರೆದಿದ್ದಾರೆ ಋಷಿಗಳಲ್ಲದೇ ಇದ್ದವರು ಬರೆದಿದ್ದೆಲ್ಲ ಇಟ್ಕೊಂಡು ಗಾಯತ್ರಿ ಹೋಮ ಮಾಡುವಾಗ ಒಂದು ಕಡೆಯಲ್ಲಿ ಆ ಫೋಟೋ ಇಟ್ಟಿದ್ರು ನಿಮ್ಮ ಊರಿನಲ್ಲಿ ಕ್ಯಾತ್ನಹಳ್ಳಿಯಲ್ಲಿ ಶಬ್ದ ಸ್ತ್ರೀಲಿಂಗವೇ ಹೊರತು ಇದು ಭಗವಂತನ ವಾಚಕವಪ್ಪ ಇದ್ಯಾತಕ್ಕೆ ಹೀಗೆ ಮಾಡ್ತೀರಿ don't why'd you perpetuate will concepts ತಪ್ಪದು ಭಗವಂತನ ನೀವು ಆರು ಮುಖದಲ್ಲಿ ಪೂಜೆ ಮಾಡಿದ್ರೆ ನನಗೇನು ಆಕ್ಷೇಪವಲ್ಲ ಅದು ಒರಿಜಿನಲ್ ಮೀನಿಂಗ್ ಅದಲ್ಲ ಇದು ಪರವಾದ ಹೆಸರು ಸವಿತ್ರಿ ಸೂರ್ಯ ಸೂರ್ಯನ ಶಕ್ತಿಗೆ ಸಾವಿತ್ರಿ ಅಂತ ಹೆಸರು ಸೂರ್ಯನ ಸುತ್ತ ಇರುವ ವರ್ಚಸ್ ಏನಿದೆಯಲ್ಲ ಪ್ರಭೆ ಈಗ ಸೂರ್ಯನಿಂದ ಸೂರ್ಯ ಪ್ರಭೆ ಬೇರೆಯಲ್ಲ ರಾಮ ಸೀತೆಯರು ಹೇಗಿದ್ದಾರೆ ಪ್ರಭಾವಾನ್ ಸೀತೆಯ ದೇವ್ಯ ಪರಮವ್ಯೋಮ ಭಾಸ್ಕರ ಜಯತ್ಯಾಶ್ರಿತ ಸಂತ್ರಾಸತ್ ಧ್ವಾಂತ ವೇದಾಂತೇಶಕರು ರಾಮಾವತಾರವನ್ನು ಪೂರ್ತಿ ಒಂದು ಗದ್ಯದಲ್ಲಿ ವರ್ಣಿಸಿದರು ರಘುವೀರ ಗದ್ಯ ಅಂತ ಕರೀತೇವೆ ಮಹಾವೀರ ವೈಭವಂ ಸುಧಿಯ ಅದರ ಮೊದಲನೇ ಶ್ಲೋಕದಲ್ಲಿ ಆ ಭಗವಂತ ರಾಮಚಂದ್ರನನ್ನ ಪ್ರಭಾವಾನ್ ಸೀತೆಯ ದೇವಿಯ ಸೀತೆ ಎಂಬ ಪ್ರಭೆಯಿಂದ ಒಡಗೂಡಿದ ರಾಮನನ್ನ ಪರಮವ್ಯೋ ಮಭಾಸ್ಕರ ಜಯತು ಆಶ್ರಿತ ಸಂತ್ರಾಸಧ್ವಾಂತ ವಿಧ್ವಂಸನೋದಯ ಆಶ್ರಯ ಮಾಡಿದ ಭಕ್ತರ ದಾರಿಯಲ್ಲಿರುವ ಕತ್ತಲೆಯನ್ನೆಲ್ಲ ತೊಲಗಿಸುವ ಸೀತಾ ಸಮೇತನಾದ ಭಾಸ್ಕರನಿಗೆ ನಮಸ್ಕಾರ ಮಾಡ್ತೇನೆ ಸೂರ್ಯ ನಮಸ್ಕಾರ ಮಾಡಿದರು ಆಚಾರ್ಯರು ರಾಮನಿಗೆ ರಾಮನ ಹೆಸರಿಲ್ಲ ಅಲ್ಲಿ ಚತುರ್ಮುಖೇಶ್ವರ ಮುಖೈಹಿ ಪುತ್ರ ಪೌತ್ರಾದಿಶಾಲಿನೇ ನಮ ಸೀತಾ ಸಮೇತಾಯ ರಾಮಾಯ ಗೃಹ ಮೇಧಿನೇ ಆ ಸ್ತೋತ್ರದ ಕೊನೆಯಲ್ಲಿ ರಾಮನ ಹೆಸರು ಹೇಳ್ತಾರೆ ಪ್ರಾರಂಭದಲ್ಲಿ ಸೂರ್ಯ ಅಂತ ಕರೆದರು ಭಾಸ್ಕರ ಅಂತ ಹೇಳಿದರು ಭಾಸ್ಕರೋತಿ ಭಾ ಅಂದ್ರೆ ಬೆಳಕು ಬೆಳಕನ್ನುಂಟು ಮಾಡುವವನು ಗಭಸ್ತಿವಿ ಸುಕಿರಣಗಳನ್ನು ಉಳ್ಳವನು ಆದಿತ್ಯ ಹೃದಯದಲ್ಲಿ ಎಷ್ಟೊಂದು ಶ್ರೀನಾಮ ಬರುತ್ತದೆ ವನಪರ್ವದ ಆರಂಭದಲ್ಲೇ ಆ ದ್ರೌಪದಿಗೆ ಪೀಠರವನ್ನು ಅಕ್ಷಯ ಪಾತ್ರೆ ಕೊಟ್ಟ ಸೂರ್ಯನ ಸ್ತೋತ್ರವನ್ನು ವರ್ಣಿಸಿ ತೋರಿಸಿದ್ದೇನೆ ಇವೆಲ್ಲವೂ ಮೂಲದಲ್ಲಿ ಭಗವದ್ವಾಚಕ ವಿಷ್ಣುವಾಚಕ ಇದು ಹೇಗೆ ಗೊತ್ತು ನಿಮಗೆ ಅದನ್ನು ಹೇಳೋಣ ವೇದದಲ್ಲಿ ವೇದ ಪ್ರಮಾಣದಿಂದ ಹೇಳಬೇಕು ಇದು ಅರ್ಥ ಆಗೋದಿಲ್ಲ ಪ್ರಾರಂಭದಲ್ಲಿ ಹೇಳಿ ಸ್ವಲ್ಪ ಗಮನವಾಗಿ ಕೇಳ್ತೀರಿ ಅದಕ್ಕೆ ಗಾಯತ್ರಿ ಸಾವಿತ್ರಿ ಕಥೆ ಮೊದಲು ತಗೊಂಡ್ಬಿಟ್ಟೆ ಇದ್ರ ಕೊನೆಯಲ್ಲಿ ಹೇಳಿದ್ರೆ ಏನು ತಲೆ ಹತ್ತತ್ಯೋ ಇಲ್ವೋ ತುಂಬ ಅಪರೂಪವಾದ ವಿಷಯ ಮತ್ತು ವೇದಾರ್ಥ ಸಮೇತವಾಗಿ ಹೇಳಿದರೆ ಮಾತ್ರ ಮಹಾಭಾರತಕ್ಕೆ ಅರ್ಥ ಬರ್ತದೆ ಬರೀ ಕಥೆ ಬೋಳ್ ಕಥೆ ಹೇಳೋದ್ರಲ್ಲ ಅಲ್ಲ ಮಹಾರಾಯರೇ ಬೆಂಗಳೂರಿನಲ್ಲಿ ಸಮಗ್ರ ಭಾರತವನ್ನು ಹೇಳ್ತಾ ಇರೋದು ನಾನು ಇದೇ ಮೊದಲು ನಿಮ್ಮಲ್ಲಿ ಎಷ್ಟೋ ಜನ ಕೇಳ್ತಾ ಇರೋದು ಪ್ರಾಯಶಃ ಇದೆ ಮೊದಲು ಗ್ರಂಥಕ್ಕೆ ಅನ್ಯಾಯ ಆಗಬಾರದು ನಾವು ಇದ್ದಿದ್ದರೂ ಸ್ವಲ್ಪ ಆರೋಗ್ಯ ದೇವರು ಕೊಟ್ಟಿರುವಾಗ ಅದನ್ನು ವಿಸ್ತಾರ ಮಾಡಿ ಹೇಳಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಇವತ್ತು ವಿಸ್ತಾರ ಮಾಡ್ತಿದ್ದೇವೆ ಗಾಯತ್ರಿ ಮಾವಾಹಯಾಮಿ ಸಾವಿತ್ರಿ ಮಾವಾಹಯಾಮಿ ಸರಸ್ವತಿ ಮಾವಾಹಯಾಮಿ ಪ್ರತಿನಿತ್ಯ ಗಾಯತ್ರಿ ಜಪ ಮಾಡುವಾಗ ಜಪಕ್ಕೆ ಅರ್ಹರಾದವರೆಲ್ಲರೂ ಹೇಳುವ ಇದು ಓಂಬೂರ್ಭು ವಸ್ಸುವ ವ್ಯಾಹೃತಿಗಳನ್ನು ಹೇಳಿ ಗಾಯತ್ರಿ ಮಾಮ ಯಾಮಿ ಜಪ ಮಾಡುವವನು ಯಜ್ಞೋಪೀತದ ಗಂಟನ್ನು ಕೈಯಲ್ಲಿ ಹಿಡಿದು ಗಾಯತ್ರಿ ಹೇಳೋದಕ್ಕೆ ಮುಂಚೆ ಗಾಯತ್ರಿ ಮಾವಾಹಯಾಮಿ ಹಯಾಮಿ ಸಾವಿತ್ರಿ ಮಾವಾಹಯಾಮಿ ಹಯಾಮಿ ಸಾವಿತ್ರಿ ಬರ್ತಾಳೆ ನೋಡಿ ಸರಸ್ವತಿ ಮಾವಾಹಯಾಮಿ ಹಯಾಮಿ ಯೋ ದೇವ ಅಸ್ಮಾಕಂ ಧಿಯೋ ಗೋಚರಾ ಪ್ರೇರೇತ್ತಸ್ಯ ಯದ್ ಭರ್ಗಃ ತದ್ವರೆಣ್ಯಮುಪಾಸ್ಮಹೇ ಅರ್ಕಮಂಡಲಮಧ್ಯಸ್ವಂ ಸೂರ್ಯಕೋಟಿಸುಮಭ್ರಮಂ ब्रह्मादिसेव्यपादाब्जम् नौम्य ब्रह्मरमासकम् शङ्खचक्रधरम् देवम् किरीटादिविभूषितम् सूर्यमण्डलमध्यस्थम् ध्यायेत् स्वर्णरुचिम् हरिम् ಹೇಳೋದು ಗಾಯತ್ರಿ ಮಾವಾಹಯಾಮಿ ಸಾವಿತ್ರಿ ಸಂಜಾವನ್ನ ಮಾಡದೇದವರು ದಯವಿಟ್ಟು ಮಾಡಿ ನನಗೋಸ್ಕರವಾಗಿ ಮೈ ಮೇಲೆ ಗಾಯತ್ರಿ ಬರಬೇಕು ಸರಸ್ವತಿ ಬರಬೇಕು ಸಾವಿತ್ರಿ ಬರಬೇಕು ಇಪ್ಪತ್ತೆಂಟು ಸಲ ನೂರೆಂಟು ಸಲ ಸಾವಿರದ ಎಂಟು ಸಲ ಅದನ್ನು ಜಪ ಮಾಡುವಾಗ ಕೂರ್ಮದಿಂದ ಹಿಡ್ಕೊಂಡು ಭೂಮಿಯವರೆಗೆ ನಾವು ಆಸನಗಳನ್ನು ಪರಿಕಲ್ಪಿಸಿ ಈ ಸಪ್ತಲೋಕಗಳಿಗೆ ನನ್ನನ್ನು ಏರಿಸು ತಾಯಿ ಗಾಯತ್ರಿ ಮಂತ್ರ ಪ್ರತಿಪಾದ್ಯವಾದ ದೇವತೆಯೇ ನನ್ನನ್ನು ಮೇಲಕ್ಕೆ ಏರಿಸು your consciousness must be rise to the seventh world ಭೂ ಭುವ ಅಸೋಹ ಮಹಾಜನ ಅಥವಾ ಸತ್ಯಂ ಅಲ್ಲಿ ತನಕ ಹೋಗಬೇಕು ಪ್ರಣವದಿಂದ ಇದು ಟೇಕ್ ಆಫ್ ಮಾಡುವುದು ಪ್ರಣವದ ಈ ಎನರ್ಜಿ ಇಂದು ಗಾಯತ್ರಿಯನ್ನ ಮೇಲೆ ಏರಿಸಿ ಧ್ಯಾನ ಮಾಡಿ ಸುತ್ತಮುತ್ತ ಇರೋ ಜಗತ್ತನ್ನು ಮರೆತು you have to fly in your consciousness to the highest world attainable through consciousness ಅದು ಮಾಡಿದ ಮೇಲೆ ಎದ್ದು ಅಮ್ಮ ಗಾಯತ್ರಿಯೇ ಬೇರೆ ಬ್ರಾಹ್ಮಣರು ಎಲ್ಲೆಲ್ಲಿ ಜಪ ಮಾಡುತ್ತಿದ್ದಾರೆಯೋ ಅಲ್ಲಿ ಹೋಗಿ ಸೇರ್ಕೋ ಉತ್ತಮೇಶ್ವರೇ ದೇವಿ ಭೂಮ್ಯಾಂ ಪರ್ವತಮೂರ್ಧನಿ ಬ್ರಾಹ್ಮಣೇಭ್ಯೋ ಹಿ ಅನುಜ್ಞಾನಂ ಗಚ್ಛದೇವಿ ಯಥಾಸುಖಂ ಪ್ರಾಚ್ಯೈದಶೇ ನಮಃ ದಕ್ಷಿಣಾಯುಧಶೇ ನಮಃ ಪ್ರತೀಚ್ಯೇ ನಮಃ ನಮಃ ಭೂಮಿ ಅಂತರಿಕ್ಷಕರ ನಮಸ್ಕಾರಗಳನ್ನು ಮಾಡಿ ಆ ತಾಯಿಯನ್ನು ಗೌರವದಿಂದ ಬೀಳ್ಕೊಡಬೇಕು ಮತ್ತು ತಾಯಿ ಅಂತ ನೀವೇ ಹೇಳಿದ್ರಲ್ಲ ಭಗವಂತನ ಶಕ್ತಿಯನ್ನು ಅರ್ಥದಲ್ಲಿ ಹೇಳ್ತೇವೆ ಭಗವಂತ ಬೇರೆ ಭಗವಂತನ ಶಕ್ತಿ ಬೇರೆ ಅಲ್ಲ ಅವನೇ ತಾಯಿ ಅವನೇ ತಂದೆ ಪ್ರಪನ್ನರಿಗೆ ಭಗವಂತನೇ ತಾಯಿ ಭಗವಂತನೇ ತಂದೆ ಇದೆರಡು ಪ್ರತ್ಯೇಕವಲ್ಲ ಒಂದೇ ದಂಪತಿ ಅಂತ ಹೇಳಿದ್ದೇವೆ ಪದೇ ಪದೇ ನನ್ನ ಕೈಲಿ ಹೇಳಿಸಬೇಡಿ ಇದು ಗಾಯತ್ರಿ ಸರ್ವಲೋಕವನ್ನು ಕಾಯತಕ್ಕಂತಹ ಒಂದು ಮಂತ್ರ ಎಲ್ಲರಿಗೆ ಬೇಕಾದ ಮಂತ್ರ ಮಂತ್ರೋಚ್ಚಾರಕ್ಕೆ ಅರ್ಹರಲ್ಲದೆ ಇದ್ದವರು ಅರ್ಥಾನುಸಂಧಾನವನ್ನು ಮಾಡಬಹುದು ಅರ್ಥಾನುಸಂಧಾನಕ್ಕಾಗಿಯೇ ಶ್ಲೋಕಗಳಿವೆ ಅನೇಕರು ಅರ್ಥ ಬರುವಂತಹ ಮಾತುಗಳನ್ನು ಬರೆದಿದ್ದಾರೆ ಹಳ್ಳಿ ಹಳ್ಳಿಯಲ್ಲಿ ನಾವೆಲ್ಲ ನೋಡ್ತಿದ್ದು ಸಣ್ಣ ಹುಡುಗರಾಗಿದ್ದಾಗ ರೈತಾಪಿ ಜನರು ಹೊಲಕ್ಕೆ ಹೋಗುವವರು ಕೂಲಿ ಮಾಡುವವರು ಕಂಬಳ ಮಾಡುವವರು ನದಿಯಲ್ಲಿ ಹೋಗಿ ಕೈಕಾಲು ತೊಳ್ಕೊಂಡು ಪ್ರಾತರ್ವಿಧಿಗಳನ್ನು ತೀರಿಸಿ ಸೂರ್ಯನನ್ನು ನೋಡಿ ಒಂದು ಬೊಗಸೆ ನೀರನ್ನು ಚೆಲ್ಲಿ ಸ್ವಾಮಿ ದೇವನೇ ಲೋಕಪಾಲನೆ ತೇ ನಮೋಸ್ತು ನಮೋಸ್ತು ತೇ ಇಲ್ಲಿ ಗಾಯತ್ರಿ ಅರ್ಥ ಇದು ನಮಗೆ ಪ್ರೇಯರ್ ಇತ್ತು ಇದು ಎಲ್ಲ ನೀವು ಹೇಳಿದ ಕೂಡಲೇ ರಸಿಸ್ತೀರಿ ಸ್ವಾಮಿ ದೇವನೇ ಲೋಕಪಾಲನೆ that was a national prayer in Karnataka ಇವರು ಕೃಷ್ಣರಾಜ ಒಡೆಯರು ಪಟ್ಟಕ್ಕೆ ಬಂದ ಮೇಲೆ ಮುತ್ತಯ್ಯ ಭಾಗವತರಿಂದ ಒಂದು ಕನ್ನಡ ರಾಷ್ಟ್ರಗೀತೆಯನ್ನು ಬರೆಸಿ ಕಾಯೋ ಶ್ರೀ ಗೌರಿ ಕರುಣಾಲಹರಿ ಇದು ಬ್ಯಾಂಡು ಭಜಂತ್ರಿ ಸಮೇತ ಮಾಡುವುದನ್ನು ಆಮೇಲೆ ಬರೆಸಿದರು Mysore Vasudevacharya refuse to compose compositions in Kannada he was sent out Muthaiah ಭಾಗವತರ ಜಾಗ ಕೊಟ್ಟರು ಇವರು ಕನ್ನಡದಲ್ಲಿ ಹಾಡು ಅದಕ್ಕಿಂತ ಹಳೆಯದು ಸ್ವಾಮಿ ದೇವನ ಲೋಕಪಾಲನೆ ತೇ ನಮೋಸ್ತು ನಮೋಸ್ತುತೆ ಪ್ಲೀಸ್ ರಿವೈವ್ ದಿಸ್ ಸಾಂಗ್ ಇದು ಗಾಯತ್ರಿ ಅರ್ಥ ಬೆಳಕು ಯಾರಿಗೆ ಬೇಡ ಲೋಕದಲ್ಲಿ ಹೇಳಿ ಅವ್ರು ಹೇಳ್ತಾರೆ ರೇಗಿಸೋದು ಚೆನ್ನಾಗಿ ಮಾತನಾಡ್ತೀರಿ ಅಂತ ಇದು ಅಂತ ವಿಷಯ ಸೂರ್ಯ ಯಾರಿಗೆ ಬೇಡ ಬೆಳಕು ಯಾರಿಗೆ ಬೇಡ ಬೆಳಕು ಬೇಡ ನನ್ನ ಕತ್ತಲೆ ಲೋಕಕ್ಕೆ ಹಾಕಬೇಕು ನರಕಕ್ಕೆ ಅವ್ರು ಹೋಗಬೇಕು ಭೂಮಿ ತಳಗೆ ಹೋಗಬೇಕು ಅದು ಆಸುರಿ ಬಯಕೆ ರಾತ್ರಿಯಲ್ಲೇ ಅರಳುವ ಹೂವು ಭಗವಂತನಿಗೆ ಇಷ್ಟವಿಲ್ಲ ರಾತ್ರಿಯೇ ಸಂಚಾರ ಮಾಡುವ ಶಕ್ತಿಗಳ ದುಷ್ಟ ಶಕ್ತಿಗಳು ನಾಕ್ಟರ್ನಲ್ ಫ್ಲವರ್ಸ್ ಈ ರಾತ್ರಿ ಪ್ರಿಯವಾದ ಪದಾರ್ಥಗಳಲ್ಲಿ ಈ ನೈಟ್ ಕ್ವೀನ್ ಅಂತ ಒಂದು ಹೂವಿರ್ತದೆ ರಾತ್ರಿ ಅರಳ್ತದೆ ಅದು ದೇವರ ಪೂಜೆಗೆ ಬರೋದಿಲ್ಲ ಮೂಗಿಗೆ ಗಬ್ಬು ಹೊಡೆಯಬಹುದು ಬರೋದಿಲ್ಲ ಅದು ಭಗವಂತನಿಗೆ ಬೆಳಕು ಬೇಕು ಅವನು ಬೆಳಕು ಕೊಡುವವನು ತಸ್ಯ ಯದ್ಭರ್ಗ ತದ್ವರೇಣ್ಯಂ ಉಪಾಸ್ಮೆ ಯೋ ದೇವ ಸವಿತ ಅಸ್ಮಾಕಂ ಧಿಯೋ ಧರ್ಮಾದಿ ಗೋಚರಾ ಧರ್ಮಗಳನ್ನು ಬುದ್ಧಿಗೆ ತಿಳಿಸುವಂತೆ ಅವನು ಪ್ರೇರೆಯೇ ಪ್ರೇರಿಸ್ತಾನೆಯೋ ತಸ್ಯ ಗರ್ಭಂ ಅವನಿಗೆ <coughs> ಯಾವುದು ಒಡಲೋ ತದ್ವರೆಣ್ಯಮುಪಾಸ್ಮಹೇ ಆ ಭಗವಂತನ ಉಪಾಸನೆ ಮಾಡ್ತೇವೆ ಬಾಲಕಾಂಡದಲ್ಲಿ ರಾಮಾಯಣದಲ್ಲಿ ತತ್ ಸವಿತ್ರ ಶಬ್ದಾರ್ಥವನ್ನು ಅಯೋಧ್ಯಾಕಾಂಡದಲ್ಲಿ ವರೇಣ್ಯ ಶಬ್ದಾರ್ಥವನ್ನು ಅರಣ್ಯಕಾಂಡದಲ್ಲಿ ಭರ್ಗ ಶಬ್ದಾರ್ಥವನ್ನು ಹೀಗೆ ಒಂದೊಂದು ಕಾಂಡದಲ್ಲಿ ಸಪ್ತಕಾಂಡದಲ್ಲಿ ಸಪ್ತಾರ್ಥಗಳನ್ನು ಗಾಯತ್ರಿಯನ್ನು ವಿಭಜಿಸಿ ಅದಕ್ಕಾಗಿಯೇ ವಾಲ್ಮೀಕಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಲ್ಲಿಯೇ ರಾಮಾಯಣವನ್ನು ಬರೆದರು ಗಾಯತ್ರಿಯಲ್ಲಿರುವುದು ಇಪ್ಪತ್ನಾಲ್ಕು ಅಕ್ಷರ ಇಪ್ಪತ್ನಾಲ್ಕು ಸಾವಿರ ಬರಿಬೇಕು ಅಂತ ಇವರು ಹೊರಡಲಿಲ್ಲ ಅದು ಅಲ್ಲಿಗೆ ನಿಂತುಕೊಂಡಿತ್ತು ಕತೆ ಅರವಿಂದರು ಅರವಿಂದ ಮಹರ್ಷಿಗಳು ಸಾವಿತ್ರಿ ಅಂತ ಒಂದು ಮಹಾಕಾವ್ಯ ಬರೆದರು ಇಪ್ಪತ್ನಾಲ್ಕು ಸಾವಿರ ಸಂಸ್ಕೃತ ಶ್ಲೋಕಗಳಲ್ಲಿ ಬರೆದರು a poem in English with twenty four thousand verses ಮೂಲದ ಮಹಾಭಾರತದ ಗಾಯತ್ರಿ ಕಥೆಯ ಸಂಕೇತವನ್ನು ವಿವರಿಸಿ ಅರವಿಂದರು ಬರೆದದ್ದು ನಮ್ಮ ಇಂಗ್ಲಿಷ್ ಪ್ರೊಫೆಸರ್ಗಳಿಗೆ ಅರ್ಥ ಆಗೋದಿಲ್ಲ ಅದಕ್ಕಾಗಿ ಯೂನಿವರ್ಸಿಟಿ ಎಂ ಎ ಓದುವಾಗ ಕೂಡ ಸಿಲೆಬಸ್ನಲ್ಲಿ ಅರವಿಂದೋ ಇಲ್ಲ ಅರವಿಂದೋ ಇಸ್ ಔಟ್ ಇವರಿಗೆ ತಿಳಿಯೋದಿಲ್ಲ ಇವರು ಫೈವ್ ಸ್ಟಾರ್ ಹೋಟೆಲ್ ಕಲ್ಚರಲ್ಲಿರುವವರು ಅರವಿಂದರು ಪ್ರಾಚೀನ ದರ್ಶನವನ್ನು ಹೇಳ್ಕೊಂಡು ಬಂದರು ಅವರು ಯಾವ ಜನ್ಮದ ಪುಣ್ಯವೋ ಏನು ಕಥೆಯೋ ಗಾಯತ್ರಿ ಅರ್ಥವನ್ನು ಆ ಸಾವಿತ್ರಿ ಕಾವ್ಯದಲ್ಲಿ ಬರೆದು ತೋರಿಸಿದ್ರು ಬಹಳ ಕಠಿಣವಾಗಿದೆ ಇಂಗ್ಲಿಷ್ ಬಲ್ಲವರಿಗೆಲ್ಲ ಅರ್ಥ ಆಗುತ್ತೆ ಅಂತ ನಾನು ಹೇಳೋದಿಲ್ಲ ಅದರಲ್ಲಿ ಎಲ್ಲ ಭಾಗ ನನಗೂ ಅರ್ಥವಾಗಿದೆ ಅಂತ ನಾನು ಹೇಳೋದಿಲ್ಲ ಆದರೆ ಉಪಾಸನೆ ಮಾಡಬೇಕು ವೇದ ಹೇಗೆ ಸುಲಭ ಅರ್ಥ ಆಗೋದಿಲ್ಲೋ ಹಾಗೆ ಗಾಯತ್ರಿ ಗಾಯಂತಂ ತ್ರಾಯತೆ ಗಾನ ಮಾಡುವವನನ್ನು ಕಾಪಾಡುತ್ತದೆ ನಮ್ಮೂರ್ಲೊಬ್ಬರು ಮೇಷ್ಠ ಹೇಳುವರು ಮೂರು ಅಕ್ಷರ ಬಿಡಿಸಿ ಗಾ ಯಾ ತ್ರಿ ಯಾ ಯಾವುದು ತ್ರಿ ತ್ರಿಕಾಲಗಳಲ್ಲಿ ಗಾ ಗಾನ ಮಾಡಲ್ಪಡುತ್ತದೆಯೋ ಅದು ಗಾಯತ್ರಿ ಮೂರೂ ಹೊತ್ತು ಧ್ಯಾನ ಮಾಡಬೇಕು ಯೋಗ್ಯತೆ ಇದ್ದವರು ಮಂತ್ರವನ್ನೇ ಹೇಳಿ ಇಲ್ಲದೆ ಇದ್ದವರು ಅರ್ಥವನ್ನು ಹೇಳಿ ಅದು ಮೂರು ಕಾಲದಲ್ಲಿ ನಿಮ್ಮನ್ನು ಕಾಪಾಡ್ತದೆ ಮುಚ್ಚಂದಿಯಲ್ಲಿ ಕಾಪಾಡ್ತದೆ ಅದಕ್ಕೆ ಸಾವಿತ್ರಿ ಅಂತ ಅದಕ್ಕೆ ಹೆಸರು ಸೂರ್ಯ ಸಂಬಂಧವಾದ ಮಂತ್ರವಾದ್ದರಿಂದ ಅದು ಸಾವಿತ್ರಿ ಸವಿತ್ರ ಸಂಬಂಧವಾದದ್ದು ಮತ್ತೆ ಅದಕ್ಕೆ ಸರಸ್ವತಿ ಅಂತ ಯಾತಕ್ಕೆ ಹೆಸರು ವಾಣಿ ಎನ್ನುವ ಅರ್ಥದಲ್ಲಿ ಸರಸ್ವತಿ ಅಂತ ಹೆಸರು ನಮ್ಮನ್ನು ರಕ್ಷಣೆ ಮಾಡುವುದು ವಾಣಿ ಅಲ್ಲವೇ ನೋಡಿ ದಿವ್ಯವಾಣಿ ಗೀರ್ವಾಣವಾಣಿ ಸಂಸ್ಕೃತವಾಣಿ ವೇದವನ್ನ ಮಹಾಭಾರತ ರಾಮಾಯಣಾದಿಗಳನ್ನ ನಮ್ಮ ಪೂರ್ವಜರು ರಕ್ಷಿಸಿ ಬಂಗಾರದ ಪೆಟ್ಟಿಗೆಯಲ್ಲಿಟ್ಟು ಯಾವ ಭಾಷೆಯಲ್ಲಿ ಕೊಟ್ಟರೋ ಅದು ಗೀರ್ವಾಣವಾಣಿ ಅದು ಸಂಸ್ಕೃತ ಅದಕ್ಕೆ ದ್ರೋಹ ಮಾಡಿದರೆ ತಾಯಿಗೆ ದ್ರೋಹ ಮಾಡಿದ ಹಾಗೆ ಜ್ಞಾಪಕ ಇಟ್ಕೊಳ್ಳಿ ಅರವತ್ತು ವರ್ಷ ಅದನ್ನೇ ಮಾಡಿದ್ದೇವೆ ಕಾಯಕ ನಾವು ಅವತ್ತಿವತ್ತು ರಾಷ್ಟ್ರ ಒಡೆದು ಒಡೆದು ಕುಡಿಯಾಕಾಗ್ತಾ ಇದೆ ಗಾಯತ್ರಿ ದ್ರೋಹ ಮಾಡಿದ್ದೇವೆ ಸಾವಿತ್ರಿ ದ್ರೋಹ ಮಾಡಿದ್ದೇವೆ ಇದನ್ನು ಹಿಂದೆ ಮಾಡಿರಲಿಲ್ಲವೋ ಮಾಡಿದ್ರು ಎಂಬ ಮಹಾನುಭಾವರು ಪೂರ್ವಾಶ್ರಮದಲ್ಲಿ ವಿ ಪಿ ಸಿಂಗಿಗಿಂತ ಜೋರಾಗಿ ಮಾಡಿದ್ರು ಅದನ್ನು ಜಾತಿ ಮೇಲೆ ಜಾತಿ ಎತ್ತು ಕಟ್ಟಿ ತ್ರಿಶಂಕವನ್ನು ಆ ಧೃತವ್ರತರಾಯ ಅವನ ಅವನ ತಂದೆ ಮೇಲೆ ತಯ್ಯಾರಣನಿಗೆ ಮಾಡಬಾರದನ್ನೆಲ್ಲ ಮಾಡಿ ದೊರೆ ಆ ದುಷ್ಟ ಮಗನ ಇವನು ಹುಟ್ಟಬಾರದಾಗಿತ್ತು ವಂಶದಲ್ಲಿ ಇಂಥ ಶೋಕ ಪಟ್ಟುಕೊಂಡು ಸತ್ತಾಗ ವಸಿಷ್ಠರು ಹನ್ನೆರಡು ವರ್ಷ ಕ್ಷಾಮಕಾಲದ ರಾಜ್ಯ ಸೂತ್ರವನ್ನು ಹಿಡಿದು ಅವನನ್ನೇ ಕರೆದು ಪುನಃ ಪ್ರತಿಷ್ಠೆ ಮಾಡಿದರೆ ಹಳೇ ಚಾಲಿನಿಂದ ಪೂರ್ವಾಶ್ರಮದ ವಿಶ್ವಾಮಿತ್ರ ಜೊತೆಯಲ್ಲಿ ಸೇರಿ ಎಲ್ಲ ಜಾತಿಗಳನ್ನು ಒಂದು ಮಾಡಿ ಮಾಡಬಾರದ್ದನ್ನೆಲ್ಲ ಮಾಡಿದವರು ವಿಶ್ವಾಮಿತ್ರರು ಪೂರ್ವಾಶ್ರಮದಲ್ಲಿ ಅಷ್ಟು ಕೆಲಸ ಇವತ್ತು ನಡೆದಿಲ್ಲ ಯಾರೂ ಮಾಡಿಲ್ಲ ಅಂಥವರಿಗೂ ಪಶ್ಚಾತ್ತಾಪದ ಬೇಗೆಯಲ್ಲಿ ಬೆಂದು ಎಷ್ಟು ಸಹಸ್ರ ವರ್ಷ ತಪಸ್ಸನ್ನು ಮಾಡಿ ತಮ್ಮ ಶರೀರದಲ್ಲಿದ್ದ ಹುಳಿ ಕ್ಷಾತ್ರ ದ್ವೇಷ ರೋಷ ಮಾತ್ಸರ್ಯ ಅಸೂಯೆ ಇವುಗಳನ್ನೆಲ್ಲ ತಾವೇ ಸುಟ್ಟುಕೊಂಡು ವಸಿಷ್ಠರ ದಾಸಾನುದಾಸನಾಗಿ ಅವರ ಬಾಯಿಂದ ಮಹರ್ಷಿ ಅಂತ ಅನಿಸಿಕೊಂಡವರು ಕಂಡುಕೊಂಡ ಜ್ಞಾನ ಲೋಕಕ್ಕೆ ರಕ್ಷಕವಾದದ್ದು ಬೆಳಕೇ ಹೊರತು ಕತ್ತಲೆಯಲ್ಲ ಇದು ವಿಶ್ವಾಮಿತ್ರ ದರ್ಶನ ನಮಗೆ ನಿಮಗೆ ಸುಲಭವಾಗಿ ಅರ್ಥವಾಗುತ್ತೆ ವಿಶ್ವಾಮಿತ್ರಗೆ ಅರ್ಥ he took he took a length of several lifetimes to discover that it was light that could protect and not darkness that could protect simple formula ಲೋಕವನ್ನು ಕಾಪಾಡುವುದು ಬೆಳಕೋ ಕತ್ತಲೆಯೋ any child will tell you ಬೆಳಕು ಮತ್ತು ರಾತ್ರಿ ಇದೆಯಲ್ಲ ರಾತ್ರಿ ಇರೋದು ವಿಶ್ರಾಂತಿಗೆ ಬೆಳಗಿರುವುದು ದುಡಿಮೆಗೆ ಇದು ದೇವರು ಮಾಡಿದ ನಿಯಮ ಬೆಳಕಿರುವುದು ನಿದ್ರೆಗೆ ರಾತ್ರಿ ಇದು ದುಡಿಮೆಗೆ ಇದು ಮಾಡಿದ್ದು ಫ್ಯಾಕ್ಟರಿಗಳು ಇದನ್ನು ಮಾಡಿರೋದು ನಿಮ್ಮ ಕಂಪ್ನಿಗಳು ಇದನ್ನು ಮಾಡಿರೋದು ನಾಟಕ ಕಂಪನಿಗಳು ರಾತ್ರಿ ಎಲ್ಲ ನಾಟಕ ಆಡ್ತಾರೆ ಯಾರೋ ಗಂಡ ಯಾರೋ ಹೆಂಡತಿ ಯಾರ ಜೊತೆಲೋ ನಾಟಕ ಮಾಡ್ತಾರೆ ಪೋಲಿಗಳು ನಿಯಮ ಎಲ್ಲ ಬೆಳಗ್ಗೆ ಎಲ್ಲ ಮಲಗಿರ್ತಾರೆ ತೂಕಡಿಸ್ತಾ ಇರ್ತಾರೆ ರಾಕ್ಷಸ ಬುದ್ಧಿ ರಾತ್ರಿ ಎಚ್ಚರಿಕೆ ದೇವರು ಕೊಟ್ಟಿಲ್ಲ ರಾತ್ರಿ ಇರೋದು ನಿದ್ದೆ ಮಾಡುವುದಕ್ಕೆ ನಿದ್ದೆ ಅನ್ನೋದು ವಿಶ್ರಾಂತಿ ಆಕಾಶ ನೀವಾಲಿ ಇದೆಲ್ಲ ಕುರ್ತವತ್ತು ಹೇಳಿದೆ ಅದು ವೇದ ದೃಷ್ಟಿಯಿಂದ ವೇದೈ ಪಶ್ಯತ್ಯ ಪಂಡಿತಾಹ ನೋಡಿದಾಗ ನಿಮಗೆ ಅರ್ಥವಾಗುತ್ತೆ ಸಾವಿತ್ರಿ ಗಾಯತ್ರಿ ಸರಸ್ವತಿ ಒಂದು ಪ್ರಶ್ನೆ ಕೇಳಿಕೊಂಡು ಉತ್ತರ ಹೇಳಿ ಹೇಳ್ತೇನೆ ವೇದ ಮಂತ್ರಗಳನ್ನು ಹೇಳಿ ತೋರಿಸ್ತೇನೆ ವಿಶ್ವಾಮಿತ್ರರು ಗಾಯತ್ರಿ ಮಂತ್ರವನ್ನು ಕಂಡುಹಿಡಿದು ಪ್ರತ್ಯಕ್ಷ ಮಾಡಿಕೊಂಡು ಲೋಕಕ್ಕೆ ಕೊಡುವಕ್ಕೆ ಮುಂಚೆ ಗಾಯತ್ರಿ ಮಂತ್ರ ಇರಲಿಲ್ಲವೇ ಅಂತ ಈ ಪ್ರಶ್ನೆ ನಿಮ್ಮ ತಲೆಗೆ ಬಂದೇ ಇಲ್ಲ ನಿಮ್ಮ ತಲೆ ಪ್ರಶ್ನೆಯನ್ನು ಹಾಕಿ ನಿಮ್ಮ ತಲೆ ಕೆಡಿಸಿ ಸರಿ ಮಾಡೋನು ನಾನೇ ಈಗ ನಮಗೆ ಗೊತ್ತಿಲ್ಲದೆ ಅದನ್ನು ಹೇಳಿ ಆಗಪ್ಪ ತಲೆ ಕೆಡಿಸ್ತೀರಿ ಅಂದ್ರೆ ಕೆಡಿಸದೇ ಸರಿ ಮಾಡೋಕೆ ಬರೋದಿಲ್ಲ ಮೊದಲು ಕೆಡಬೇಕು ಆಮೇಲೆ ಸರಿ ಹೋಗಬೇಕು ವಿಶ್ವಾಮಿತ್ರಿಗೆ ಮುಂಚೆ ಗಾಯತ್ರಿ ಇರಲಿಲ್ಲವೇ ಹೇಗೆ ಹೇಳಿದ್ರು ಸಿಕ್ಕಾಕೋತೀರಿ ಇತ್ತು ಅಂದರೆ ಹಾಗಿದ್ರೆ ಇವರು ಕಂಡು ಹಿಡಿದ್ರು ಅನ್ನೋಕೆ ಅರ್ಥವೇನು ಇದ್ದದ್ದನ್ನೇ ಕಂಡು ಹಿಡಿದ ಅರ್ಥವಿಲ್ಲ ಇರಲಿಲ್ಲ ಅಂದ್ರೆ ಹಾಗಿದ್ರೆ ಅದಕ್ಕೆ ಮುಂಚೆ ಬ್ರಾಹ್ಮಣರು ಏನು ಜಪ ಮಾಡ್ತಿದ್ರು ಯಜ್ಞೋಪೇತ ಐತೆ ಉಪನಯನ ಹೇಗಾಗ್ತಿತ್ತು ಗಾಯತ್ರಿ ಇಲ್ಲದಿದ್ರು ಉಪನಯನ ಹೇಗಾಗ್ತಿತ್ತು ಎಂಥ ಇಕ್ಕಟ್ಟಿನ ಪ್ರಶ್ನೆ ಒಂದು ಗುಟ್ಟು ಹೇಳ್ತೇನೆ ನಮ್ಮ ಕೈಲಿ ಕೇಳಿಕೊಂಡು ಇವತ್ತಿಲ್ಲಿ ಬರದೇ ಇದ್ದು ಪಂಡಿತರನ್ನು ಕೇಳಿ ಕೆದಿಕೆ ರೇಗಿಸಿ ನೋಡೋಣ ಏನು ಉತ್ತರ ಕೊಡ್ತಾರೆ ಅಂತ ಒಬ್ಬರಾದರೂ ಉತ್ತರ ಕೊಟ್ಟರೆ ಅವ್ರನ್ನ ನಮಸ್ಕಾರ ಮಾಡಿಬಿಡ್ತೇನೆ ಗಾಯತ್ರಿಗೆ ಮುಂಚೆ ಇದ್ದ ಮುಂಚೆ ಏನು ಕೌತುಕ ಇದು ನಮಸ್ಕಾರ ಮಾಡಿದೆ ನಾರಾಯಣ ಇದೊಂದು ವಿಚಿತ್ರವಾದ ಸಭೆ ಇಲ್ಲಿ ವೇದವ್ಯಾಸರಿದ್ದಾರೆ ಆದ್ದರಿಂದಲೇ ನಿಮಗೆ ಪದೇ ಪದೇ ನಾವು ಹೇಳುವ ತೊದಲು ಮಾತಿಗೆ ಶಾಭಾಸ್ ಅಂತ ಇದ್ದಾರೆ ಇದು ಸತ್ಯಗ್ರಂಥ ಮಹಾಭಾರತ ನಿಮಗೆಲ್ಲರಿಗೆ ಖಂಡಿತವಾಗಿ ಒಳ್ಳೆಯದಾಗತ್ತೆ ನಿಮ್ಮ ಮಕ್ಕಳಿಗೆಲ್ಲ ದೈವಿಕ ಬುದ್ಧಿ ಉಂಟಾಗಲಿ ಪ್ರಶ್ನೆ ಕೇಳಿಬಿಟ್ನಲ್ಲ ಏನು ಉತ್ತರ ಗಾಯತ್ರಿ ಮಂತ್ರ ವಿಶ್ವಾಮಿತ್ರರು ಕಂಡುಕೊಂಡ ಶಬ್ದ ರೂಪದಲ್ಲಿ ಇರಲಿಲ್ಲ ಅದಕ್ಕೆ ಮುಂಚೆ ಅದಿದ್ದದ್ದು ಸಾವಿತ್ರಿ ಮಂತ್ರ ರೂಪದಲ್ಲಿ ಅದು ಪ್ರಾಚೀನ ಆ ಸಾವಿತ್ರಿ ಮಂತ್ರ ಹೇಗಿತ್ತು ಅದನ್ನು ನಮ್ಮ ತೈತ್ರಿಯ ಬ್ರಾಹ್ಮಣದಲ್ಲಿ ತೈತ್ರಿಯ ಬ್ರಾಹ್ಮಣದಲ್ಲಿ ಕೊನೆಯಲ್ಲಿ ಕಾಟಕ ಅಂತ ಹೇಳ್ತೇವೆ ಕಠ ಸಂಹಿತೆಗೆ ಕಠಬ್ರಾಹ್ಮಣಕ್ಕೆ ಸೇರಿದ್ದ ಮೂರು ಪ್ರಶ್ನೆಗಳು ಆ ಸಂಹಿತೆಯಲ್ಲಿ ಲುಪ್ತವಾಗಿತ್ತು ಎಲ್ಲಿಯೋ ಸಿಕ್ಕಲಿಲ್ಲ ಅಂತ ತೈತ್ರಿಯು ಯಜುರ್ವೇದ ಶಾಖೆಯ ಒಂದೇ ಅಂತ ಹೇಳಿ ಇದಕ್ಕೆ ಲೂಸ್ಲಿ ಶಂಟೆಡ್ ಇದಕ್ಕೆ ತಂದು ಸೇರಿಸಿಬಿಟ್ರು ಆಮೇಲೆ ಈಚೆಗೆ ಕಠ ಸಂಹಿತೆ ಪತ್ತೆ ಮಾಡಿದ್ದಾರೆ ಕಠ ಬ್ರಾಹ್ಮಣ ಪತ್ತೆ ಮಾಡಿದ್ದಾರೆ ಗೋಕರ್ಣದಲ್ಲಿ ಒಬ್ಬರು ಮಹಾಪಂಡಿತರ ಮಗ ಅವನು ಅಶ್ವಮೇಧ ಯಾಗ ಮಾಡಿಸ್ತಾನ ಹುಡುಗ ರಾಜಸೂಯ ಮಾಡಿಸ್ತಾನೆ ಜ್ಯೋತಿಷ್ಠೋಮ ಮಾಡಿಸ್ತಾನೆ ಅಗ್ನಿಷ್ಠೋಮ ಮಾಡಿಸ್ತಾನೆ ಮಹಾಪಂಡಿತ ಅವನಿಗೆ ಈ ಯಂತ್ರ ಎಲೆಕ್ಟ್ರಾನಿಕ್ಸ್ ಗೊತ್ತು ಒಂದು ಸಣ್ಣ ಡಿಸ್ಕ್ನಲ್ಲಿ ನಮ್ಮ ಭಾರತೀಯರ ಋಗ್ವೇದದಿಂದ ಹಿಡಿದು ಶೌತಸೂತ್ರ ಗೃಹ್ಯಸೂತ್ರ ಧರ್ಮಸೂತ್ರ ಮೊದಲುಗೊಂಡು ಮಹಾಭಾರತ ರಾಮಾಯಣ ಎಲ್ಲವನ್ನ ಅಡಗಿಸಿ ಒಂದು ಸಣ್ಣ ಡಿಸ್ಕ್ ಕೊಟ್ಟಿದ್ದಾನೆ ನನಗೆ it contains the entire Sanskrit literature entire Vedic literature ಯಂತ್ರಗಳ ಸದುಪಯೋಗ ಎಲ್ಲ ಪತ್ತೆಗೆ ಕಟಬ್ರಾಹ್ಮಣ ಎಲ್ಲಿದೆ ಅದು ಪ್ರೆಸ್ ಮಾಡಿ ಮಾಡಿ ತೋರಿಸಿದ್ರು ಈಗ ನಾ ಕೇಳೋ ಮಂತ್ರ ಎಲ್ಲಿ ಬರ್ತದೆ ಎಲ್ಲಿ ಬರ್ತದೆ ನೋಡಿ ಎಲ್ಲಿ ಬರ್ತದೆ ಒಳ್ಳೆ ಅಪ್ಪಟ ಒಳ್ಳೆ ದೊಡ್ಡ ಅಕ್ಷರದಲ್ಲಿದೆ ಅದು ಏನು ಮಾಡಿದ್ರು ಪರಕೀಯರು ಡಿಸ್ಕವರಿ ಮಾಡಿದ್ರು ನಮಗೆ ಅನುಕೂಲ ಭಾರತೀಯರಿಗೆ ಇದು ಗಾಯತ್ರಿ ಎನ್ನುವುದು ಸಾವಿತ್ರಿ ರೂಪದಲ್ಲಿತ್ತು ಅನ್ನೋದಕ್ಕೇನು ಪ್ರಮಾಣ ಪ್ರಮಾಣವನ್ನು ಕೊಡ್ತೇನೆ ದೇವಭಾಗೋ ಹರ್ಷವು ತರುಷ ದೇವಭಾಗ ಅಂತ ಒಬ್ಬರು ಮಹರ್ಷಿ ಇದ್ದರು ಅವರು ಶ್ರುತಿಗಳನ್ನು ಪ್ರತ್ಯಕ್ಷ ಮಾಡಿಕೊಂಡ ಮಹಾನುಭಾವರು ಸಾವಿತ್ರಂ ವೇದಾಂತಕಾರ ಸಾವಿತ್ರ ಮಂತ್ರವನ್ನು ಅರ್ಥ ಮಾಡಿಕೊಂಡರು ತಗುಂಭವಾಗ ದೃಶ್ಯಮಾನ ಕಣ್ಣಿಗೆ ಕಾಣದೆ ಕಿವಿಗೆ ಅವರಿಗೆ ಈ ಮಂತ್ರ ಕೇಳಿಸಿತು ವಾಗದೃಶ್ಯಮಾನಾಭ್ಯುವಾಚ ಸರ್ವಂ ಬತ ಗೌತಮೋ ವೇದ ಅವರು ಗೌತಮ ಗೋತ್ರದವರು ದೇವಭಾಗರು ಮಹರ್ಷಿಯೇ ನೀ ಎಲ್ಲ ತಿಳ್ಕೊಂಡಿದ್ದೀಯೇ ಎಸ್ ಸಾವಿತ್ರಂ ವೇದೇತಿ ನಿನಗೆ ಸಾವಿತ್ರಮಂತ ಗೊತ್ತೇ ಎಂಬುದಾಗಿ ಅಶ್ರೀರ್ವಾಣಿ ಕೇಳಿತು ಸಹೋವಾಚ ದೇವಭಾಗರು ಕೇಳಿದರು ಕೈಷಾವಾಗಸೀತಿ ಇದೊಂದಿದೆಯೇನು ಸಾವಿತ್ರ ಅಂತ ನಾ ಕೇಳೇ ಇಲ್ವಲ್ಲ ಅದೆಲ್ಲಿದೆ ಆಗ ಹೇಳಿತು ಅಯಂ ಅಹಂ ಸಾವಿತ್ರ ಇದೋ ಸಾವಿತ್ರ ಮಂತ್ರವನ್ನು ಹೇಳ್ತೇನೆ ಸ್ವೀಕಾರ ಮಾಡು ದೇವಾನಾಮುತ್ತಮೋ ಲೋಕ ದೇವತೆಗಳಿಗೂ ಮೇಲ್ಪಟ್ಟ ಲೋಕ ಇದು ಸಾವಿತ್ರ ಮಂತ್ರದ ಅರ್ಥಲೋಕ ದೇವತೆಗಳಿಗೂ ಮೇಲ್ಪಟ್ಟದ್ದು ಯಾಕೆ ಸತ್ತವರನ್ನ ಬದುಕಿಸುವ ಮಂತ್ರ ಇದು ಸಾವಿತ್ರಿ ಹೇಗೆ ಸತ್ಯವಂತನನ್ನು ಸತ್ತವನನ್ನ ಯಮಲೋಕದಿಂದ ವಾಪಸ್ ತಂದಳೋ ಅರ್ಥ ಮಾಡಿಕೊಳ್ಳಿ ಜಡಪ್ರಾಯರಾಗಿ ಮೃತರಾಗಿ ಕಲ್ಲಿನಂತೆ ಕೊಂಟಿನಂತೆ ಬಿದ್ದಿರ್ತಕ್ಕ ನಮ್ಮನ್ನು ಎಬ್ಬಿಸಿ ಕೂರಿಸ್ತಕ್ಕ ಮಂತ್ರ ಈ ಸಾವಿತ್ರ ಮಂತ್ರ ದೇವಾನಾಮುತ್ತಮೋ ಲೋಕ ಗುಹ್ಯಂ ಮಹೋ ಬಿಭ್ರಜಿತಿ ಇದು ದೇವತೆಗಳಿಗೂ ಗುಹ್ಯವಾದದ್ದು ಅದರ ಗರ್ಭದಲ್ಲಿ ಬಹಳ ದೊಡ್ಡ ಅರ್ಥವಿದೆ ಏತಾವತಿ ಗೌತಮಃ ಅದನ್ನು ಹೇಳ್ತೇನೆ ಯಜ್ಞೋಪವೀತಂ ಕೃತ್ವಾಧೋ ನಿಪಪಾತ ಇದು ಹೀಗಿದೆಯೋ ಎಂಬುದಾಗಿ ಅದೃಶ್ಯವಾಣಿಗೆ ಆ ಗೌತಮ ದೇವಭಾಗ ಯಜ್ಞೋಪೀತ ಉಪೀತ ಮಾಡಿಕೊಂಡು ಸೊಂಟಕ್ಕೆ ಉತ್ತರಿಯ ಕಟ್ಟಿಕೊಂಡು ನಮಸ್ಕಾರ ಮಾಡಿದ ನಮೋ ನಮ ಇತಿ ಆ ಮಂತ್ರ ಕೊಡಮ್ಮ ಅಶರೀರವಾಣಿಯೇ ಆ ಮಂತ್ರ ಕೊಡು ಸಹೋಭಾಷ ಅಶರೀರವಾಣಿ ಹೇಳಿತು ಮಾ ವೈಶೀರ್ಗೌತಮ ಬೇಡ ನೀನು ಜಿತೋ ವೈತೆ ಲೋಕ ಇತಿ ಆ ಉತ್ತಮ ಲೋಕ ನಿನಗೆ ಸಿಗುತ್ತದೆ ನಾ ಮಂತ್ರ ಕೊಡ್ತೇನೆ ತಸ್ಮಾದ್ಯೇಕೆ ಕೇಚ ಸಾವಿತ್ರಂ ವಿದು ನಿನ್ನಿಂದು ಸಾವಿತ್ರಮಂತ ಪಡ್ಕೊಂಡವರೆಲ್ಲರೂ ಉತ್ತಮ ಲೋಕವನ್ನು ಪಡೆದುಕೊಳ್ಳಲಿ ಸರ್ವೇತೇ ಜಿತಲೋಕ ಅವರಿಗೂ ಎಲ್ಲ ಲೋಕಗಳು ವಶವಾಗಲಿ ಸಯೋ ಹವೈ ಪದಗ್ನ ಪದಜ್ಞಶ್ರಿಯಾಭಿಷಿಕ್ತಂ ವೇದ ಇದು ಸಾವಿತ್ರಿ ಮಂತ್ರ ಎಂಟು ಅಕ್ಷರ ಉಳ್ಳದ್ದು ಇದು ಅಷ್ಟಾಕ್ಷರ ಮಂತ್ರ ಇದು ವಿಷ್ಣು ಅಷ್ಟಾಕ್ಷರಿ ನಾರಾಯಣಾಕ್ಷರಿ ಹೇಳಿದ ಹಾಗೆ ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೇನೆ ಪರಮ ಋಷಿಗಳು ನನ್ನನ್ನು ಕಾಪಾಡಬೇಕು ಗುಹ್ಯವಾದದ್ದನ್ನು ಬಹಿರಂಗವಾಗಿ ಹೇಳಬಾರದು ಅಂತಾರೆ ಹೇಳದೇ ಇದ್ರೆ ನಾವು ಹಾಳಾಗಿ ಬಿಡ್ತೇವೆ ಇವತ್ತು ಒಂದು ಪರಮ ಆಪತ್ಕಾಲ ಅಂತ ಹೇಳ್ತಿದ್ದೇನೆ ಇದೇ ಅಂತ ತಿಳ್ಕೊಳ್ಳಿ ಶ್ರೀಯಾಭಿಷಿಕ್ತಂ ವೇದ ಇದಕ್ಕೆ ಲಕ್ಷ್ಮೀದೇವಿ ಅಭಿಷೇಕ ಮಾಡಿದ್ದಾಳಂತೆ ಈ ಮಂತ್ರದಲ್ಲಿ ಲಕ್ಷ್ಮೀ ಅಂಶ ಕೂಡಿದೆಯಂತೆ ಶ್ರೀಯಾಭಿಷಿಕ್ತಂ ವೇದ ಶ್ರಿಯಾ ಹೈವಾಭಿಷಿಚ್ಯತೆ ಈ ಮಂತ್ರವನ್ನು ಅರ್ಥವನ್ನು ತಿಳ್ಕೊಂಡವನಿಗೆ ಲಕ್ಷ್ಮೀ ಕಟಾಕ್ಷ ಚೆನ್ನಾಗಿ ಪ್ರಾಪ್ತವಾಗುತ್ತೆ ಆ ಮಂತ್ರ ಯಾವುದು ಗಮನವಾಗಿ ಕೇಳಿ ಘೃಣಿ ರೀತಿದ್ವೇ ಅಕ್ಷರೇ ಘೃಣಿ ಅಂತ ಎರಡು ಅಕ್ಷರ ಸೂರ್ಯ ಇತಿ ತ್ರೇಣಿ ಸೂರ್ಯ ಅಂತ ಮೂರು ಅಕ್ಷರ ಸೂರ್ಯ ಅಂದ್ರೆ ಎರಡೇ ಅಕ್ಷರ ಆಗುತ್ತೆ ಸೂ ಅಂತ ಒಂದು ರಿಯಾ ಅಂತ ಒಂದು ಅಂದ್ರೆ ಸೂರ್ಯ ಸೂರಿಯ ಮಾಡಬೇಕು ಗಾಯತ್ರಿಗೂ ಹಾಗೆ ಇದೆ ತತ್ಸವಿತುರ್ ವರೇಣ್ಯ ವರೇಣ್ಯಂ ಅಂದ್ರೆ ಒಂದು ಅಕ್ಷರ ಕಮ್ಮಿ ಆಗುತ್ತೆ ವರೇಣ್ಯಂ ಜಪ ಮಾಡುವಾಗ ಯಾ ಬಿಡಿಸಬೇಕು ಮಂತ್ರ ಹೇಳುವಾಗ ಎರಡು ಅಕ್ಷರ ಹೇಳಬೇಕು ಸಾವಿತ್ರ ಸೂರ್ಯ ಈ ಚೇತ್ರೇಣಿ ಮೂರು ಆದಿತ್ಯ ಈ ಚೇತ್ರೇಣಿ ಗೃಣಿ ಅಂತ ಎರಡು ಸೂರ್ಯಾಂತಮೂರು ಮೂರು ಅಂತ ಮೂರು ಏತದ್ವೈ ಅಷ್ಟಾಕ್ಷರಂ ಪದಜ್ಞ ಶ್ರಿಯಾಭಿಷಿಕ್ತಂ ಇದೇ ಸೂರ್ಯ ಅಷ್ಟಾಕ್ಷರ ಏವಂ ವೇದ ಶ್ರೇಯ ಹೈವಾಭಿಷಿಚ್ಯತೆ ಇವನಿಗೆ ಲಕ್ಷ್ಮೀ ಕಟಾಕ್ಷ ಜ್ಞಾನ ಪ್ರಾಪ್ತಿಯಾಗತ್ತೆ ತಗುಂಸವಿದಿತ್ವ ಅಮೃತೋ ಭೂತ್ವ ದೇವಭಾಗ ಇದನ್ನು ಅರ್ಥ ಮಾಡಿಕೊಂಡು ಪೂಜೆಯನ್ನು ಹೊಂದಿದ ಸ್ವರ್ಗಂ ಲೋಕಮಿಯಾಯ ಸುವರ್ಗಂ ಬೆಳಕಿನ ಲೋಕಕ್ಕೆ ಹೋದ ಆದಿತ್ಯ ಸಾಯುಜ್ಯಂ ಆದಿತ್ಯ ಶಬ್ದದಿಂದ ಪ್ರತಿಪಾದಿತವಾಗುವ ಭಗವಂತನನ್ನು ಹೊಂದಿದ ಇದು ಸೂರ್ಯ ಅಷ್ಟಾಕ್ಷರ ಸೂರ್ಯ ಆದಿತ್ಯ ಇದು ಮಂತ್ರ ಸೂರ್ಯ ಆದಿತ್ಯ ಎಣಿಸ್ಕೊಳ್ಳಿ ಎಂಟು ಅಕ್ಷರ ಆಯಿತು ಗಾಯತ್ರಿಗೂ ಮುಂಚೆ ಇದ್ರ ಮಂತ್ರ ಇದು ಸಾವಿತ್ರಿ ಮಂತ್ರ ಈ ಮಂತ್ರದ ಅರ್ಥವೇನು ಲೋಕವನ್ನು ಸೃಷ್ಟಿ ಮಾಡಿದ ಸ್ವಾಮಿ ಸೂರ್ಯ ಇದ್ದಾನಲ್ಲ ಅವನೇ ಆದಿತ್ಯ ಆದತ್ತೆ ಎಲ್ಲವನ್ನ ತನ್ನ ಕಡೆಗೆ ಕರ್ಕೊಳ್ತಾನೆ ತನ್ನ ಕಡೆಯಿಂದ ಎಲ್ಲವನ್ನೂ ಲೋಕಕ್ಕೆ ಕೊಡ್ತಾನೆ he takes us back he gives us back ಆಯುಷ್ಯವನ್ನು ಕೊಡ್ತಾನೆ ಆಯುಷ್ಯವನ್ನು ಹೀರ್ತಾನೆ ಯಾರವನು ಘೃಣಿ ತುಂಬ ಕರುಣೆಯುಳ್ಳವನು ಭಗವಂತನಿಗೆ ಕರುಣೆ ಇದೆ ಆ ಕರುಣೆಯಿಂದಲೇ ಸೃಷ್ಟಿ ಕರುಣೆಯಿಂದಲೇ ಲೋಕಸಂಹಾರ ಕರುಣೆಯಿಂದಲೇ ಸರ್ವರಕ್ಷಣೆ ಎಂಬುದು ಇದು ಸಾವಿತ್ರಿ ಮಂತ್ರದ ಒಡಲು ಅದರ ಅರ್ಥ ತಮಗೆ ವಿವರಿಸಿದ್ದೇನೆ ಇದರಲ್ಲಿ ಏನಾದರೂ ದೇವಗುಹ್ಯವನ್ನು ನಾನು ಬಾಧೆ ಮಾಡಿದ್ದರೆ ಭಗವಂತ ನನ್ನನ್ನು ಕ್ಷಮೆ ಮಾಡಲಿ ದೇವಗುಹ್ಯಗಳನ್ನು ಬಿಡಿಸಬಾರದು ಹೇಳಬಾರದು ಅಂತ ನೂರಾರು ಗುಹ್ಯಗಳು ವೇದದಲ್ಲಿವೆ ಬಹಿರಂಗವಾಗಿ ಅದಕ್ಕೆ ಹೇಳ್ತೇವೆ ಅಂದ್ರೆ ಇವತ್ತು ಶ್ರದ್ಧೆಯ ಆಗ್ತಾ ಇರೋ ಕಾಲದಲ್ಲಿ ತಿಳಿಲಿ ಅಂತ ತಮಗೆ ಹೇಳಿದ್ದೇನೆ ಈ ಕಥೆಯ ಸ್ಥೂಲ ಅರ್ಥವನ್ನು ಮೊದಲು ಹೊರಗಿನ ಅರ್ಥವನ್ನು ನೋಡಿ ಅರ್ಥ ಆಗುತ್ತೆ ನಿಮಗೆ ಸಾವಿತ್ರಿ ಅಶ್ವಪತಿಯ ಮಗಳು ಅಶ್ವ ಅಂದ್ರೆ ಕುದುರೆ ಅಶ್ವ ಅಂದ್ರೆ ಸೂರ್ಯ ಅಂತ ಒಂದರ್ಥ ಅಶ್ವಪತಿ ಅಶ್ವಪತಿಯ ಮಗಳು ಇವಳು ಕೈ ಹಿಡಿದದ್ದು ಗಂಡ ಸತ್ಯವಾನ್ ಸತ್ಯ ಅಂದ್ರೆ ಸೂರ್ಯ ಅಂತ ಅರ್ಥ ಋತಂತ್ವ ಸತ್ಯೇನ ಪರಿಷಿಂಚಾಮೀತಿ ಸಾಯಂ ಹೇಳ್ತೇವೆ ಸತ್ಯೇನ ಪರಿಷಿಂಚಾಮಿ ಋತನ್ವಾ ಸತ್ಯೇನ ಪರಿಷಿಂಚಾಮಿ ಸತ್ಯ ಮತ್ತು ಋತ ಸತ್ಯ ಅಂದ್ರೆ ಸೂರ್ಯ ಋತ ಅಂದ್ರೆ ವರುಣ ವೇದದಲ್ಲಿ ಇದು ಗುಹ್ಯ ಭಾಷೆ ಸತ್ಯವಾನ್ ಅಂದ್ರೆ ಸೂರ್ಯ ಸೂರ್ಯನನ್ನು ಮದುವೆ ಮಾಡಿಕೊಂಡವಳು ಸೂರ್ಯ ಶಕ್ತಿ ಆದ ಸಾವಿತ್ರಿ ಆಮೇಲೆ ನಾರದರು ಹೇಳ್ತಾರೆ ಅಯ್ಯೋ ಇವನನ್ನು ಕೈ ಹಿಡ್ಕೊಂಡೆಲ್ಲ ಇವನಿಗೆ ಆಯುಷ್ಯ ಕಡಿಮೆಯೇ ಇದೆ ಯಾತಕ್ಕೆ ಕಡಿಮೆ ಪ್ರತಿ ವರ್ಷದಲ್ಲಿ ಈ ಮಾಘ ಮಾಸ ಬಂದರೆ ಸೂರ್ಯನ ಬಿಸಿಲು ಅತ್ಯಂತ ಕ್ಷೀಣವಾಗಿ ಈ ಸೂರ್ಯ ಇನ್ನೇನು ಸತ್ತು ಹೋಗ್ತಾನೆ ದಿವಸ ದಿವಸ ಶಕ್ತಿ ಕಡಿಮೆಯಾಗ್ತಾ ಇದೆ ಚಂದ್ರನಂತೆ ಕಾಣ್ತಾ ಇದ್ದಾನೆ ಮಾಘಿ ಬಿಸಿಲು ಮಾಘ ಮಾಸದ ಬಿಸಿಲು ಹೇಗಿರ್ತದೆ ಚಂದ್ರನ ಬೆಳೆದಿಂಗಳಾಗಿರ್ತದೆ ಎನ್ನುವಾಗ ಎಲ್ಲಿಂದಲೋ ಒಂದು ಶಕ್ತಿ ಸೂರ್ಯನ ಶಕ್ತಿ ಅವನನ್ನು ಇಂಗ್ಲಿಷಲ್ಲಿ ಹೇಳ್ತಾನೆ ರಿಸರೆಕ್ಟ್ ಮಾಡ್ತದೆ ಮತ್ತೆ ಪುನರ್ಜೀವನವನ್ನು ಕೊಡ್ತದೆ ಚೈತ್ರ ಮಾಸ ಬರ್ತದೆ ವೈಶಾಖ ಬರ್ತದೆ ಪುನಃ ಪ್ರಖರ ಶಕ್ತಿ ಆಗ್ತದೆ there is an energy spiritual energy which renews the sun ಸೂರ್ಯನನ್ನು ಸಾಯದೇ ಇರುವಂತೆ ಮಾಡುವ ಶಕ್ತಿ ಅದು ಸೈಕಲ್ ಪ್ರತಿ ವರ್ಷವೂ ಅವನನ್ನು ಹೊಸದು ಮಾಡ್ತದೆ ಅಪಾಯ ಬಂದಾಗ ಮತ್ತೆ ಎತ್ಕೊಂಡು ಬರ್ತದೆ ಆ ಸೂರ್ಯ ಸಾಯುವುದೇ ಇಲ್ಲ ಅದು ಸಾವಿತ್ರಿ ಶಕ್ತಿ ಇದು ಕಥೆ ಅರ್ಥವಾಯ್ತೆ ನೋಡಿ ಸ್ವಲ್ಪ ಆದರೂ ನಿಮಗೆ ಯಜಮಾನ ಆರೋಗ್ಯವಿಲ್ಲ ಗಟ್ಟಿಯಾಗಿಲ್ಲ ಸಾವಿತ್ರಿ ವ್ರತವನ್ನು ಮಾಡ್ತಾರೆ ಸ್ತ್ರೀಯರು ಚೈತ್ರ ಮಾಸದಲ್ಲಿ ಮಾಡ್ತಾರೆ ಸ್ಮಾರ್ತರಲ್ಲಿ ತುಂಬ ವಿಶೇಷ ವಟಸಾವಿತ್ರಿ ವ್ರತ ಅಂತ ಮಾಡ್ತಾರೆ ಶ್ರೀವೈಷ್ಣವರ ವ್ರತವೆಲ್ಲ ಬಿಟ್ಟು ಕೃಷ್ಣಾಷ್ಟಮಿ ಹೇಳ್ಕೊಂಡಿದ್ದೇವೆ ಹೇಳಿಕೊಂಡಿದ್ದೇವೆ ಗೋಕುಲಾಷ್ಟಮಿಯಲ್ಲಿ ಎಲ್ಲ ಸೇರಿ ಹೋಯಿತು ನಮ್ಮ ವ್ರತಗಳು ಬಾಕಿದೇನು ಮಾಡೋಕೆ ಹೋಗೋದಿಲ್ಲ ಆದರೆ ಅಪರಾಧ ಇಲ್ಲವಲ್ಲ ಅಂಥದ್ದೊಂದು ಕತೆ ಇವತ್ತು ಆ ಕಥೆಯನ್ನು ವಿವರಿಸಿ ಹೇಳೋ ಪ್ರಯತ್ನವನ್ನು ಮಾಡ್ತೇನೆ ಗಮನವಾಗಿ ಕೇಳಬೇಕು ಇಲ್ಲಿ ಓದೋದು ತುಂಬಾ ಇದೆ ವಿವರಿಸೋದು ತುಂಬಾ ಇದೆ ಧರ್ಮರಾಜ ಮಾರ್ಕಂಡೇಯ ಮಹರ್ಷಿಗಳನ್ನು ಪ್ರಶ್ನೆ ಮಾಡ್ತಾನೆ ಲೋಮಶರು ಬೃಹದಶರು ಎಷ್ಟೋ ಋಷಿಗಳು ಬರ್ತಾರೆ ಧರ್ಮರಾಜನ ಸಂಗತಿಗೆ ಈಗ ವನಪರ್ವದ ಕೊನೆಗೆ ಬಂದುಬಿಟ್ಟಿದ್ದೇವೆ ನಾಳೆ ಯಕ್ಷಪ್ರಶ್ನೆ ಮುಗಿದರೆ ವನಪರ್ವಕ್ಕೆ ಶಾಸನ ನಾವು ವಿರಾಟ ಪರ್ವಕ್ಕೆ ಹೋಗ್ತಾ ಇದ್ದೇವೆ ತುಂಬ ದಿವಸ ಕೊಟ್ಬಿಟ್ಟಿದ್ದೇನೆ ವನಪರ್ವಕ್ಕೆ ಈಗ ಮುಂದೆ ಕಥೆ ಓಡಿಸ್ತೇನೆ ನಿಧಾನ ಮಾಡಿ ಅಂತ ಹೇಳಬಾರದು ವಿರಾಟ ಪರ್ವ ಮೂರೇ ದಿವಸ ಉದ್ಯೋಗ ಪರ್ವನು ತುಂಬಾ ಇದೆ ಬಿದುರು ನೀತಿ ಅದು ಸನಸ್ಸು ಜಾತಿಯ ದೊಡ್ಡ ಗಂಡಾಂತರಗಳು ವೇದಾಂತವೆಲ್ಲ ಬೇಗ ಮುಗಿಸಬೇಕು ಒಂದು ವೇಳೆ ಅದು ತಡ ಆದರೆ ಭೀಷ್ಮ ದ್ರೋಣರನ್ನು ಬೇಗ ಕಳಿಸಿಬಿಡ್ತೇನೆ ಯುದ್ಧ ಭೂಮಿ ಏನೇನು ಮಾಡಲಿ ಯುದ್ಧದ ಕತೆ ವಿಸ್ತಾರ ಮಾಡೋದಿಲ್ಲ ಧರ್ಮರಾಜ ಕೇಳ್ತಾನೆ ಮಾರ್ಕಂಡೇಯರನ್ನ ಸ್ವಾಮಿ ನನ್ನ ಹೆಂಡತಿ ತುಂಬಾ ಕಷ್ಟಪಟ್ಲು ನನ್ನಂತಹ ಅಯೋಗ್ಯ ಗಂಡನನ್ನು ಕೈ ಹಿಡಿದು ಅಗ್ನಿಪುತ್ರಿ ಅಯೋನಿಜೆ ಎಷ್ಟೊಂದು ಕಷ್ಟಪಟ್ಟಿದ್ದಾಳೆ ನನಗೆ ಬುದ್ಧಿನೇ ಇಲ್ಲ ಆ ಕಾಲದಲ್ಲಿ ಬಂದವರಿಗೆಲ್ಲ ಭೋಜನ ಬಡಿಸುವಂತಾನೆ ಮಾಡ್ತೇನೆ ಇಡ್ತೇನೆ ಜೂಜಾಡ್ತೇನೆ ಸೋಲ್ತೇನೆ ಕಲ್ಲು ಮುಳ್ಳು ತುಂಬಿ ಹನ್ನೆರಡು ವರ್ಷ ಕಾಡಿಗೆ ಬಂದುಬಿಟ್ಟಿದ್ದೇವೆ ಗುರುಗಳೇ ಹೀಗೆ ಕಷ್ಟಪಟ್ಟ ಸ್ತ್ರೀ ಇನ್ನೊಬ್ಬಳುಂಟೆ ಅಂತ ಪ್ರಶ್ನೆ ಕೇಳಿದ ಅದಕ್ಕೆ ಮಾರ್ಕಂಡೆಯರು ಹೇಳಿದ್ರು ಅದಕ್ಕಿಂತ ಕಷ್ಟಪಟ್ಟವರಿದ್ದಾರಪ್ಪ ನೀನಿನ್ನೂ ಗಟ್ಟು ಗಂಡು ಗೂಳಿ ಆಗಿದ್ದೀಯೇ ದ್ರೌಪದಿ ಮಾಡಿದ್ದ ತಪಾಸಣೆಯಿಂದ ಗೋಳಿ ಇದ್ದಾಗಿದ್ದೀಯೇ ನೀನು ಆದರೆ ಸಾವು ಖಂಡಿತ ಬರ್ತದೆ ಅಂತ ತಿಳಿದೂ ಒಬ್ಬನನ್ನ ಮನಸ್ಸಿನಿಂದ ಒಲಿಸಿದವಳುಗಳು ಪತಿವ್ರತೆ ಯಮನನ್ನೇ ಸೋಲಿಸಿ ಏಮಾರಿಸಿ ಅವನಿಂದ ವರವನ್ನು ಪಡ್ಕೊಂಡು ಬಂದು ಗಂಡನನ್ನು ಬದುಕಿಸಿದಲ್ಲ ಅವಳು ಪಟ್ಟ ಕಷ್ಟವನ್ನು ದ್ರೌಪದಿ ಪಟ್ಟಿದ್ದಾಳೇನೋ ಧರ್ಮರಾಜ ಯಾರು ಸ್ವಾಮಿಯವಳು ಅವಳು ಅದೋ ಕಥೆಯನ್ನು ಹೇಳ್ತೇನೆ ಎಂಬುದಾಗಿ ಅಸ್ತಿ ಸೀಮಂತಿನಿ ಕಾಚಿತಿ ದೃಷ್ಟಪೂರ್ವಾಭಿವಾಪುರ ಪತಿವ್ರತ ಮಹಾತ್ಮ್ಯ ಇದು ಎರಡು ನೂರ ಒಂಬತ್ತು ಮೂರನೇ ಅಧ್ಯಾಯ ವನಪರ್ವದಲ್ಲಿ ಪತಿವ್ರತ ಮಹಾಭಾಗ ಯಥೇಯಂ ದೃಪದಾತ್ಮಜ ದೃಪದನ ಮಗಳಂತ ಕಷ್ಟಪಟ್ಟವಳು ಪತಿವ್ರತೆ ಇನ್ನೊಬ್ಬರಿದ್ದಾಳೆ ಪತಿವ್ರತ ಅಲ್ಲದೇ ಇದ್ದವರೆಷ್ಟೋ ಕಷ್ಟಪಟ್ಟಿರ್ತಾರೆ ಅದು ತಗೊಂಡು ನಾವು ನೀವು ಮಾಡೋದೇನು ಹೋಗೋದವರಿಂದ ಪತಿವ್ರತೆ ಆದವರು ಕಷ್ಟಪಟ್ಟಿದ್ರೆ ಕಥೆ ಬೇಕು ನಮಗೆ ಪತಿವ್ರತೆ ಅಲ್ಲದೇ ಇದ್ದವರು ಅವರವ್ರ ತಪ್ಪಿನಿಂದ ಈ ಸಿನಿಮಾದಲ್ಲಿ ಎಷ್ಟೋ ಜನ ಸ್ಟಾರ್ಸ್ ಇದ್ದಾರೆ ಕೊನೆಯಲ್ಲಿ ತಿನ್ನುವುದಕ್ಕೇನು ಇಲ್ಲದೆ ಎಷ್ಟೋ ಜನ ಸತ್ರು ಎಂ ವಿ ರಾಜಮ್ಮ ಅಂತ ಒಬ್ಬರಿದ್ರು ಒಳ್ಳೆ ಆಕ್ಟ್ರೆಸ್ ಒಂದು ಕಾಲದಲ್ಲಿ ತಿನ್ನುವುದಕ್ಕೆ ಎರಡು ಕಾಳು ಅನ್ನ ಇಲ್ಲದೆ ಕೊನೆಯಲ್ಲಿ ಸತ್ರು ಯಾವ ಸಿನಿಮಾ ಸ್ಟಾರ್ ಅವರು ಸಹಾಯಕ್ಕೆ ಬಂದರು ಕೊನೆಯಲ್ಲಿ ಅವರೇ ಮಾಡಿಕೊಂಡು ಕರ್ಮ ಸಿಕ್ಕಿದವ್ರ ಜೊತೆಯಲ್ಲೆಲ್ಲ ಇದ್ದು ಮಾಡಿ ಒಳ್ಳೆ ಆಕ್ಟ್ ನೋಡೋಕೆ ಚೆನ್ನಾಗಿದ್ದು ಒಳ್ಳೊಳ್ಳೆ ಆಕ್ಟ್ರೆಸ್ ಮಾಡಿದ್ರು ಅವರು ಬಿ ಆರ್ ಪಂತಲು ಅಂತಿದ್ರು ಜಾತಕ ಫಲ ಅಂತ ಒಂದು ಮಾಡಿದ್ರು ಸ್ಕೂಲ್ ಮಾಸ್ಟರ್ ಅವೆಲ್ಲ ನೋಡಿದ್ದೇವೆ ಸಂತೋಷಪಟ್ಟಿದ್ದೇವೆ ಒಳ್ಳೆ ಆಕ್ಟ್ರೆಸ್ ಕೊನೆಯಲ್ಲಿ ತಿನ್ನುವುದಕ್ಕೆ ಏನು ಇಲ್ಲದೆ ಸತ್ರು ಘನ ಸರ್ಕಾರದವರು ಸಹಾಯಕ್ಕೆ ಬರಲಿಲ್ಲ ಆಕೆ ಸರ್ಕಾರವನ್ನು ಮದುವೆ ಮಾಡಿಕೊಂಡಿರಲಿಲ್ಲ ಸರ್ಕಾರ ಸಹಾಯಕ್ಕೆ ಬರುತ್ತೆ ಸರ್ಕಾರಕ್ಕೆ ಹೆಂಡತಿ ಗಂಡ ಏನು ಸಂಪತಿ ಇರೋದಿಲ್ಲ ಸೈ ಬಿಟ್ಬಿಟ್ರು ಅಂಥವ್ರ ಕಥೆ ನಾ ಹೇಳೋದಿಲ್ಲ ಮತ್ತೆ ಹೆಸರು ಹೇಳಿದ್ರಲ್ಲ ಉದಾಹರಣೆಗೋಸ್ಕರ ಹೇಳಿದ್ದೆ ಸುಳ್ಳು ಕಥೆ ಅಲ್ಲ ದಾರಿ ಬಿಟ್ಟವರು ಕಷ್ಟಪಟ್ಟದಕ್ಕೆ ನಾನು ನೀವು ಹೊಣೆಯಲ್ಲ ದಾರಿಯಲ್ಲಿದ್ದವರು ಕಷ್ಟಪಡ್ತಾರಲ್ಲ ಅಯ್ಯೋ ಅದೇ ಜೀವನದಲ್ಲಿರೋ ವಿಷಯ ನೀವೆಲ್ಲ ಕಷ್ಟಪಟ್ಟಿದ್ದೀರಿ ನಾವು ಕೇಳಿದ್ದೇವೆ ಭಗವಂತ ಸತ್ಯವಂತರಿಗೇ ಕಷ್ಟಗಳನ್ನು ಕೊಡ್ತಾನೆ ಅಸತ್ಯವಂತರು ಕೊಡೋದಿಲ್ಲ ಅವರು ಯಾವತ್ತಿದ್ರೂ ಎಣ್ಣೆ ತೀರದು ಬತ್ತಿ ಆರಿ ಹೋಗೋ ಹಾಗೆ ಸತ್ಯವಂತರಿಗೆ ಕಷ್ಟ ಬರ್ತದೆ ದುಷ್ಟರು ಏನು ಮಾಡ್ತಾರೆ ಹಾಗಿದ್ರೆ ಸತ್ಯ ನಂಬಿದ್ರೆ ಕಷ್ಟ ನಮಗದು ಬೇಡವೇ ಬೇಡ ಹರಿಶ್ಚಂದ್ರನ ಕತೆ ಕೇಳಿ ಟಿ ಪಿ ಕೈಲಾಸ ಮಂತಿದ್ರು ಈ ಊರಲ್ಲಿ ಅದೇನು ಹುಚ್ಚು ಹಾಸ್ಯ ಪ್ರಜ್ಞೆ ಅಂತೀರಿ ಇದೆಲ್ಲ ಅವರು ತುಂಬ ಜೀವನದಲ್ಲಿ ನೊಂದವರು ಎಲ್ಲವನ್ನೂ ಹಾಸ್ಯ ಚಟಾಕಿ ಹಾರಿಸೋ ಸ್ವಭಾವ ಮೇಷ್ಟು ಕೇಳಿದ್ರಂತೆ ಈ ಕಥೆ ಕೇಳಿದ್ರಲ್ಲಪ್ಪ ಹರಿಶ್ಚಂದ್ರಂದು ಇದರ ತಾತ್ಪರ್ಯವೇನು ಅವ್ರು ಹೇಳಿದ್ರಂತೆ ಸತ್ಯ ಹೇಳಿದವನು ಸುಡುಗಾಡಿಗೆ ಹೋಗ್ತಾನೆ ಇದು ಹರಿಶ್ಚಂದ್ರ ಕಥೆ ಸಿಂಪ್ಲಿಫಿಕೇಶನ್ ಒಂದು how demoralising if you summarise the story this way ಕಥೆಯನ್ನು ನೀವು ಹೀಗೆ ಹೇಳ್ಬಿಟ್ರೆ ಕೇಳಿದವರಿಗೆ ಹಾಗಿದ್ದು ಸತ್ಯ ಹೇಳಬಾರದು ಲೇವಡಿ ಮಾಡಿದ ಇವರು ಸತ್ಯ ಹರಿಶ್ಚಂದ್ರ ಹರಿಶ್ಚಂದ್ರನ ಮೊಮ್ಮಗ ಇವರು ಧರ್ಮರಾಜರು there is nothing which man cannot ridicule if is an idiot ಬುದ್ಧಿ ನೆಟ್ಗಿಂತಿದ್ರೆ ಯಾವುದನ್ನೂ ಹಾಸ್ಯ ಮಾಡ್ತೇವೆ ನಾವು ಆದರೆ ಪತಿವ್ರತೆಯಾದವಳು ಕಷ್ಟಪಟ್ಟಿದ್ದಾಳ ನೋಡು ಅಂತ ಕಥೆ ಶೃಣುರಾಜನ್ ಕುಲಸ್ತ್ರೀಣ ಮಹಾಭಾಗ್ಯಂ ಯುಧಿಷ್ಠಿರ ಸರ್ವಮೇತದ್ಯಥಾ ಪ್ರಾಪ್ತಂ ಸಾವಿತ್ರ ರಾಜಕನ್ಯಯ ಆಸೀತ್ ಮದ್ರೇಶು ಧರ್ಮಾತ್ಮ ಯಾವ ಸಾವಿತ್ರಿ ಇರಾಕಿನವಳು ಇರಾಕ್ ದೇಶ which was a part of India in those days Iraq ಮತ್ತು ಇರಾನ್ ಅಂತ ಇವತ್ತೇನು ಒಡೆದು ಎರಡು ಹೆಸರಿಟ್ಟಿದ್ದಾರೆ ಮುಸಲ್ಮಾನರು ಕನ್ವರ್ಟ್ ಮಾಡಿದ ಹೆಸರುಗಳು ಮುದ್ರ ಮಹಾಭಾರತದ ಹೆಸರು ಆಮೇಲೆ ಅದನ್ನೇ ಪರ್ಷಿಯಾ ಅಂದರು ಆಮೇಲೆ ಅದಕ್ಕೆ ಮೊದಲು ಮೆಸಪೊಟೇಮಿಯಾ ಅಂತ ಹೇಳ್ತಿದ್ರು ಅದು ಅಪ್ಪಟ ಭಾರತೀಯ ದೇಶ ಇನ್ನೂ ಆಚೆಗೆ ಸಿರಿಯಾ ತನಕ ಪ್ಯಾಲೆಸ್ಟೈನ್ ಪಾಲಿಸ್ತಾನ್ ಅಲ್ಲಿ ತನಕ ವಿಷ್ಣು ವಿಗ್ರಹಗಳು ಹತ್ತೊಂಬತ್ತಡಿ ಎತ್ತರದ ವಿಷ್ಣು ವಿಗ್ರಹಗಳ ದೇವಸ್ಥಾನಗಳು ಸಿರಿಯಾದಲ್ಲಿ ಪತ್ತೆಯಾಗಿವೆ R C Majumdar a history of Indian people eleven volumes Bharatiya Vidya Bhavan ಮೊದಲನೇ ವಾಲ್ಯೂಮ್ನಲ್ಲಿ ಹೇಳ್ತಾರೆ ಭಾರತೀಯರಿದ್ದು ಜಾಗ ಸುಳ್ಳ್ಯಾತಿ ಕೇಳಲಿ ನಾನು ಆ ಮುದ್ರದೇಶದಲ್ಲಿ ದೇಶದಲ್ಲಿ ಧರ್ಮಾತ್ಮನಾದ ಒಬ್ಬ ಪರಮಧಾರ್ಮಿಕ ಬ್ರಹ್ಮಣ್ಯಶ್ಚ ಮಹಾತ್ಮಾಚ ಸತ್ಯಸಂಧ ಜಿತೇಂದ್ರಿಯ ಯಜ್ವಾ ದಾನಪತಿ ದಕ್ಷ ಪೌರಜಾನಪದ ಪ್ರಿಯ ಪಾರ್ಥಿವ ಅಶ್ವಪತಿರ್ನಾಮ ಅಶ್ವಪತಿ ಅಂತ ಹೆಸರು ಅಲ್ಲೆಲ್ಲ ಯಾಗ ಮಾಡ್ತಿದ್ರು ಆವಾಗ ಮುಸಲ್ಮಾನರು ಇರಲಿಲ್ಲ ಕ್ರಿಶ್ಚಿಯನ್ ಇರಲಿಲ್ಲ ಜಗತ್ತಲ್ಲಿದ್ದುದು ಒಂದೇ ಧರ್ಮ ಅದೇ ಸನಾತನ ಧರ್ಮ ವೈದಿಕ ಧರ್ಮ ಅನೇಕ ಯಾಗ ಮಾಡಿಕೊಂಡ ಅವನು ಏನು ಮಾಡಿದ ಹುತ್ವ ಶತಸಹಸ್ರಂಚ ಸಾವಿತ್ರ ಸತ್ತಮ ಅವನಿಗೆ ಸಾವಿತ್ರಿ ಮಂತ್ರವನ್ನು ಯಾರೋ ಉಪದೇಶ ಮಾಡಿದ್ರು ಈಗ ಎಷ್ಟೋ ಜನ ಲಕ್ಷ ಗಾಯತ್ರಿ ಹೋಮ ಮಾಡ್ತಾರೆ ಎಷ್ಟು ಮಾಡಿದ್ರು ಇಲ್ಲಿ ಒಂದು ಕೋಟಿಯ ಒಂದು ಕೋಟಿ ಗಾಯತ್ರಿ ಹೋಮವನ್ನು ಮಾಡಿದರು ಕ್ಯಾತ್ನಹಳ್ಳಿ ಒಂದು ಸಣ್ಣ ಹಳ್ಳಿ ಅದು ಅದು ಐವತ್ತು ಲಕ್ಷ ಮುಗಿದಾಗ ಸ್ವಾಮಿಗಳನ್ನು ಕರೆಸಿದರು ಹಬ್ಬ ಮಾಡಿದರು ನಾನು ಹೋದೆ ಉಪನ್ಯಾಸಗಳನ್ನು ಮಾಡಿದೆ ಅವರು ಸ್ವಲ್ಪ ಅನುಕೂಲಸ್ಥರು ಅಡಿಕೆ ಗಿಡಿಕೆ ತೋಟ ಗೀಟ ಇದ್ದವರು ಉಳಿದವರೆಲ್ಲ ಸೇರಿಕೊಂಡ್ರು ಈ ಹಾಸನ ಜಿಲ್ಲೆಯಲ್ಲಿ ಸ್ವಲ್ಪ ಇನ್ನೂ ಧರ್ಮವೆಂಬುದು ಉಳಿದಿದೆ ಹೋಮ ಹವನ ಮಾಡ್ತಾರೆ ನಿತ್ಯ ಅನುಷ್ಠಾನ ಮಾಡ್ತಾರೆ ಕೇಶವ ಅಧಿಷ್ಠಾತೃ ದೇವತೆಯಲ್ಲಿ ಆ ಕ್ಷೇತ್ರದಲ್ಲಿ ಅದೇನು ಹೋಮ ಮಾಡಿದ್ರು ಎಷ್ಟೊಂದು ಸಮಿತಿ ತರಿಸಿದ್ರು ಏನು ಅನ್ನಸಂತರ್ಪಣೆ ಏನು ಮಾಡಿದ್ರು ಐವತ್ತು ಲಕ್ಷ ಗಾಯತ್ರಿ ಆಗುವಾಗ ಹೋಗಿದ್ದೆ ಒಂದು ಕೋಟಿ ಆಗುವಾಗ ನಾನು ಇರಲಿಲ್ಲ ಅಲ್ಲಿ ಹೋಮ ಮಾಡಿದರೆ ಎಷ್ಟು ಫಲವೋ ಜಪ ಮಾಡಿದರೂ ಅಷ್ಟೇ ಫಲ ನಿಮಗೆ ಹೋಮ ಮಾಡುವುದಕ್ಕೆ <coughs> ವೇಳೆ ಆಗಲಿಲ್ಲ ಹೊಗೆ ಮುಂದೆ ಕೂತ್ಕೊಳ್ಳೋಕ್ಕಾಗಲಿಲ್ಲ ಅನೇಕ ಜನರ ಸಾಹಿತ್ಯ ಮೇಲೆ ಬನ್ನಿ ಶ್ರಮ ಪಡಬೇಡಿ ಮೇಲುಗಡೆ ಕೂತ್ಕೊಂಡು ಕೇಳಿ ಬನ್ನಿ ಋತ್ವಿಕ್ಗಳು ಬೇಕು ಬಹಳಷ್ಟು ಜನ ಸೌದೆ ಬೇಕು ಅನ್ನ ಸಂತರ್ಪಣೆಗೆ ಬಹಳ ಶ್ರಮ ಪಡಬೇಕು ಅದಕ್ಕೆ ಅವಕಾಶವಿರಲಿಲ್ಲ ಕೂತ ಜಾಗದಲ್ಲೇ ನೀವು ಕೋಟಿ ಗಾಯತ್ರಿ ಜಪವನ್ನು ಮಾಡಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಹನ್ನೆರಡು ಲಕ್ಷ ಆವೃತ್ತಿ ಒಂದು ಮಂತ್ರವನ್ನು ಜಪ ಮಾಡಿದರೆ ಮಂತ್ರ ಪ್ರತಿಪಾದ್ಯ ದೇವತೆ ನಿಮ್ಮ ಎದುರಿಗೆ ಹೃದಯದಲ್ಲಿ ಬಂದು ನಿಂತುಕೊಳ್ತದೆ ಹನ್ನೆರಡು ಲಕ್ಷ ಅಷ್ಟಾಕ್ಷರ ಮಂತ್ರವನ್ನು ಹನ್ನೆರಡು ಲಕ್ಷ ಜಪ ಮಾಡಿದರೆ ಒಬ್ಬರಿಗೆ ಮುಂದಿನ ಜನ್ಮದಲ್ಲಿ ಆದರೂ ಸನ್ಯಾಸಿ ಭಾಗ್ಯ ಬರುತ್ತದೆ ಹೇಳ್ತಾರೆ ಅಷ್ಟಾಕ್ಷರ ಮಂತ್ರಕ್ಕೆ ಬೇರೆ ಬೇರೆ ಮಂತ್ರಗಳಿಗೆ ಶಿವಮಂತ್ರ ಮಂತ್ರ ಹೇಳ್ತಾರೆ ಸೂರ್ಯ ಮಂತ್ರ ಹೇಳ್ತಾರೆ ಎಷ್ಟೋ ಮಂತ್ರಗಳನ್ನು ಹೇಳ್ತಾರೆ ಒಂದು ಮಂತ್ರ ದೇವತೆಯನ್ನು ವಶ ಮಾಡಿಕೊಳ್ಳಬೇಕಾದ್ರೆ ಮಿನಿಮಮ್ ಹನ್ನೆರಡು ಲಕ್ಷ ಜಪ ಮಾಡಬೇಕು ಜಪ ಮಾಡುವಾಗ ಲೆಕ್ಕದ ಮೇಲೆ ಕಣ್ಣಿರಬಾರದು ಇಷ್ಟೇ ವಿಷಯ ಒಂದಾಯ್ತಾ ಎರಡಾಯ್ತಾ ಮೂರಾಯ್ತಾ ಅದು ಎಣಿಕೆ ಮೇಲಿದ್ರೆ ಸಾಲ ತೀರಿಸೋ ಒಂದು ಎರಡು ಮೂರು ರೂಪಾಯಿ ಎಣಿಸಿದಾಗತ್ತೆ ಭಕ್ತಿಯಿಂದ ಪ್ರೀತಿಯಿಂದ ದೇವತೆಯನ್ನು ಉಪಾಸನೆ ಮಾಡಬೇಕು ಆಂಜನೇಯ ಮಂತ್ರವು ಹಾಗೆ ಹನುಮಂತನ ನೋಡಬೇಕು ಅಂತೇಳಿ ಮಂತ್ರವನ್ನು ಜಪ ಮಾಡಿ ವಾರಾಹ ಮಂತ್ರ ಭಗವಂತನ ನಾನಾ ರೂಪ ಸಂಕರ್ಷಣ ಮಂತ್ರ ಮಂತ್ರ ಕೊಡಿ ಕೊಡಿ ಕೊಡಿ ಅಂತ ಅನೇಕ ಮಂತ್ರನ ಕೊಡೋದು ದೊಡ್ಡದಲ್ಲ ಮಂತ್ರ ನೀವು ಜಪ ಮಾಡುವುದು ಮುಖ್ಯ ಮಂತ್ರ ಜಪ ಮಾಡಿದೆ ಸುಮ್ಮನೆ ಒಂದು ಕುತೂಹಲಕ್ಕೆ ಏನಿದೆ ನೋಡೋಣ ಅಂತ ಮಂತ್ರ ಒಬ್ಬರ ಕೈಯಲ್ಲಿ ಬರೆಸ್ಕೊಂಡು ಈಸ್ಕೊಳ್ಳೋದು ದೊಡ್ಡದಲ್ಲ ಮಂತ್ರ ಜಪ ಮಾಡಬೇಕು ಅದರಲ್ಲಿ ಶ್ರದ್ಧೆ ಇರಬೇಕು ಅದು ಸಕಲ ಫಲಗಳನ್ನು ಕೊಡ್ತದೆ ಪೆತ್ತತಾಯನು ಮಾಯನ ಶಯ್ಯ ಮುಂದೆ ಅಷ್ಟಾಕ್ಷರದಲ್ಲಿ ಎಲ್ಲ ಮಂತ್ರಗಳು ಸೇರಿ ಹೋಯಿತು ಬೇರೆ ಮಂತ್ರವೇ ಬೇಡ ಅಂತಾರೆ ಇವನೇನ್ ಮಾಡಿದ ಶತಸಹಸ್ರಂ ಸಹ ಒಂದು ನೂರು ಸಾವಿರ ಸಲ ಆ ಸಾವಿತ್ರ ಮಂತ್ರವನ್ನು ಜಪ ಮಾಡಿದ ಹೇಗೆ ಮಾಡಿದ ಷಷ್ಠೇ ಷಷ್ಠೇ ತದಾ ಕಾಲೇ ಬಭೂವ ಮಿತ ಭೋಜನ ಷಷ್ಠೇ ಷಷ್ಠೇ ತದಾ ಕಾಲೇ ಒಂದು ದಿವಸದ ಆರನೇ ಒಂದು ಭಾಗದಲ್ಲಿ ಒಂದು ಸ್ವಲ್ಪ ಊಟ ಮಾಡ್ತಿದ್ದ ಈ ಎಷ್ಟು ವರ್ಷ ಮಾಡಿದ ಇವನು ಹದಿನೆಂಟು ವರ್ಷ ತಪ ಮಾಡಿದ ಮಹಾರಾಯ ಮಕ್ಕಳಿಲ್ಲ ಅವನಿಗೆ ಹದಿನೆಂಟು ವರ್ಷ ಅದೆಷ್ಟು ಲಕ್ಷ ಜಪ ಮಾಡಿರಬೇಕು ಗಾಯತ್ರಿ ಸಾವಿತ್ರಿ ಮಂತ್ರವನ್ನ ಜಪ ಮಾಡಿದ ಮೇಲೆ ಆ ಅಗ್ನಿದೇವತೆ ಎದುರಿಗೆ ಬಂದು ನಿಂತ್ಕೊಂಡು ಏನಪ್ಪಾ ಬೇಕು ಅಂತ ಕೇಳಿದಾಗಿ ನನಗೆ ಒಂದು ಗಂಡು ಮಗು ಬೇಕು ರಾಜ್ಯವನ್ನು ಮುಂದೆ ನಡೆಸುವುದಕ್ಕೆ ಏತೇನ ನೈಮೇನಾಸೀತಿ ವರ್ಷಾಣಿ ಅಷ್ಟಾದಶೈವಚ ಪೂರ್ಣೆ ತು ಅಷ್ಟಾದಶೇ ವರ್ಷೆ ಸಾವಿತ್ರಿ ತುಷ್ಟಿಮಭ್ಯಗಾತು ಸಾವಿತ್ರಿ ದೇವತೆಯೇ ಬಂದು ಎದುರಿಗೆ ಅಗ್ನಿಯಲ್ಲ ಏನು ಬೇಕು ಅಂತ ಕೇಳಿದಾಗಿ ಆ ಸಾವಿತ್ರಿ ಹಾಗೆ ಬಂದು ಎಲ್ಲ ವರ್ಣನೆ ಮಾಡಿದ್ದಾರೆ ನನಗೊಂದು ಗಂಡು ಮಗು ಬೇಕು ಸಾವಿತ್ರಿ ಹೇಳಿದಳು ನಿನಗೆ ಈ ಜನ್ಮದಲ್ಲಿ ಗಂಡು ಮಗುವನ್ನು ಕೊಡುವಂಥ ಭಾಗ್ಯ ನನಗೂ ಇಲ್ಲ ಪಡೆಯುವ ಭಾಗ್ಯ ನಿನಗೂ ಇಲ್ಲ ಏನಾದರೂ ಒಂದು ಮಿರಕಲ್ ಆಗಬಹುದು ಆಗ್ಬೋದು ಈ ಮಿರಕಲ್ ಮಿರಕಲ್ ಅಂತಾರೆ ಯಾವ ಕಲ್ರಿ ಇದು ಅಂತ ಕೇಳ್ತಾರೆ ಕೆಲವು ಇದು ಕಲ್ಲಲ್ಲ ಮಿರಕಲ್ ಅನ್ನುವುದು ಅದು ಅಕಸ್ಮಾತ್ ಆಗಬೇಕು ಪವಾಡ ಆದ್ದರಿಂದ ಅದಕ್ಕೆ ಬದಲಾಗಿ ನಿನಗೊಂದು ಹೆಣ್ಣು ಮಗುವನ್ನು ಕೊಡ್ತೇನೆ ಅಂತ ಸಾವಿತ್ರಿ ದೇವಿ ಹೇಳಿದಳು ಒಂದು ಮಗುವನ್ನು ಕೊಟ್ಟಳು ಆ ಮಗುವಿಗೆ ಸಾವಿತ್ರಿ ಅಂತ ಹೆಸರಿಟ್ಟ ಇವತ್ತಾರು ಮಕ್ಕಳಿಗೆ ಹೆಸರಿಡೋದಿಲ್ಲ ಈಗೆಲ್ಲ ಕಷ್ಟಪಡು ಸೀತಾ ಅಂತ ಹೆಸರಿಡೋದಿಲ್ಲ ವನವಾಸ ಬಂದುಬಿಡುತ್ತೆ ಬೇಡ ದ್ರೌಪದಿ ಅಂತ ಬೇಡ ಅಯ್ಯೋ ಐದು ಗಂಟರು ಬಂದ್ರೆ ಏನು ಗತಿ ಲಕ್ಷ್ಮಿ ಅಂತ ಹಿಡ್ತೀರ ಸುಮ್ಮನೆ ಹಳೆ ಹೆಸರು ಇದೆಲ್ಲ ಬೇಡ ಆದಷ್ಟು ಅರ್ಥಹೀನವಾದ ಹೆಸರಿರಬೇಕು ಸಾಧ್ಯ ಆದರೂ ಒಂದೇ ಅಕ್ಷರ ಇರಬೇಕು ಹಾಗಿದ್ರೆ ಕಾಫಿ ಟೀ ಅಂತ ಹೆಸರಿಡಿ ಹೆಣ್ಮಕ್ಳು ಯಾರು ಬೇಡ ಅಂತಾರೆ ಇವಳು ಕಾಫಿ ಅವಳು ಟೀ ಇನ್ನೊಂದು ಬೇಕಾ ಕೋಕೋ ಇನ್ನೊಂದು ಬೇಕಾದ್ರೆ ಪೆಪ್ಸಿ ಕೋಲಾ ಹೇಳಿ ಯಾರು ಬೇಕಾಡೋದು ಇದು ಭಾರತೀಯರಲ್ಲಿಯೇ ಇಷ್ಟು ಧರ್ಮ ವಿಮುಖತೆ ಅಸಭ್ಯವಾದದ್ದು ಈ ಹೆಸರಿಡೋ ಉದ್ದೇಶವೇನು ಆ ನೆಪದಲ್ಲಿ ಒಂದಷ್ಟು ಜಪ ಆಗಲಿ ನಿಮಗೆ ಅದನ್ನು ಹೇಳಿದ್ರೆ ಪುಣ್ಯ ಬರಲಿ ಅಂತೇವೆ ಏ ಸಾವಿತ್ರಿ ಎಲ್ಲಿದ್ದೀಯೇನ್ ಮಗಳನ್ನು ಕರೆದ್ರೆ ಸಾವಿತ್ರಿ ಜ್ಞಾಪಕವಾಗುತ್ತೆ ಲೇ ಕೃಷ್ಣ ಎಲ್ಲಿದ್ದೀಯೋ ಬಾರೋ ಏಕವಚಲ್ ಕರೆದ್ರು ಕೃಷ್ಣ ಉಂಟಾಗುತ್ತೆ ಈ ನೆನಪು ಬರಬೇಕು ಅದರಲ್ಲಿ ಹಿರಿಯರ ಹೆಸರು ತಾತ ಮುತ್ತಾತ ಅಪ್ಪ ಆ ಹೆಸರನ್ನು ಇಟ್ಕೊಂಡು ಹೇಳಬೇಕು ಒಂದು ಪರಂಪರೆ ಇದಕ್ಕೆ ನಾವು ತರ್ಪಣ ಕೊಟ್ಟುಬಿಟ್ಟಿದ್ದೇವೆ ಒಂದು ಎರಡು ಮೂರು ಜೈಲ ನಂಬರ್ ಕೊಡ್ತಾರಲ್ಲ ಅದೇ ರೀತಿ ಹೆಸರು ಕೊಡಿ ಮಕ್ಕಳಿಗೂ ಮಾಡ್ತೀರ ನೋಡಿ ಅರ್ಥ ಇರುತ್ತೆ ಅದಕ್ಕೆ ಸ್ಕೂಲಲ್ಲಿ ಕಾಲೇಜಲ್ಲಿ ರೋಲ್ ನಂಬರ್ ಹಾಕ್ತಾರೆ ಮಕ್ಕಳಿಗೆ ಯಾರ ರೋಲ್ ನಂಬರ್ ಹಾಕ್ತಾರೆ ಹೇಳಿ every name should mean culturally something to you ನಮ್ಮ ಅರ್ಥ ಇದು ಆದ್ದರಿಂದ ಅವಳಿಗೆ ಸಾವಿತ್ರಿ ಅಂತ ಹೆಸರಿಟ್ಟ ಆ ಹುಡುಗಿ ಕನ್ಯಾವಸ್ಥೆಯನ್ನು ಮೀರಿ ಇನ್ನೇನು ಪ್ರೌಢಾವಸ್ಥೆಗೆ ಬರಬೇಕು ದೇಶದ ದೊರೆ ಮಹಾಧಾರ್ಮಿಕ ಲೋಕಗಳಿಗೆಲ್ಲ ಸಮಾಚಾರ ಕಳಿಸಿದ ನನ್ನ ಕನ್ಯೆಯನ್ನು ಮದುವೆ ಮಾಡಿಕೊಳ್ತಕ್ಕಂಥ ಅವರು ಎಲ್ಲಿರ್ಬೋದು ಬನ್ನಿ ಆದರೆ ದುರ್ದೈವ ಆಕೆಯ ತೇಜಸ್ಸಿಗೆ ಬೆದರಿ ಬಂದವರೆಲ್ಲ ನೋಡಿ ಅಯ್ಯೋ ಅಗ್ನಿ ಇದ್ದಾಗಿದ್ದಾಳೆ ಹುಡಿ ಹುಡುಗಿ ಇದು ನಮಗೆ ಬೇಡ ಅಂತ ಎಲ್ಲರೂ ತಿರಸ್ಕಾರ ಮಾಡಿದರು ಸಾವಿತ್ರಿ ಹೆಸರಿಟ್ಕೊಂಡದ್ದಕ್ಕೆ ಆಕೆ ತಿರಸ್ಕಾರ ಮಾಡಿದರು ಯಾವಾಗ ಎಷ್ಟು ಸಾವಿರ ವರ್ಷಗಳ ಹಿಂದೆ ಮಹಾಭಾರತಕ್ಕಿಂತ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ನಡೆದು ಹೋಯಿತು ಆಕೆ ತೇಜಸ್ ಹೇಗಿತ್ತು ಭಗವತಿ ಪ್ರಸಾದದಿಂದ ಹುಟ್ಟಿದ ಮಗು ಅಯ್ಯೋ ಇವಳು ಸಂಸಾರಕ್ಕೆ ಯೋಗ್ಯಗಳಲ್ಲ ಇವಳ ಜೊತೆ ಸಂಸಾರ ಮಾಡೋದು ಈ ಹುಡುಗಿ ಬೇಡ ಎಂಬುದಾಗಿ ಆಗ ತಂದೆ ತುಂಬ ದುಃಖಪಟ್ಟ ಸಕಾಲ ಕನ್ಯಾದಾನ ಮಾಡಿದ್ರೆ ಕನ್ಯೆ ಹಡದವರಿಗೆ ದೋಷ ಬರ್ತದೆ ಆದ್ದರಿಂದ ಅಮ್ಮ ನೀನೇ ಲೋಕ ಸಂಚಾರ ಮಾಡು ನಿನಗೆ ಸರಿಯಾದ ಗಂಡನ ನೀನೇ ಹುಡುಕಿಕೋ ಅಂತ ಪರ್ಮಿಷನ್ ಕೊಟ್ಟ ಇದು ಸ್ವಲ್ಪ ಮಾಡ್ರನ್ ಇದೆ ನಿಮಗೆ ಸರಿಯಾದ ಗಂಡ ನೀನೇ ಹುಡುಕೋ ಅಂತ ಪರ್ಮಿಷನ್ ಕೊಟ್ಟ ಮಹಾರಾಯ ಇವಳೇನು ಮಾಡಿದಳು ಲೋಕ ಎಲ್ಲ ಸಂಚಾರ ಮಾಡಿದಳು ಧಾರ್ಮಿಕ ಹುಡುಗಿ ಮಂತ್ರದಿಂದ ಹುಟ್ಟಿದವಳು ಶಾಲ್ವ ದೇಶದಲ್ಲಿ ಒಬ್ಬ ದೊರೆ ಇದ್ದ ಸೇನಾ ಅಂತ ಅದು ಭಾರತ ದೇಶದ ಶಾಲ್ವ ಅಂದ್ರೆ ಗುಜರಾತ್ ಪ್ರಾಂತ ಅದು ಆ ದೊರೆಗೆ ಅಕಾಲದಲ್ಲಿ ಎರಡೂ ಕಣ್ಣು ಹೋಯಿತು ಕುರುಡಾಗಿ ಬಿಟ್ಟ ಆ ಕಣ್ಣು ಬರ್ತದ ಆಮೇಲೆ ಈ ಕಥೆ ಕೇಳಿದವರಿಗೆ ಇದೆಲ್ಲ ಒಳ್ಳೆ ಪ್ರಾಪ್ತಿಗೆ ಹೇಳ್ತೇನೆ ಎರಡೂ ಕಣ್ಣು ಹೋದವುದು ಶತ್ರುಗಳು ಬಂದು ಇವನ ರಾಜ್ಯದ ಮೇಲೆ ಮುತ್ತಿಗೆಯನ್ನು ಹಾಕಿದರು ಅವನನ್ನು ಕಾಡಿಗೆ ಓಡಿಸಿಬಿಟ್ರು ಒಂದು ಪುಟ್ಟು ಮಗು ಇತ್ತವನಿಗೆ ಆ ಮಗುವಿಗೆ ಸತ್ಯವಂತ ಸತ್ಯವಾನ್ ಅಂತ ಹೆಸರಿತ್ತು ಆ ಸತ್ಯವಂತನನ್ನು ವರ್ಣನೆ ಮಾಡ್ತಾರೆ ಅತ್ಯಂತ ಸ್ಫುರದ್ರೂಪಿ ಒಳ್ಳೆ ಮಂತ್ರನಿಷ್ಠ ಒಳ್ಳೆ ಕ್ಷತ್ರಿಯ ಆದರೆ ಅಡವಿಯಲ್ಲಿ ಬೆಳೀತಾ ಇದ್ದಾನೆ ಮಗು ಎಲ್ಲೆಲ್ಲ ಹೋದ್ಲು ಊರಲ್ಲೆಲ್ಲ ನೋಡಿದ್ಲು ಸರಿಯಾದ ಗಂಡ ಯಾವ ರಾಜಧಾನಿಯಲ್ಲೂ ಸಿಕ್ಕಲಿಲ್ಲ ರೂಪ ಇದ್ರೆ ಬುದ್ಧಿ ಇಲ್ಲ ಬುದ್ಧಿ ಇದ್ರೂಪ ರೂಪ ಇಲ್ಲ ಬುದ್ಧಿ ರೂಪ ಎರಡೂ ಇದ್ರೆ ನಡತೆ ಇಲ್ಲ ಬುದ್ಧಿ ರೂಪ ನಡತೆ ಇದ್ರೆ ಕುಲವಿಲ್ಲ ಕುಲವಿದ್ರೆ ಶೀಲವಿಲ್ಲ ಮತ್ತೊಂದಿಲ್ಲ ಹುಡುಕಿ ಹುಡುಕಿ ಓ ಇಲ್ಲೊಬ್ಬ ಇದ್ದ ನಮ್ಮ ರಾಜ ಕಾಡಿಗೆ ಹೋಗ್ಬಿಟ್ಟಿದ್ದಾನೆ ಬದುಕೋದಕ್ಕೆ ಅವನಿಗೆ ಆಶ್ರಯ ಇಲ್ಲ ನೋಡು ಅಂತ ಯಾರೋ ಹೇಳಿದ್ರು ಕಾಡಿಗೆ ಹೋದಳು ಸತ್ಯವಂತನನ್ನು ನೋಡಿದಳು ನೋಡಿದ ಕೂಡಲೇ ಇವನೇ ನನಗೆ ಗಂಡ ಅಂತ ನಿಷ್ಕರ್ಷ ಮಾಡಿಕೊಂಡು ಅರಮನೆಗೆ ಬಂದಳು ಅಪ್ಪಾಜಿ ಗಂಡನನ್ನು ನೋಡಿದ್ದೇನೆ ಎಲ್ಲಿದ್ದಾನಮ್ಮ ಕಾಡಲ್ಲಿದ್ದ ಏನಂದೆ ಕಾಡಲ್ಲಿದ್ದಾನೆಯೇ ಎಲ್ಲಾದರೂ ಉಂಟೇನೆ ಚೆನ್ನಾಗಿ ಬೆಳೆಸಿದ್ದೇನೆ ಸರಿಯಾಗಿ ಯೋಚನೆ ಮಾಡು ಇಲ್ಲ ಇಲ್ಲ ನಾನು ಅವನು ನೋಡಿದ್ದಾಯಿತು ಅವನು ಒಪ್ಕೊಂಡಿದ್ದಾನೆಯೇ ಒಪ್ಪದೇ ಏನು ಮಾಡ್ತಾನೆ ನನ್ನನ್ನು ನೋಡಿ ಅವನನ್ನೇ ಮದುವೆ ಆಗೋದು ಅಂತ ಹೇಳಿ ತಂದೆಯೂ ವಿಧಿ ಇಲ್ಲದೆ ಆಯ್ತಮ್ಮ ನಿನ್ನಿಷ್ಟ ಅಂತ ಎಲ್ಲ ತೀರ್ಮಾನ ಆಯಿತು ಮಾತಾಡಿದ್ರು ಕೊಡೋದು ತಕ್ಕೊಳ್ಳೋದೇನು ಬಂತು ಗಂಡಿನ ಕಡೆಯವರು ಕೊಡೋಕೆ ಏನೂ ಇಲ್ಲ ಗಂಡು ಮಾತ್ರ ಕೊಡ್ತಾ ಇದ್ದಾರೆ ಹೆಣ್ಣಿನ ಕಡೆಯಿಂದ ಏನು ಕೊಟ್ಟರು ಇಟ್ಕೊಳ್ಳೋಕೆ ಅವರು ಜಾಗ ಇಲ್ಲ ಬೊಕ್ಕಸ ಇಲ್ಲ ಕಬ್ಬಿಣ ಕಪಾಟಿಲ್ಲ ಮತ್ತೊಂದಿಲ್ಲ ಬ್ಯಾಂಕ್ ಇಲ್ಲ ಇದೊಂದು ವಿಚಿತ್ರವಾದ ಮದುವೆ ಆಯ್ತಲ್ಲ ಇದೊಂದು ರೀತಿಯ ಸ್ವಯಂವರ ಇದು ನಿಶ್ಚಯ ಆಯಿತು ಮದುವೆ ಇನ್ನೂ ಆಗಿಲ್ಲ ಅಷ್ಟರಲ್ಲಿ ನಾರದ ಮಹರ್ಷಿಗಳು ಬಂದರು ದೇಶದ ಅಶ್ವಪತಿಯ ಸಭೆಗೆ ಅವರು ಕೇಳಿದರು ಎಲ್ಲಿ ಮಗಳಲ್ಲಿ ಕಾಣ್ತಾ ಇಲ್ವಲ್ಲ ಎಲ್ಲ ಇಲ್ಲೇ ಇದ್ದಾಳೆ ಸಾವಿತ್ರಿ ಎಲ್ಲಿದ್ದೀಯ ಬಾರೆ ನಾರದರು ಬಂದಿದ್ದಾರೆ ಬಾಮ್ಮ ಅರ್ಘ್ಯಪಾದ್ಯ ಕೊಡು ಸರಿ ಉಪಚಾರವೆಲ್ಲ ಮಾಡಿದ್ಲು ಕೆಳಗೆ ಕೂತ್ಕೊಂಡ್ಲು ಸರಿಯಮ್ಮ ನೀನು ಹೋಗಿ ಆಚೆಗೆ ಅಂತ ಏನೋ ತಗೊಂಬ ಅಂತ ಹೇಳಿ ಕಳಿಸಿ ದೊರೆ ಕಿವಿಯನ್ನು ಕಳಿಸಿದರು ಈ ಹುಡುಗಿ ಎಲ್ಲವರ ನೋಡಿದ್ದೀರಿ ಜುಮತ್ಸೇನ ನಮಗ ಅಯ್ಯೋ ನಾರಾಯಣ ಅಂದರು ನಾರದರು ಯಾಕಪ್ಪ ಏನಾಯಿತು ಅವನು ಮೊದಲೇ ರಾಜ್ಯ ಭ್ರಷ್ಟ ಅವನು ಅವನಿರೋದು ಯಾವ ಕಾಡು ಹೇಳಲೇನು ಮೇಧ್ಯಾರಣ್ಯವಾಸಿ ಮೇಧ್ಯಾರಣ್ಯ ಅಂತ ಒಂದು ಕಾಡು ತಮಿಳುನಾಡಲ್ಲಿ ವೇದಾರಣ್ಯಂ ಅಂತ ಒಂದಿದೆ ಅದು ಎಲ್ ಟಿ ಟಿಯವರು ಈ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ ತಮಿಳುನಾಡಿನಿಂದ ಕೊಲಂಬೋಗೆ ಸಪ್ಲೈ ಮಾಡೋ ಜಾಗ ಅದು ಒಳಗಡೆಯೇ ಕೊರೆದು ಬಿಟ್ಟಿದ್ದಾರೆ ಗುಹೆಯನ್ನು ಈ ತಮಿಳುನಾಡಲ್ಲಿ ಅದು ಕಾಡು ಇದು ಮೇಧ್ಯಾರಣ್ಯದಲ್ಲಿದ್ದಾನೆ ರಾಜ್ಯಭ್ರಷ್ಟ ತಂದೆಗೆ ಕಣ್ಣು ಇಲ್ಲ ಎರಡೂ ಕಣ್ಣು ಕುರುಡಾದವನು ಮಹಾರಾಜರೇ ಇನ್ನೊಂದು ಹೇಳ್ತೇನೆ ಯಾವನು ನಿಮ್ಮ ಮಗಳಿಗೆ ವರಾರ್ತಾ ಇದ್ದಾನೆಯೋ ಅವನಿಗಿನ್ನೊಂದೇ ಒಂದು ವರ್ಷ ಆಯುಷ್ಯ ಇದೆ ಇದು ದೇವರಹಸ್ಯ ಒಂದು ವರ್ಷ ಆದಮೇಲೆ ನಿಮ್ಮ ಹುಡುಗಿ ವಿಧವೆ ಆಗ್ತಾಳೆ ಇಂಥವನಿಗೆ ಯಾತ ಕೊಡ್ತಾ ಇದ್ದೀರಿ ಯೋಚನೆ ಮಾಡಿ ಆಮೇಲೆ ಹುಡುಗಿನ ಕರೆದ್ರು ಹುಡುಗಿ ಹತ್ತಳು ಗೋಳಾಡಿದಳು ಆ ಅದೆಲ್ಲ ಏನೂ ಇಲ್ಲ ನಾನು ಅವನನ್ನೇ ಮದುವೆ ಆಗುವುದು ಏನಮ್ಮ ನಿನ್ನ ಹಠ ಅಂತ ಕೇಳಿದ್ರೆ ಅದಕ್ಕೆ ಅವಳು ಮಾತುಗಳನ್ನು ಆಡ್ತಾಳೆ ಎಂಥ ಮಾತನ್ನ ಸಕೃದಂಶೋ ನಿಪತತಿ ಸಕೃತ್ ಕನ್ಯಾ ಪ್ರದೀಯತೆ ಸಕೃದಾಹ ದದಾನೀತಿ ತ್ರೀಣ್ಯಾತ ಏತಾನಿ ಸಕೃತ್ ಸಕೃತ್ ಮರೀದೇ ಇರೋ ಮಾತು ಒಂದೇ ಸಲ ಮಾಡುವುದು ಮೂರು ಕೆಲಸ ಸಕೃದಂಶೋ ನಿಪತತಿ ಗಂಡು ಹೆಣ್ಣು ರಕ್ತದ ಬಿಂದುಗಳು ಒಂದು ಶಿಶುವಾಗುವಾಗ ಬಹಳಷ್ಟು ರಕ್ತ ಸೇರೋದಿಲ್ಲ ಒಂದೇ ಹನಿ ಗಂಡಿನ ವೀರ್ಯ ಶುಕ್ಲ ಶೋಣಿತಗಳು ಒಂದೇ ಹನಿ ಹೆಣ್ಣಿನ ರಕ್ತ ಆ ಒಂದರಿಂದಲೇ ಸೇರಿ ಒಂದು ಶಿಶು ಉಂಟಾಗುತ್ತೆ ಆ ಶಿಶು ಅಂಗವೈಕಲ್ಯವಿಲ್ಲದೆ ಬುದ್ಧಿ ಕೆಡದೇ ಇರಬೇಕಾದ್ರೆ ಆ ಒಂದು ಹನಿ ರಕ್ತವನ್ನು ಪುರುಷ ಕಾಪಾಡಿಕೊಳ್ಳಬೇಕು ಸಂಸ್ಕಾರದಲ್ಲಿ ಜೀನ್ಸ್ನಲ್ಲಿ ಬರಬೇಕು ಹೆಣ್ಣು ಕಾಪಾಡಿಕೊಳ್ಳಬೇಕು ಚಾರಿತ್ರ ಶುದ್ಧವಾಗಿರಬೇಕು ಒಂದೇ ಹನಿ ಸೇರುತ್ತೆ ಸಕೃದಂಶೋ ನಿಪತತಿ ಸಕೃತ್ ಕನ್ಯಾ ಪ್ರದೀಯತೆ ಕನ್ಯಾದಾನ ಮಾಡುವ ಎಷ್ಟು ಸಲ ಒಂದೇ ಸಲ ಒಬ್ಬ ಹುಡುಗ ನನ್ನ ಸ್ಟೂಡೆಂಟ್ ಇಂಗ್ಲಿಷ್ ಬರದೇ ಇದ್ದವನು ಅವನಿಗೆ ಮೇಷ್ಟ್ರು ನಾನು ಕರ್ಮ ಒಂದು ಲಗ್ನ ಪತ್ರಿಕೆ ತಗೊಂಬಂದ ಏನು ಇದು sir this is first time I am getting married please ಮುಟ್ಟಾಳ ಅವನಿಗೆ ಹೇಳ ಈ ಫಸ್ಟ್ ಟೈಮ್ ಅಂತ ನಂದ್ರೆ ಏನರ್ಥ ಜೀವನದಲ್ಲಿ ಅಪೂರ್ವವಾದ ಸಂದರ್ಭ ಮದುವೆ ಒಂದೇ ಒಂದ್ಸಲ ಬರ್ತದೆ ನೀವು ಬಂದು ನಿಂತು ಕರಿಬೇಕು ಇದು ಗೊತ್ತಿಲ್ಲದೆ ಬಹಳ ಪ್ರಯೋಗ ನೋಡಿ ದಿಸ್ ಇದು ಇದನ್ನು ಹುಡುಗಿ ಏನಾದ್ರು ಹೇಳಿದ್ರೆ ಏನಾಗ್ತಿತ್ತು ಯೋಚನೆ ಮಾಡಿ this is the first time I am getting marry ಅವನ ಭಾಷೆ ಅಲೇ ಹಾಗಲ್ಲ ಕಾಣೋ ಇನ್ನೊಂದ್ಸಲ ನನ್ನನ್ನು ಮೇಷ್ಟು ಅಂತ ಹೇಳ್ಕೊಂಡು ಹೋಗ್ಬೇಡ ನನ್ನ ಮರ್ಯಾದೆ ಹೋಗ್ತದೆ ಕನ್ಯಾದಾನ ಮಾಡುವಾಗ ಎಷ್ಟು ಸಲ ಮಾಡ್ತೀರಿ ಸಕೃತ್ ಕನ್ಯಾ ಪ್ರದೀಯತೆ ಒಂದೇ ಸಲ ಕನ್ಯಾದಾನ ಮಾಡುವುದು ಬದುಕಿದ್ರು ಬಾಳಿದ್ರು ಬಿಟ್ಟರು ವ್ಯತ್ಯಾಸವಾದರೂ marriage is both a risk and an opportunity ಭಾರತೀಯ ಸಂಪ್ರದಾಯದಲ್ಲಿ ಮದುವೆ ಎಂಬುವುದರಲ್ಲಿ ವಿವಾಹವೆಂಬುದರಲ್ಲಿ ರಿಸ್ಕ್ ಇರ್ತದೆ ಆ ಗಂಡ ಕೆಟ್ಟರೆ ಅಥವಾ ಹೆಂಡತಿ ಕೆಟ್ಟರೆ ಸಂಸಾರ ಎಕ್ಕ ಹುಟ್ಟಿ ಹೋಗ್ತದೆ ಬಾಳಿದ್ರೆ ಚೆನ್ನಾಗಿ ಬಾಳ್ತಾರೆ ಅವರಿಬ್ಬರ ಕೈಯಲ್ಲಿ ಇವನ ಗುಣದಿಂದ ಅವಳು ಚೆನ್ನಾಗಾಗ್ಬೋದು ಅವನ ಅವಳ ಗುಣದಿಂದ ಇವನು ಚೆನ್ನಾಗಾಗ್ಬೋದು ಒಂದು ನಾಸ್ತಿಕವಾದರೆ ಅದನ್ನು ಪರಿವರ್ತನೆ ಮಾಡುವ ಶಕ್ತಿ ಇನ್ನೊಂದರಲ್ಲಿರಬೇಕು ಸಕೃತ್ ಕನ್ಯಾ ಪ್ರದೀಯತೆ ಸಕೃದಾಹ ದದಾನೀತಿ ದಾನ ಕೊಡುವಾಗಲೂ ಅಷ್ಟೇ ಒಂದೇ ಸಲ ಕೊಡಬೇಕು ಕೊಡ್ತೇನೆ ಅಂತ ಹೇಳೋದು ಕೊಡ್ತೀನಿ ಅಂತ ಹೇಳಿದ್ನೆ ಅಂತ ಆಮೇಲೆ ಕೇಳೋದು ಆಮೇಲೆ ಬನ್ನಿ ಅಂತ ಹೇಳೋದು ಅಲ್ಲ ಕೊಟ್ಟು ಕೆಟ್ಟವರಿಲ್ಲ ಕೊಟ್ಟದ್ದು ತನಗೆ ಇದು ಬೈತಿಟ್ಟದ್ದು ಪರರಿಗೆ ಯಾವ ದಾನ ಸ್ವೀಕಾರ ಮಾಡ್ತಾನೆ ಅವನು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದ್ರೆ ಅವನ ಮನೆ ಹಾಳಾಗ್ತದೆ ಕೊಟ್ಟವರು ಕೆಡುವುದಿಲ್ಲ ಒಂದೇ ಸಲ ಕೊಡುವುದು ಐ ಆಮ್ ಸಾರಿ ವಾಪಸ್ ತಗೊಳ್ಳೋದಲ್ಲ ಎಷ್ಟೋ ದುಃಖದ ಕಥೆಗಳಿದ್ದ ನನಗೆ ಹೆದೆ ಜಲ್ ಅಂತಿದೆ ನಮ್ಮ ತಂದೆಯವರು ಇದನ್ನ ಹೇಳೋದು ನಲವತ್ತ ಎರಡನೇ ಮೂರನೇ ಇಸ್ವಿಯಲ್ಲಿ ನಮ್ಮೂರಲ್ಲೊಂದು ಶ್ರೀನಿವಾಸನ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಪರಂಪರೆಯಿಂದ ನಮ್ಮ ವಂಶದವರು ವೇದ ಪಾರಾಯಣ ರಾಮಾಯಣ ಪಾರಾಯಣ ಮಾಡ್ತಿದ್ರು ರಾಮೋತ್ಸವ ಆ ರಾಮೋತ್ಸವದಲ್ಲಿ ಹತ್ತು ದಿವಸ ಏಕಾಸನದಲ್ಲಿ ಕೂತ್ರ ಬಿಟ್ಟು ಎಳದೆ ಪಾರಾಯಣ ಮಾಡ್ತಿದ್ರು ನಮ್ಮ ತಂದೆಯವರು ಆರು ಗಂಟೆ ಏಳು ಗಂಟೆಗೆ ಆನ್ಲಿಕ ಮುಗಿಸ್ಕೊಂಡು ಕುಡಿತಾರೆ ಒಂದು ಗಂಟೆ ಎರಡು ಗಂಟೆಗೆ ಹೇಳುವರು ಅಲ್ಲಿ ತನಕ ಮೇಲೆ ಕೇಳ್ತಾ ಇರಲಿಲ್ಲ ಆ ಸ್ವಾಮಿ ಆ ಸೀಟ್ ಸುಡುವುದು ನೆಲದಲ್ಲಿ ಅವರು ಕೂತಿದ್ದ ಜಾಗದಲ್ಲಿ ನಿಲ್ಲೋಕಾಗ್ತಿರಲಿಲ್ಲ ನಮಗೆ ನವಾನ್ನ ಪಾರಾಯಣ ಮಾಡಿ ಹತ್ತನೇ ದಿವಸ ಎಲ್ಲರಿಗೂ ರಾಮಾಯಣದ ಕಥೆಯನ್ನು ಎಷ್ಟು ಸಾವಿರ ಸಲ ಉಣಗೊಳಿಸಿದ್ರೋ ಆ ದೇವಸ್ಥಾನಕ್ಕೊಬ್ಬರು ಕನ್ವೀನರ್ ಇದ್ರು ಶ್ರೀ ಅವರಿಗೆ ರಾಮಾಯಣದ ಮಹಿಮೆ ಗೊತ್ತಿಲ್ಲ ಪ್ರತಿಯೊಂದಕ್ಕೂ ಒಂದು ಅಡ್ಡ ಹಾಕುವರು ದೇವರಿಗೆ ತೆಂಗಿನಕಾಯಿಯೇ ಕೊಡಬೇಕೇನು ಬಾಳೆ ಅವರು ದೊಡ್ಡ ಹುಳು ಐಶ್ವರ್ಯ ಇತ್ತು ಅವ್ರ ಮನೆಯಿಂದ ಕೊಟ್ಟಿದ್ರೆ ಬರ್ತಿತ್ತು ಬಾಳೆ ಹೆಣ್ಣು ಆಗೋದಿಲ್ವೇ ಎರಡು ಕರ್ಪೂರದ ಕಡ್ಡಿ ಯಾತಕ್ಕೆ ಬೇಕು ಒಂದೇ ಇಟ್ಟರಾಗೋದಿಲ್ವೇ ಏನು ಕೊಡಬೇಡಿಪ್ಪ ಮನೆಯಿಂದೇ ತರ್ತೇವೆ ಅಂತ ಹೇಳಿ ಕೊನೆ ದಿವಸ ಏನು ಮಾಡಿದ್ದಾರೆ ನಲವತ್ತೆರಡನೇ ಇಸ್ವಿ ಹತ್ತು ರೂಪಾಯಿ ಸಂಭಾವನೆ ಇಟ್ಟುಕೊಟ್ರು ರಾಮಾಯಣ ಓದಿದ್ದೆ ಹತ್ತು ರೂಪಾಯಿ ಈಗೇನೂ ಇಲ್ಲ ಆಗಿನ ಕಾಲದ ನಾ ಹೇಳೋದು ಮನೆಗೆ ಬಂದು ನಮ್ಮ ತಂದೆಯವರು ಇವತ್ತು ದೇವರು ಕೈ ತುಂಬ ಕೊಟ್ಟುಬಿಟ್ಟ ಹಣವನ್ನು ಸಂಪಾದನೆ ಹತ್ತು ರೂಪಾಯಿ ಅಂತ ಹೇಳಿ ದೇವರೆದುರಿಗಿಟ್ಟು ಆನಂದ ಬಾಷ್ಪ ಸೋಲಿಸಿದ್ದಾರೆ ಹೇಳಿದ್ನೇ ಮಾತನ್ನು ಎಲ್ಲರೊಂದು ಕಡೆ ಕತೆ ಮೈಸೂರಲ್ಲೊಬ್ಬರು ಪಂಡಿತರು ಗೊಳೋ ಅಂತ ಹತ್ತು ಬಿಟ್ಟರು ಟಿ ನರ್ಸಿ ಅವರು ಇದನ್ನು ಕೇಳಿ ಮಠದಲ್ಲಿ ಹಿಂದಿನಿಂದ ಬಂದರು ಹತ್ತು ರೂಪಾಯಿ ಸಭೆಯಲ್ಲಿ ಕೊಟ್ಟವರು ವಾದ್ಯಾರ ಸ್ವಾಮಿಗಳೇ ಅದು ಕೈ ತಪ್ಪಿ ಬಂದುಬಿಟ್ಟಿದೆ ಹತ್ತು ರೂಪಾಯಿ ನಿಮ್ಗೆ ಸಲ್ಲಬೇಕಾದ್ದು ಬರೇ ಆರು ರೂಪಾಯಿ ನಾಲ್ಕು ವಾಪಸ್ ಕೊಡಿ ನಮ್ಮ ತಾಯಿಗೆ ಹೇಳಿದ್ರು ತಗೊಂಬಾದಣ್ಣ ಅಂತ ಹೇಳಿ ಈ ಹತ್ತು ರೂಪಾಯಿ ನೀವೇ ಇಟ್ಕೊಳ್ಳಿ ಇದರಿಂದ ನಾವು ಬದುಕಬೇಕಾದಿಲ್ಲ ಅಂತ ಕೊಟ್ಟು ಆಯ್ತು ನಿಮ್ಮ ಇಷ್ಟ ಅಂತ ಅಂತ ತಗೊಂಡು ಹೋದ್ರು ಅವರು ಅದೇ ವರ್ಷ ಅವರ ಮನೆ ಹಿತ್ತಲಲ್ಲಿ ಹುಲ್ಲಿನ ಮೆದೆ ಹಾಕಿದ್ರು ಹುಡುಗರಿಬ್ಬರು ರಾಮಾಯಣದ ಕಥೆ ಕೇಳಿ ಲಂಕಾದಾನ ಮಾಡ್ತೇವೆ ಅಂತ ಬೆಂಕಿ ಪೆಟ್ಟಿಗೆ ಹಚ್ಚಿ ಅವರು ಮನೆಯೇ ಉರಿದು ಬೂದಿಯಾಗಿ ಹೋಯಿತು ಕೊಟ್ಟದ್ದನ್ನು ವಾಪಸ್ ತಗೊಂಡ್ರೆ ಅಂತ ಕೇಳ್ತೇವೆ ಒಂದಾವೃತ್ತಿ ವಾಗ್ದಾನ ಮಾಡಿದ್ರೆ ಕೊಟ್ಟೆ ತೀರಬೇಕು ಇದು ಉದಾಹರಣೆ ನಾವು ಕಂಡದ್ದು ಉದಾಹರಣೆ ಹೇಳಿದೆ ಸಕೃದಾಹ ದದಾನೀತಿ ತ್ರೀಣ್ಯೇತಾನಿ ಸಕೃತ್ ಸಕೃತ್ ಇದು ಮೂರನ್ನು ಒಂದೇ ಸಲ ಮಾಡುವುದು ಎರಡೆರಡು ಸಲ ಮಾಡುವುದು ಐ ಆಮ್ ಸಾರಿ ಅಂತ ಹೇಳೋಕೆ ಬರೋದಿಲ್ಲ ದೀರ್ಘಾಯು ಅಥವಾ ಅಲ್ಪಾಯು ಸಗುಣೋ ನಿರ್ಗುಣೋಪಿ ವಾ ಮಯಾ ಭರ್ತ ನದ್ವಿತೀಯಂ ವೃಣೋಮ್ಯಹಂ ಅವನು ದೀರ್ಘಾಯುವೋ ಅಲ್ಪಾಯುವೋ ಗುಣವಂತನೋ ನಿರ್ಗುಣನೋ ನಾನು ಒಮ್ಮೆ ಮನಸ್ಸು ಒಲಿಸಿತು ಅಂದ್ರೆ ಮುಗಿದು ಹೋಯಿತು ಅಲ್ಲೇ ಮದುವೆ ಆದ ಉಳಿದಿದ್ದೆಲ್ಲ ರಿಚುವಲ್ ನೀವು ಆಮೇಲೆ ಮಾಡ್ಕೊಳ್ತೀರಿ ಮನಸ್ಸು ನೋಡಿತು ನೆಟ್ಟಿತು ಆಗೋಯಿತು ಅವನನ್ನೇ ಮದುವೆ ಆಗುವುದು ನಾರದರು ನಾನು ಯಾಕಾರ ಹೇಳಿದೆ ಅನಿಸ್ತು ಅವರಿಗೆ ಆಮೇಲೆ ಇಲ್ಲ ಇಲ್ಲ ಅದೇ ಎಲ್ಲ ಸರ್ ಹೋಗುತ್ತೆ ಪರವಾಗಿಲ್ಲ ಮಾಡಬಹುದು ಅಂತ ಹೇಳಿ ಜಾತಕ ತೋರಿಸ್ತೀರಿ ಪುರೋಹಿತರಿಗೆ ಬೇಡ ಅಂತಾರೆ ಇಲ್ಲ ಸ್ವಾಮಿ ಎಲ್ಲ ನಿಷ್ಕರ್ಷ ಆಗಿದೆ ಹಾಗೆ ಏನು ಹಾಗಿದ್ರೆ ಪರವಾಗಿಲ್ಲ ಅಂತ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಜೋಯಿಸರು ಹೇಳುವಂತೆ ಒಳ್ಳೇದಾಗಲಿ ಅಂತ ಹಾರಿಸಿದ್ರು ನಾರದ್ರು ಹೊರಟು ಹೋದ್ರು ಮದುವೆ ಆಯಿತು ದೂರ ಯಾಕಾಯಿತು ಸರ ಈ ಸಾವಿತ್ರಿ ಮುಖ ಅವತ್ತಿನಿಂದ ಕಪ್ಪಿಟ್ಟು ಹೋಯಿತು ಅಮ್ಮ ಯಾತಕ್ಕಮ್ಮ ಏನಾಗಿದ್ದೀಯೇ ತಂದೆ ಕೇಳ್ತಾನೆ ಏನೂ ಇಲ್ಲಪ್ಪ ವೆರಿ ಗ್ರಿಮ್ ಫೇಸ್ ಈ ಗಂಡನನ್ನು ಒಂದು ವರ್ಷ ಆಗುವಷ್ಟರಲ್ಲಿ ಏನಾರು ಮಾಡಿ ಉಪಾಯದಿಂದ ಬದುಕಿಸ್ಕೋಬೇಕಲ್ಲ ಮೃತ್ಯುವನ್ನು ತಪ್ಪಿಸ್ಬೇಕಲ್ಲ ಅಂತ ಏನೇನೋ ಮಾಡ್ತಾ ಇದ್ದಾಳೆ she is counting down every day ಅದನ್ನು ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಕಥೆ ಓದಿದರೆ ಸಾವಿತ್ರಿ ಚಿತ್ರವನ್ನು ಕೊಡ್ತಾರೆ ವೇದವ್ಯಾಸರು ಕಥೆ ಹಳೆಯದು ಶಬ್ದಗಳು ವೇದವ್ಯಾಸರದು ಆಮೇಲೆ ನೋಡ್ತಾಳೆ ನಾಲ್ಕು ದಿವಸ ಉಳಿಯಿತು ಗಂಡನ ಆಯುಷ್ಯ ಮುಗಿಯುವುದಕ್ಕೆ ಮದುವೆಯಾಗಿ ಇನ್ನು ಒಂದು ವರ್ಷದಲ್ಲಿ ಮುಗಿಬೇಕಲ್ಲ ನಾಲ್ಕೇ ದಿವಸ ಉಳಿದಿತ್ತು ಅದಕ್ಕೇನು ಮಾಡಿದಳು ಮೂರು ದಿವಸ ಮುಂಚೆ ಇವಳೊಂದು ವ್ರತವನ್ನು ಮಾಡಿದಳು ಕೇಳಿದ್ದೀರಾ ಇದನ್ನೆಲ್ಲ ನೀವು ಕಥೆಯನ್ನು ದಯವಿಟ್ಟು ಹೇಳಿ ಈ ಕಥೆ ಕೇಳಿದ್ದೀರಾ ಇದೇ ರೀತಿಯಲ್ಲಿ ಡೀಟೇಲ್ಸು ಒಂದು ವ್ರತ ಮಾಡಿದಳು ಮನೆಯಲ್ಲಿಯೇ ಏನು ವ್ರತ ಸೂರ್ಯ ಯಾವ ದಿಕ್ಕಿನಲ್ಲಿ ಉದಿಸ್ತಾನೆಯೋ ಆ ಕಡೆಯಿಂದ ಒಂಟಿ ಕಾಲಲ್ಲಿ ನಿಂತುಕೊಂಡು ಸೂರ್ಯ ಮುಳುಗುವ ತನಕ ಆ ಕಡೆಯ ದಿಕ್ಕಿನಲ್ಲಿದ್ದು ರಾತ್ರಿ ಪೂರ್ತಿ ಹಾಗೆಯೇ ಇದ್ದು ವಿಶ್ರಾಂತಿ ತಗೊಳ್ಳದೆ ಮತ್ತೆ ಸೂರ್ಯ ಉದಿಸುವಾಗ ಈ ಕಡೆಗೆ ತಿರುಕೊಂಡು ಒಂಟಿ ಕಾಲದಲ್ಲಿ ಮೂರು ದಿವಸ ಹಗಲು ರಾತ್ರಿ ನಿಂತು ಸೂರ್ಯನ ಜಪವನ್ನು ಮಾಡುವುದು ಈ ವ್ರತವನ್ನು ಮಾಡಿದಳು ಆ ಮಹಾರಾಯಿತಿ ಆ ಹುಡುಗಿ ತ್ರಿರಾತ್ರ ಉಷಿತ ಮೂರು ರಾತ್ರಿ ಮಾಡಿದಳು ಇದು ಚೈತ್ರ ಮಾಸದಲ್ಲಿ ಬರ್ತದೆ ಇದಕ್ಕೆ ವಟ ಸಾವಿತ್ರಿ ವ್ರತ ಇದು ಇವತ್ತು ಅದಕ್ಕೆ ಆ ವಟವೃಕ್ಷಕ್ಕೆ ದಾರ ಗೀರ ಕಟ್ಟಿ ಪ್ರದಕ್ಷಿಣೆ ಹಾಕಿ ಅದು ಬೇರೆ ರೂಪದಲ್ಲಿ ಮಾಡ್ತಾರೆ ವ್ರತವಾಯಿತು ನಿಂತೇ ಜಪ ಮಾಡಿದಳು ಇದೇ ನಮ್ಮ ವ್ರತ ಅಂತ ಕೇಳಿದ ತಂದೆ ಇದರಲ್ಲಿ ಇಂಟರ್ಫಿಯರ್ ಮಾಡಬೇಡ ಇದು ನನ್ನ ನನ್ನ ಗಂಡನ ಸಂಬಂಧದ್ದು ಆಗಬೇಕು ಅಂತ ಮಾಡ್ತಿದ್ದೇನೆ ಆಯ್ತಮ್ಮ ಮಾಡ್ಕೊಂಡ ತಂದೆಗೆ ದುಃಖ ಪಾಪ ಹುಡುಗಿ ಮೂರು ದಿವಸ ಅನ್ನ ಇಲ್ಲ ಆಹಾರ ಇಲ್ಲ ಒಂಟಿ ಕಾಲಲ್ಲಿ ಬೇರೆ ನಿಂತಿದ್ದಾಳೆ ಮೂರ್ಛೆ ಹೋಗಿ ಬೀಳೋ ಸ್ಥಿತಿ ಅಷ್ಟು ಸುಸ್ತಾಗಿದೆ ನಾಲ್ಕನೇ ದಿವಸ ಆ ಅವಳು ಮರಮನೆಯಲ್ಲಿ ಅನೇಕ ಬ್ರಾಹ್ಮಣೋತ್ತಮರನ್ನು ಕರೆಸಿ ಒಳ್ಳೆ ಅಡುಗೆ ಮಾಡಿಸಿ ಅವರಿಗೆಲ್ಲ ಊಟವನ್ನು ಬಳಸಿ ಅಕ್ಷತೆ ಕೊಟ್ಟು ಅವರೆಲ್ಲರಿಂದ ಆಶೀರ್ವಾದ ಪಡೆದಳು ಅವರೆಲ್ಲ ಹೇಳಿದರು ದೀರ್ಘ ಸುಮಂಗಲಾಭವ ಬ್ರಾಹ್ಮಣರ ಆಶೀರ್ವಾದ ಸುಳ್ಳಾಗುವುದಿಲ್ಲ ಸರಿಯಾದ ಬ್ರಾಹ್ಮಣ ಆಗಿದ್ರೆ ಗಾಯತ್ರಿ ಜಪ ಮಾಡುವವನು ದೈವನಿಷ್ಠೆ ಇರುವವನು ಸಾಲಗ್ರಾಮ ಪೂಜೆ ಮಾಡುವವನು ಒಂದು ಕಿಂಚಿತ್ತಾದರೂ ಸಂಸ್ಕೃತ ಗೊತ್ತಿದ್ದು ವೇದಶಾಸ್ತ್ರ ಯಥಾಶಕ್ತಿ ಜಪ ಮಾಡುವವನು ಅವರ ಮಾತುಗಳು ಆಶೀರ್ವಾದಗಳು ಎಂದೂ ಸುಳ್ಳಾಗುವುದಿಲ್ಲ ಕೌಸಲ್ಯ ಹೇಳ್ತಾಳೆ ರಾಮಾಯಣದಲ್ಲಿ ನಾ ಮಾಡಿದ್ದೆಲ್ಲ ವ್ಯರ್ಥವಾಯಿತೆ ಇಷ್ಟೆಲ್ಲ ತಪಸ್ಸು ಮಾಡಿದೆ ಬ್ರಾಹ್ಮಣರ ಕೈಯಲ್ಲಿ ಆಶೀರ್ವಾದ ಪಡ್ಕೊಂಡೆ ಅಯ್ಯೋ ನನ್ನ ಮಗ ಕಾಡಿಗೆ ಹೋದಲ್ಲ ಅಂತ ಅಳೋ ಸಂದರ್ಭದಲ್ಲಿ ಬ್ರಾಹ್ಮಣಾಶೀರ್ವಾದ ಎಂದೂ ಸುಳ್ಳಾಗೋದಿಲ್ಲ ಅಂತ ಹೇಳ್ತಾರೆ ಅದಾದ ನಂತರ ಅವರೆಲ್ಲ ಊಟ ಮಾಡಿದರು ಸ್ವಲ್ಪ ವಿಶ್ರಾಂತಿ ಆಯಿತು ಇವಳಿಗೋ ಎದೆ ಬಡಬಡಿಸ್ತಾ ಇದೆ ಇವತ್ತು ಮೃತ್ಯು ದಿವಸ ಗಂಡನಿಗೆ ಎಷ್ಟೊತ್ತಿಗೆ ಬರ್ತದೆಯೋ ಗೊತ್ತಿಲ್ಲ ಹೇಳ್ತಾ ಹೇಳ್ತಾ ಬಂದವರೆಲ್ಲ ಹೊರಟರು ಮಾಡಿದರು ಈ ಗಂಡ ಮಧ್ಯಾಹ್ನ ಸುಮಾರು ಮೂರು ಗಂಟೆ ಅಂತ ಕಾಣುತ್ತೆ ಸಾವಿತ್ರಿ ನಾನು ಗುದ್ಲಿ ಕೊಡು ಶನಿಕೆ ಕೊಡು ನಾನು ಸ್ವಲ್ಪ ಕಾಡಿಗೆ ಹೋಗಿ ಬರ್ತೇನೆ ಯಾಕ್ರಿ ಇಲ್ಲ ನಾಳೆ ದಿವಸ ಹೋಮ ಆಗಬೇಕಲ್ಲ ತಿರುಗಿ ಯಥಾಪೂರ್ವ ಅದಕ್ಕೊಂದಷ್ಟು ಸಮಿತು ಅಡಿಗೆ ಮಾಡೋದಕ್ಕೊಂದಷ್ಟು ಸೌದೆ ಒಂದಷ್ಟು ಹಣ್ಣುಗಳು ಒಂದಷ್ಟು ಹೂವು ತಗೊಂಡ್ಬರಬೇಕು ಕಾಡಿಗೆ ಹೋಗ್ತೇನೆ ನಾನು ರಾತ್ರಿ ಬಂದು ವಾಪಸ್ಸು ಸಂಧ್ಯಾ ವಂದನೆ ಮಾಡಿದ ಮೇಲೆಯೇ ಪಾರಣೆ ಎಂದು ಬಿಟ್ಲಿ ಇವಳು ಅವಳು ಬೈ ಊಟ ಮಾಡಿಲ್ಲ ಬ್ರಾಹ್ಮಣರಿಗೆಲ್ಲ ಬಡಿಸಿದ್ದಾಳೆ ರಾತ್ರಿಯ ಪಾಲನೆ ಮಾಡುವುದು ಹಾಗಿದ್ರೆ ನಾನು ಬರ್ತೇನೆ ನಿಮ್ಮ ಜೊತೆಯಲ್ಲಿ ಎಂದಳು ಗಂಡ ಹೇಳಿದ ಯಾವತ್ತೂ ಇಲ್ಲದೆ ಇವತ್ತು ಆತಕ್ಕೆ ಹೀಗೆ ಹೇಳ್ತಿದ್ದೀಯೇ ಹಠ ಮಾಡಬೇಡ ಸಾವಿತ್ರಿ ನನ್ನಷ್ಟು ಹೋಗ್ತೇನೆ ನಾನು ಇದು ಹಣ್ಣು ಹಂಪಲ ತಗೊಂಡ್ಬರ್ತೇನೆ ಇಲ್ಲ ತುಂಬಾ ದಣಿದಿದ್ದೀರಿ ನೀವು ದಣಿದವಳು ನೀನ್ ಕಾಣೆ ಮೂರು ದಿವಸ ಹಾಗೆ ನಿಂತಿದ್ದೀಯೇ ನನಗೇನಾಗಿದೆ ನಿಮ್ಗೇನು ಬೇಡ ಆದರೆ ಯಾಕೋ ಒಂದು ಜೊತೆಯಲ್ಲಿರಬೇಕು ಅಂತ ಅನಿಸ್ತಾ ಇದೆ ನಾನು ಬರ್ತೇನೆ ಹಾಗಿದ್ರೆ ನಡಿ ಎಂಬುದಾಗಿ ಹೇಳಿದ ಇಲ್ಲಿ ತನಕ ಕಥೆ ಅದು ಓದುವಾಗ ನಿಮಗೆ ಮೂರು ಸಂಸ್ಕೃತ ಎದೆ ತುಡಿತಾ ಬರ್ತೋಡಿ ಕೌಂಟ್ ಡೌನ್ ಮಾಡ್ತಾ ಇದ್ದಾಳೆ ಪಾಪ ನಮಗೆ ಡಬ ಡಬ ಡಬ ಅನಿಸುತ್ತೆ ಕಥೆ ಓದುವಾಗ ಬಹಳ ದಾರುಣವಾದ ಕಥೆ ಇದು ಒಂದು ರಾಮಾಯಣದಲ್ಲಿ ಬರುವ ಸೆಂಟಿಮೆಂಟ್ಸು ಅಯೋಧ್ಯಾಕಾಂಡದ ಅನುಭವ ಎಲ್ಲ ನಿಮಗೆ ಸಾವಿತ್ರಿ ಕಥೆ ಇದು ಒಂದು ಎರಡು ಮೂರು ಅಧ್ಯಾಯದ ಕಥೆ ದೊಡ್ಡದಿಲ್ಲ ಅಲ್ಲಿ ಹೊರಟು ಗಂಡ ಹೆಂಡತಿ ಇಬ್ಬರು ಅಷ್ಟು ದೂರ ಹೋದ್ರು ಇಲ್ಲಿ ಕೂತ್ಕೋ ಇಲ್ಲಿ ಹಣ್ಣು ತಗೊಂಡ್ಬರ್ತೀನಿ ಅಂತ ಇಲ್ಲ ನಿಮ್ಮ ಜೊತೆ ಬರ್ತೀನಿ ಹಣ್ಣಿಗೆ ಏನು ಬೇಕಾದ ಬನ್ನಿ ಮರದ ಮೇಲೆ ಹತ್ತಿದ ಹಣ್ಣೆಲ್ಲ ಶೇಖರಿಸಿದ ಬಟ್ಟೆಗೆ ಹಾಕಿದ ಗಂಟು ಕಟ್ಟಿದ ಸಮಿತನ್ನೆಲ್ಲ ಶೇಖರಿಸ್ದ ಎಲ್ಲ ಶೇಖರಿಸ್ದ ಒಂದಷ್ಟು ಸೌದೆ ಒಣಗಿದ ಮರ ಇತ್ತು ಇದನ್ನು ಹಾಗೆ ತಗೊಂಡು ಹೋಗೋದು ತುಂಡು ತುಂಡು ಮಾಡಿ ತಗೊಂಡು ಹೋಗೋಣ ಅಂತ ಸೌದೆಯಿಂದ ಆ ಒಣಕಲು ಮರದ ತುಂಡು ದಿಮ್ಮಿ ಏನು ಬಿದ್ದಿತ್ತು ಅದನ್ನು ಚಚ್ಚಿ ತುಂಡು ಮಾಡಿ ಸೌದೆ ಡಿಪೋದಲ್ಲಿ ಮಾಡ್ತಾರಲ್ಲ ಹಾಗೆ ಸೀಳು ಸೀಳು ಮಾಡ್ತಾ ಇದ್ದಾನೆ ತಲೆನೋವು ಕಾಣಿಸಿಕೊಂಡಿತು ಸಾವಿತ್ರಿ ಯಾಕೋ ತಲೆನೋವು ಬಂದಿದೆ ಅಯ್ಯೋ ತಲೆನೋವು ಬಂತೆ ಅಂದ್ಲು ಮೃತ್ಯು ಯಾವ ರೂಪದಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಬರುತ್ತೆ ಅಂತ ಗೊತ್ತಿದೆ ಇದು ಅಡ್ವಾನ್ಸ್ ನೋಟಿಸ್ ಇದ್ದವೇ ಒಬ್ಬರಿಗೆ ಕ್ಯಾನ್ಸರ್ ರೋಗ ಎಷ್ಟು ದಿವಸದಲ್ಲಿ ಹೋಗ್ತಾರೆ ಅಂತ ಹೇಳಿಬಿಡ್ತಾರೆ ಮನೆಯಲ್ಲಿ ಇಟ್ಕೊಂಡಿರ್ತೀರಿ ನೀವು ಸುಖವಾಗಿರ್ತೀರಾ ದಮ್ಮಯ್ಯ ಅಂತ ಕೇಳ್ತೇನೆ ಹೇಳಿ ನೋಡೋಣ ಕ್ಯಾನ್ಸರ್ ಅಂದ್ರೆ ಇದು ಅಡ್ವಾನ್ಸ್ ನೋಟಿಸ್ ಮೃತ್ಯು ಎನ್ನುವುದು ಅಡ್ವಾನ್ಸ್ ನೋಟಿಸ್ ಕೊಡೋದಿಲ್ಲ ಇದು ಬಂದು ಬಿಡ್ತಿಲ್ಲಿ ಗಾಯತ್ರಿಗೆ ಗೊತ್ತಿತ್ತು ಸಾವಿತ್ರಿಗೆ ಹಾಗಿದ್ರೆ ಏನು ಮಾಡೋದು ಔಷಧಿ ಇಲ್ಲ ಮತ್ತೊಂದಿಲ್ಲ ಏನಿಲ್ಲ ಸ್ವಲ್ಪ ಮಲ್ಕೊಂಡ ಸರೋಗುತ್ತೆ ಬೆಳಿಗ್ಗೆಲ್ಲ ಬ್ರಾಹ್ಮಣ ಭೋಜನ ಯೋಜನೆ ಆಗಿದೆ ಎಲ್ಲಿ ನಾನು ಸರಿಯಾಗಿ ಮಲ್ಕೊಳ್ತೀನಿ ಸ್ವಲ್ಪ ಕೂತ್ಕೋ ಅಂತ ಹೇಳಿ ಹೆಂಡತಿಯ ತೊಡೆಯ ಮೇಲೆ ಮಲಗಿದ್ದಾನೆ ಸತ್ಯವಾನ್ ಇನ್ನೇನು ಅವನು ಕಣ್ಣು ಮುಚ್ಚಿದ ನಿದ್ದೆ ಮಾಡುವ ಹೊತ್ತಿಗೆ ಇವಳು ಜಪ ಮಾಡಿದ್ರ ಪರಿಣಾಮವಾಗಿ ಅಲ್ಲಿ ಪಕ್ಕದಲ್ಲಿ ಬಂದು ಪ್ರತ್ಯಕ್ಷನಾದ ಯಮದೇವತೆಯನ್ನು ಕಣ್ಣಿಂದ ನೋಡಿದಳು ಯಮದೇವತೆ ಹೇಗಿದ್ದ ಆ ಚಿತ್ರವನ್ನು ಕೊಡ್ತಾರೆ ಸ್ಥಿತಂ ಸತ್ಯವತಃ ಪಾರ್ಶ್ವೇ ಶ್ಯಾಮಾವಧಾನಂ ರಕ್ತಾಕ್ಷಂ ಪಾಶಹಸ್ತಂ ಭಯಾವಹಂ ಸ್ಥಿತಂ ಸತ್ಯವತಃ ಪಾರ್ಶ್ವೇ ನಿರೀಕ್ಷಂತಮೇವ ಚ ಆ ಜಪ ಮಾಡಿದ್ದವಳಿಗೆ ಯಮ ಬಂದದ್ದು ಕಣ್ಣಿಗೆ ಖಂಡಿಸಿಬಿಡ್ತು ಅವಳ ಪಾತಿವ್ರತದ ಮೊದಲನೇ ಫಲ ಯಮನೇ ಕಣ್ಣಿಗೆ ಕಂಡ ನಾವು ಯಾರ್ಯಾರನ್ನು ನೋಡಿ ಯಮ ಇದ್ದಾಗಿದ್ದಾನೆ ಅಂತ ಹೇಳ್ತೇವಲ್ಲ ಅದಲ್ಲ ಸಾಕ್ಷಾತ್ ಯಮನೇ ಬಂದ ಕೋಣಗಿರಣದ ಕಥೆ ಹೇಳ್ತಾರಲ್ಲ ಅದೆಲ್ಲ ವೇದದಲ್ಲಿಲ್ಲ ನಿಮ್ಮ ಪುರಾಣದಲ್ಲಿ ಸಿನಿಮಾದಲ್ಲಿ ಮಾಡಿ ತೋರಿಸಿದ್ದಾರೆ ಯಮನಿಗೆ ಕೋಣ ಇರಬೇಕು ಕೋಣ ಅಂದ್ರೆ ಆಂಗಲ್ ಯಾವುದೋ ಆಂಗಲಲ್ಲಿ ಇರ್ತಾನೆ ಅಂತ ಯಾರೋ ಜ್ಯೋತಿಷಲ್ಲಿ ಹೇಳಿದ್ರೆ ನಿಜವಾದ ಕೋಣನನ್ನೇ ತಂದು ಅವನ ಮೇಲೆ ಕೂರಿಸಿ ಯಾರು ಹೀಗೆ ಮಾಡ್ತಾರೋ ಅವ್ರನ್ನ ಯಮ ಸುಮ್ಮನೆ ಬಿಡೋದಿಲ್ಲ ನಿಮ್ಮನ್ನು ಕೋಣನ ಮೇಲೆ ಕೂರಿಸ್ಬಿಡ್ತಾನೆ ಅವನು ಕೋಣನಿಗೂ ಯಮನಿಗೂ ಏನು ಸಂಬಂಧವಿಲ್ಲ ಇದು ಒಂದು ಬೇರೆ ಕಲ್ಪನೆ ಮಾಡಿದ್ದಾರೆ ಯಮ ಬಂದ ನಿಂತ ಯಮ ಬಂದು ನಿಂತರೆ ನೋಡಿದವಳು ಸಾವಿತ್ರಿ ಕೇಳ್ತಾಳೆ ದೈವ ತಂತ್ವಾಭಿಜಾನಾಮಿ ವಪುರೇತತಿ ಅಮಾನುಷಂ ನಿನ್ನ ಶರೀರ ನೋಡಿದ್ರೆ ನೀನು ಅತಿಮಾನುಷವಾದ ಶರೀರವುಳ್ಳವನು ಮಾರಾಯ ನೀನು ದೇವತೆ ಅಂತ ಕಾಣಿಸ್ತಾ ಇದ್ದೀಯ ನೀನು ಮನುಷ್ಯನಲ್ಲ ನೀನು ಯಾರು ಕಾಮಯ ಬ್ರೂಹಿ ದೇವೇಶ ಕಸ್ವಂ ಕಿಂಚ ಚಿಕೀರ್ಷಸಿ ಬಂದು ನಿಂತ್ಕೊಂಡವನು ಆ ಸತ್ಯವಂತನನ್ನೇ ನೋಡ್ತಾ ಇದ್ದಾನೆ ಯಮನಿಗೂ ಎದೆ ಧಸಕ್ಕಂತ ಇದೆ ಇಷ್ಟು ಪ್ರೀತಿ ಉಳ್ಳವಳು ಪತಿವ್ರತೆ ಇವಳಿಗೆ ವೈಧವ್ಯವನ್ನು ಕೊಟ್ಟು ಹೇಗೆ ತಗೊಂಡು ಹೋಗೋದು ಇವನನ್ನ ಯಮನಿಗೆ ಮನಸ್ಸಿಗೆ ಅಂಜಿಕೆ ಯಮನಿಗೂ ಭಯ ಇಲ್ಲ ಅಂತವೆ ಯಮನಿಗೂ ಭಯ ಇದೆ ಅವನ ಮೇಲೆ ಒಬ್ಬ ಇದ್ದಾನಲ್ಲ ಏನ್ ಮಾಡಲಿ ಅದಕ್ಕೆ ಯಮ ಹೇಳಿದ ಯಾರು ಅಂತ ಕೇಳಿದಕ್ಕೆ ಪತಿವ್ರತಾಶಿ ಸಾವಿತ್ರಿ ತಥೈವ ಚ ನೀನು ಪತಿವ್ರತಿಯಾದದ್ದರಿಂದ ನಿನ್ನ ಕಣ್ಣು ಕಾಣಿಸಿದ್ದೇನಮ್ಮ ನಾವು ಅದೇ ಆದರೆ ಅಭಿಭಾಷಾಮಿ ನಿನ್ನ ಜೊತೆಯಲ್ಲಿ ಮಾತನಾಡಬೇಕಾದ ಪ್ರಮೇಯ ನನಗಿಲ್ಲ ಕೋರ್ಟ್ ಸಮನ್ಸ್ ಜಾರಿ ಮಾಡಿದರೆ ಬಂದವರೆಲ್ಲ ಮಾತಾಡೋದಿಲ್ಲ ಹೇಳಿದಷ್ಟು ಮಾಡ್ಕೊಂಡು ತಗೊಂಡೋಗ್ತಾರೆ ಏನು ಕೇಳಿದ್ದಿ ಅಂತ ಹೇಳ್ತೇವೆ ವಿದ್ಯಮಾಂತಂ ಶುಭೆ ಯಮಂ ನಾನು ಯಮ ಅಂತ ತಿಳ್ಕೋ ಭಯಂತೆ ಸತ್ಯವ ಅಯಂತೆ ಸತ್ಯವಾನ್ ಭರ್ತ ನಿನ್ನ ಗಂಡ ಸತ್ಯವಂತ ಅಂತಿದ್ದಾನಲ್ಲ ಕ್ಷೀಣಾಯು ಪಾರ್ಥಿವಾತ್ಮಜ ಅವನ ಆಯಸ್ಸು ಮುಗಿದೋಯ್ತು ತಾಯಿ ಇವತ್ತಿಗೆ ನೇಷ್ಯಾಮಿತಮಹಂ ಬದ್ವಾ ವಿದ್ಯೆ ತನ್ಮೇ ಚಕೀರ್ಷಿತಂ ಅವನನ್ನು ಕರ್ಕೊಂಡು ಹೋಗೋಕೆ ಬಂದಿದ್ದೇನೆ ಇದು ಯಮಪಾಶವನ್ನು ಹಾಕಬೇಕು ನನ್ನನ್ನು ಬೈಕೋಬೇಡ ನಿನಗೆ ಹೆಂಡತಿ ಮಕ್ಕಳಿಲ್ವೇ ಅಂತ ಕೇಳಬೇಡ ನಾನು ಕರ್ತವ್ಯ ನಾ ಮಾಡ್ತೇನೆ ನಾನೇನು ಮಾಡಲಿ ಎಂಬುದಾಗಿ ಪಾಶವನ್ನು ಬೀಸಿದ ಯಮಧರ್ಮ ಆಗಿ ಸಾವಿತ್ರಿ ಕೇಳಿದಳು ಸೂಯತೆ ಭಗವಾನ್ ದೂತಾ ತವಾಗಚ್ಚಂತಿ ಮಾನವಾನ್ ಮಾತಿನಲ್ಲಿ ಎಷ್ಟು ಜಾಣೆ ಗಾಯತ್ರಿ ಮಂತ್ರ ಕಲಿತವರಿಗೆ ಮಾತು ಸ್ಫುಟವಾಗ್ತದಂತೆ ಮಹಾರಾಯ ನಾ ಕೇಳಿದ್ದೇನೆ ಯಾರನ್ನಾದ್ರೂ ಆಯುಷ್ಯ ಮುಗಿದಿದ್ರೆ ನೀನು ದೂತರನ್ನು ಕಳಿಸ್ತೀಯ ಅಂತ ಇವತ್ತು ನೀನೇ ಸ್ಪೆಷಲ್ ಆಗಿ ಬಂದಿದ್ದೀಯಲ್ಲ ಏನು ವಿಶೇಷ ಅಂತ ಕೇಳಿದ್ಲು ನೀನೇ ಯಾತಕ್ಕೆ ಬಂದೆ ಶೂಯತೆ ಭಗವನ್ ದೂತಾ ತವ ಆಗಚ್ಚಂತಿ ಮಾನವಾನ್ ನೇ ತಂಕೆಲ ಭವಾನ್ ಆಗತೋಸಿ ಸ್ವಯಂ ಪ್ರಭೋ ಅದಕ್ಕೆ ಯಮದೇವ ಹೇಳಿದ ಎಲ್ಲ ಸಾಮಾನ್ಯವಾಗಿ ನಮ್ಮ ದೂತರನ್ನೇ ಕಳಿಸೋದುಂಟು ಆದರೆ ನಿನ್ನ ಗಂಡನಿಗೆ ಐದು ದಿವ್ಯ ಶಕ್ತಿ ಇದೆ ಮೊದಲನೇದು ತಪಸ್ಸಿನಿಂದ ದೊಡ್ಡವನು ಎರಡನೇದು ಗುರುಭಕ್ತಿಯಿಂದ ದೊಡ್ಡವನು ಮೂರನೇದು ನೀನವನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಭರ್ತೃ ಪ್ರೇಮ ಒಂದು ಕಾರಣ ನಾಲ್ಕನೆಯದು ಇವತ್ತು ಮುಗಿಸಿದೆಲ್ಲ ವ್ರತ ಒಂದು ಕಾರಣ ಐದನೆಯದು ನಿನ್ನ ಪ್ರಸಾದ ಹೊಂದಿದೆ ನಿನ್ನ ಗಂಡನ ಮೇಲೆ ನೀನೇನು ಅವನಿಗೆ ಹೊಸದನ್ನೇನೋ ಶಕ್ತಿ ಕೊಟ್ಟಿದ್ದೀಯೇ ಆದ್ರಿಂದ ಅವನನ್ನು ನಾನೇ ಕರ್ಕೊಂಡು ಹೋಗ್ಬೇಕು ಇದು ಸ್ಪೆಷಲ್ ಎಮರ್ಜೆನ್ಸಿ ಒಂದು ಚೀಫ್ ಮಿನಿಸ್ಟರ್ ಜೈಲಿಗೆ ಹಾಕಬೇಕಾದ್ರೆ ಅವರು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸೇ ಬರ್ತಾರೆ ಬಾಕಿಯವರಿಗೆಲ್ಲ ಈ ಕಾನ್ಸ್ ಕಾನ್ಸ್ಟೇಬಲ್ ಕನಿಷ್ಠವಿಲ್ಲ ಅಂತಾರೆ ಕನ್ನಡದಲ್ಲಿ ಯಾರೋ ಬರ್ತಾರೆ ಇಟ್ಕೊಂಡು ಹೋಗೋದಿಕ್ಕೆ ಇದು ಚಿಲ್ರೆ ಇಂದಿರಾ ಗಾಂಧಿಯವ್ರನ್ನ ಅರೆಸ್ಟ್ ಮಾಡಬೇಕಾದ್ರೆ ಸಿಬಿಐ ಚೀಫೇ ಬಂದ ಅವನು ನಿರ್ಮಲ್ ಕುಮಾರ್ ಸಿಂಗ್ ಎನ್ ಕೆ ಸಿಂಗ್ ಕಥೆಯೆಲ್ಲ ಬರ್ಕೊಂಡಿದ್ದಾರೆ ಅವರು ಏನು ಅವಾಂತರವಾಯಿತು ಸಾಮಾನ್ಯವಾದದ್ದಲ್ಲ ತಾಯಿ ಆದ್ದರಿಂದ ನಾನೇ ಬಂದಿದ್ದೇನೆ ಅದೆಲ್ಲ ಅಡ್ಡ ಮಾತು ಬಹಳ ಆಡ್ತಾ ಇಲ್ಲಲ್ಲೋ ನಂಗೆ ದಾರಿ ತಪ್ಪಿಸ್ಬೇಡ ನೀವು ಸ್ವಲ್ಪ ದೂರ ಹೋಗು ನಿನ್ನ ಗಂಡನ ಕರ್ಕೊಂಡು ಹೋಗಬೇಕು ಅಂತ ಪಾಶವನ್ನು ಬೀಸಿದ ಪಾಶ ಬೀಸಿದರೆ ಹೃದಯ ಪ್ರದೇಶದ ಅಂಗುಷ್ಠ ಮಾತ್ರಂ ಪುರುಷಂ ನಿಶ್ಚಕರುಷ ಯಮೋ ಬಲಾತ್ ಎಲ್ಲ ಅಂತ್ಯ ಸಂಸ್ಕಾರ ಮಾಡುವಾಗ ಹೇಳ್ತಾರೆ ಕರಿ ಕಂಬಳಿಯ ಒಂದು ಎಳೆಯನ್ನು ತಗೊಂಡು ಆ ಎಳೆಯನ್ನು ಪಾದಾಂಗುಷ್ಠಕ್ಕೆ ಸೇರಿಸಿ ಈ ಪಿತೃಕಾರ್ಯ ಮಾಡುವವನು ಮಡಲ ಮೇಲೆ ಒಂದು ಎಳೆಯನ್ನಿಟ್ಕೊಂಡು ಇದೆಲ್ಲ ಮಾಡಬೇಕು ಅಂತ ಹೇಳ್ತಾರೆ ಇವತ್ತು ಕಂಬಳಿ ಹರಿ ಕರಿ ಕಂಬಳಿ ಖರೀದಾರ ಯಾರು ಹುಡುಕಿ ತಗೊಂಬೋದು ದಿವಸ ಸಾಯ್ತಿರ್ತಾರೆ ಪುರೋಹಿತರಿಗೆ ಇದೇ ಕಥೆಯೇ ಎಷ್ಟೊಂದು ಕಂಬಳಿ ಬೇಕಾಗತ್ತೆ ಅಂತ ಸಪ್ಪೆ ಹುರಿ ತಂದು ಏನೇನೋ ಮಾಡ್ತಾರೆ ಶ್ರಾದ್ದಗಳಲ್ಲಿ ದೊಡ್ಡ ದೊಡ್ಡವರಿಗೆ ಹೀಗೆಲ್ಲ ಮಾಡ್ತಾರೆ ಒಂದು ಸಿಂಬಲ್ ಅಂತ ಯಾವುದೋ ದಾರ ತಂದಿಟ್ಕೊಂಡು ಮಾಡ್ತಾರೆ ಅವನು ಕಪ್ಪು ಪಾಶವನ್ನು ಬೀರಿ ಅವನ ಜೀವಾತ್ಮನನ್ನ ಶರೀರದಿಂದ ಎಳೆದು ಬಿಟ್ಟ ಇವನು ಕೊಟ್ಟಕ್ಕಂಥ ಪ್ರಾಣ ಬಿಟ್ಟೇ ಬಿಟ್ಟ ಸಾಯೋದ್ರಲ್ಲಿದ್ದ ಮೃಮಾನನನ್ನು ಕಾಪಾಡಿದ್ದಲ್ಲ ಸಾವಿತ್ರಿ ಸತ್ತೇ ಹೋದವನನ್ನು ಕಾಪಾಡಿದಳು ಆ ಹಗ್ಗವನ್ನು ಎಳೆದ ಜೀವಾತ್ಮನನ್ನು ತಗೊಂಡು ಹೋಗಮ್ಮ ಆಯ್ತು ಅವನ ಕಥೆ ಆಗೋಯ್ತು ಹೋಗು ಅಂತ ಹೇಳಿ ವಾಪಸ್ಸು ಹೊರಟ ಈ ಕಡೆಯಲ್ಲಿ ಯಮೋವಾಚ ಸಾವಿತ್ರಿ ಏನು ಮಾಡಿದಳು ಅವನ ಹಿಂದೆಯೇ ಹೋದಳು ಇವಳಿಗೆ ತಪಶಕ್ತಿ ಹುಟ್ಟಿದ್ದೇ ಸಾವಿತ್ರಿ ಮಂತ್ರದ ಬಲದಿಂದ ದಿವ್ಯ ವ್ರತವನ್ನು ಮಾಡಿದ್ದಾಳೆ ಅಪ್ಪ ಹದಿನೆಂಟು ವರುಷ ಕಾಲ ಕೋಟಿ ಗಾಯತ್ರಿ ಜಪ ಮಾಡಿದ್ದಾನೆ ಅವನ ಹಿಂದೆಯೇ ನಡೆದು ಹೋದಳು ಯಮ ತೆರಿಗೆ ನೋಡಿದ ಇದೇನಮ್ಮ ನನಗೆ ಗಂಟು ಬಿದ್ದಿದ್ದೀಯೇ ನೀನು ನಿವರ್ತ ಗಚ್ಚ ಸಾವಿತ್ರಿ ಕುರುಷ್ವ ಅಸ್ಯ ಔರ್ಧ್ವದೇಹಿಕಂ ನಿನ್ನ ಗಂಡನಿಗೆ ಊರ್ಧ್ವಕ್ರಿಯೆ ಮಾಡಿಸ್ಬೇಕೋ ಇಲ್ವೋ ಪುರೋಹಿತರು ಅವರು ಇವ್ರನ್ನ ಕರ್ಕೊಂಬ ಅದು ತಂಗಬಾರದು ಹೆಣ ಅದು ಬೇಗ ಮುಗಿಸ್ಬೇಕು ಕೃತಂ ಭರ್ತು ತ್ವಯಾರಣ್ಯಂ ಯಾವತಿ ಗಮ್ಯಂ ಗತಂ ತಯಾ ಎಷ್ಟು ತನಕ ಬರಬೇಕೋ ಬಂದಿದ್ದೀಯೇ ಇಲ್ಲಿ ತನಕ ಬರಬಾರದು ನೀ ಸಾಮಾನ್ಯವಾಗಿ ಪ್ರೇತಭೂಮಿ ತನಕ ಹೆಂಗಸರು ಗಂಡನ ಶವವನ್ನು ಅನುಸರಿಸಬಾರದು ವೀಡು ವರೈ ಮನವಿ ತಮಿಳ್ ಗಾಜೆ ಮಾಡಿದ್ದಾರೆ ಒಬ್ಬ ಯಜಮಾನ ಸತ್ರ ಹೊಸ್ತಿರ ಭಾಗದ ತನಕ ಅಷ್ಟೇ ಹೋಗಬೇಕು ಹೆಂಡತಿ ಡ್ಯೂಟಿ ಶುಭದಲ್ಲೂ ಅಷ್ಟೇ ಆಫೀಸ್ಗೆ ಫೀಸ್ ಕೊಟ್ಟರೆ ನಾನೂ ಬರ್ತೀನಿ ರೀ ಜೊತೆಯಲ್ಲಿ ಹೋಗೋದಲ್ಲ ಬಾಗಲಲ್ಲೇ ನಿಲ್ಲಬೇಕು ಆಮೇಲೆ ಟಾಟಾ ಬೈ ಬೈ ಮಾಡಬೇಕು ಟಾಟಾ ಬೈ ಬೈ ಬೇಡ ರಾಮಕೃಷ್ಣ ಅಂತ ಹೇಳಬೇಕು ಬಾಗಲಲ್ಲೇ ಹೇಳಬೇಕು ಅಲ್ಲಿ ತನಕ ಹೋಗೋದಲ್ಲ ಅದು ಬಾಕಿ ದಿವಸ ಅದಕ್ಕೆಲ್ಲ ಬೇರೆ ಹೇಳ್ತಾರೆ ಏನು ಯಮನ್ ಜೊತೆಯಲ್ಲಿ ಬರ್ತಾ ಇದ್ದೀಯೇ ನೀನು ಹೋಗಮ್ಮ ಅದಕ್ಕೆ ಅವಳು ಹೇಳಿದ್ಲು ನಿನ್ ಜೊತೆಯಲ್ಲಿ ನಾನೆಲ್ಲಿ ಬರ್ತಾ ಇದ್ದೇನೆ ನಾನು ಗಂಡನ ಜೊತೆಲೇ ಬರ್ತಾ ಇದ್ದೇನೆ ಎತ್ರ ಮೇನೀಯತೆ ಭರ್ತ ಸ್ವಯಂ ವಾ ಎತ್ರ ಗಚ್ಚತಿ ನನ್ನ ಗಂಡ ಎಲ್ಲಿ ಹೋಗ್ತಾನೋ ನಿಂಜನ ಹೋಗ್ತೇನೆ ಅವನು ನಿನ್ನ ಜೊತೆಯಲ್ಲಿದ್ದಾನೆ ಅದಕ್ಕೆ ನಾನು ನಿನ್ನ ಜೊತೆಯಲ್ಲಿ ಬರ್ತಿಲ್ಲ ಅವನ ಜೊತೆಯಲ್ಲಿ ಬರ್ತಾ ಇದ್ದೇನೆ ಮಯಾ ಚತತ್ರ ತತ್ರ ಗಂತವ್ಯಂ ಏಷ ಧರ್ಮ ಸನಾತನ ಗಂಡ ಇದ್ದ ಕಡೆ ಹೆಂಡತಿ ಇರಬೇಕು ಹೌದಲ್ವೋ ಹೌದಮ್ಮ ಅಂದ ಯಮ ಹಾಕೊಂಡ ಯವನು ಸಿಕ್ಕಿಸ್ತಾಳೆ ನೋಡಿ ಅವನಿಗೆ ಏಮಾರಿಸಿ ಯವನನ್ನೇ ಮಾರಿಸೋ ಹುಡುಗಿ ಇವಳು ಗಂಡ ಇದ್ದ ಕಡೆ ಹೆಂಡತಿ ಇರಬೇಕೋ ಇಲ್ವೋ ಮಯಾ ಚತತ್ರ ಗಂತವ್ಯಂ ತಪಸಾ ಗುರುಭಕ್ತ್ಯಾ ಭರ್ತು ಸ್ನೇಹ ತೀವ್ರತೇನ ಚ ತವ ಚೈವ ಪ್ರಸಾದೇನ ನಮೇ ಪ್ರತಿಹತಾಗತಿ ಎಷ್ಟು ದೂರ ಬರ್ತೀಯ ಅಂತ ಕೇಳಿದ ನನ್ನ ಜೊತೆಯಲ್ಲಿ ಬರ್ತೀನಿ ಅಂತೆಲ್ಲ ಹುಚ್ಚು ಹುಡುಗಿ ಎಷ್ಟು ಬರ್ತೀಯ ನೀನು ನೀನು ಎಲ್ಲಿ ತನಕ ಹೋಗ್ತೀಯೋ ಅಲ್ಲಿ ತನಕ ಬರ್ತೇನೆ ಅಂತ ಹಾ ಯಮಲೋಕಕ್ಕೆ ಬರ್ತೀಯ ಹೌದು ಬರ್ತೇನೆ ಹೇಗೆ ಬರ್ತೀಯೇ ತವ ಇವತ್ ಪ್ರಸಾದೇನ ನಿನ್ನ ಪ್ರಸಾದ ಎಂದು ಬರ್ತೇನೆ ನೀನು ಕಣ್ಣು ಕಾಣಿಸಿದೆಯಲ್ಲ ಇದೇ ಒಂದು ಪ್ರಸಾದ ನಮ್ಮ ಹಿರಿಯರ ಆಶೀರ್ವಾದವಿದೆ ಇಲ್ಲದೆ ನೀವು ಕಣ್ಣು ಕಾಣಿಸ್ತಾ ಇದೆಯಾ ನನಗೆ ನೋಡು ಬೇರೆಯವರು ಕಾಣಿಸ್ತೀಯಾ ಇದೇ ಒಂದು ಒಳ್ಳೆಯ ಶಕನ ಆದ್ದರಿಂದ ನಾ ಖಂಡಿತವಾಗಿ ನಿನ್ನ ಜೊತೆಯಲ್ಲೇ ಬರ್ತೇನೆ ಎಷ್ಟು ಬೇಕಾದರೂ ಹೋಗು ಅದಕ್ಕೆ ಮುಂದೆ ಒಂದು ಮಾತನ್ನು ಸೇರಿಸ್ತಾಳೆ ಲೋಕರೀತಿಯಲ್ಲಿ ಅಷ್ಟಾವಕ್ರ ಗೀತೆಯನ್ನು ಮೀರಿಸುವಂತಹ ಶ್ಲೋಕಗಳು ಬಾಹು ಸಪ್ತಪದಂ ಮೈತ್ರಂ ಗಂಡನ ಜೊತೆಯಲ್ಲಿ ಮಾಡೋ ಸಪ್ತಪದಿ ಒಂದು ವಿವಾಹದಲ್ಲಿ ಏಕಮಿಷೇ ವಿಷ್ಣು ಸ್ವಾನ್ವೇ ತೂದ್ವೇ ಊರ್ಜೆ ತೇಣಿ ವ್ರತಾಯ ಹೇಳ್ಕೊಂಡು ಬರ್ತೇವೆ ಅದಲ್ಲದೆಯೇ ಯಾವುದೇ ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ಏಳು ಹೆಜ್ಜೆ ಕೂಡಿ ನಡೆದು ಒಳ್ಳೆ ಮಾತನಾಡಿದರೆ ಮೈತ್ರಿ ಉಂಟಾಯಿತು ಸ್ನೇಹ ಉಂಟಾಯಿತು ಅನ್ಬ್ರೇಕಬಲ್ ಫ್ರೆಂಡ್ಶಿಪ್ ಆಯಿತು ಯಮರಾಜ ಈಗ ನಿನ್ನ ಜೊತೆಯಲ್ಲಿ ನೀ ಹೇಳಿದಾಗ ನಿನ್ನ ಜೊತೆನೇ ಅಂತಿಟ್ಕೊ ನಾನು ಗಂಡನ ಜೊತೆ ಬೇಡ ನಿನ್ನ ಜೊತೆಯಲ್ಲಿ ಎಷ್ಟು ದೂರ ಬಂದಿದ್ದೇನೆ ನೋಡು ಏಳು ಹೆಜ್ಜೆ ಆದಮೇಲೆ ನೀನು ನಾನು ಫ್ರೆಂಡ್ಸ್ ಆಗಿಬಿಟ್ಟು ಈಗ ಆದ್ದರಿಂದ ಒಳ್ಳೆ ಮಾತನ್ನು ಹೇಳ್ತೇನೆ ನೀ ಕೇಳಲೇಬೇಕು ಮಿತ್ರತಾಂಚ ಪುರಸ್ಕೃತ್ಯ ಕಂಚಿತಿ ಅಮಿತ ಶೃಣು ಮಿತ್ರನಾದ ಮೇಲೆ ದಾರಿ ಕಳೆಯೋದಕ್ಕೆ ಏನಾದ್ರು ಒಳ್ಳೆ ಆಡಬೇಕಲ್ಲ ನಿನಗೂ ಬೇಜಾರಾಗಿರ್ಬೋದು ಕೋಣ ಬೇರೆ ಎಲ್ಲ ನಿನಗೆ ನಡ್ಕೊಂಡು ಹೋಗ್ಬೇಕು ನಿನ್ನ ಲೋಕಕ್ಕೆ ಅದಕ್ಕೆ ನಾನೊಂದು ಒಳ್ಳೆ ಮಾತನ್ನು ಹೇಳ್ತೇನೆ ಕೇಳು ಅಂತ ಎಲ್ಲೆಲ್ಲಿಯೋ ಬಳಸಿ ದೇಶಾವಧಿ ರೀತಿಯಲ್ಲಿ ಒಂದು ಮಾತನ್ನಾಡ್ತಾಳೆ ಇಂಥದ್ದು ನಾಲ್ಕು ಸಲ ಆಡ್ತಾಳೆ ಒಂದೊಂದು ಮಾತಿಗೆ ನಾಲ್ಕು ನಾಲ್ಕು ಅರ್ಥವಿದೆ ಮಹಾಭಾರತದಲ್ಲಿ ಈ ಶ್ಲೋಕ ಓದ್ತೇನೆ ತಿಳಿತೆ ನೋಡಿ ಯಮನಿಗೆ ಅರ್ಥ ಆಗಲಿಲ್ಲ ನಾನಾತ್ಮವಂತಸ್ತು ವನೇ ಚರಂತಿ ಧರ್ಮಂಚ ವಾಸಂಚ ಪರಿಶ್ರಮಂಚ ವಿಜ್ಞಾನತೋ ಧರ್ಮಮುದಾಹರಂತಿ ತಸ್ಮಾತ್ ಸಂತೋ ಧರ್ಮಮಾಹು ಪ್ರಧಾನಂ ಆತ್ಮವಂತನು ಅಂದರೆ ಇಂದ್ರಿಯ ನಿಗ್ರಹವುಳ್ಳವನು ಏನು ಬೇಕಾದರೂ ಸಾಧಿಸಬಲ್ಲ ಮನುಷ್ಯನಿಗಿರೋ ದೊಡ್ಡ ಕಷ್ಟ ಇಂದ್ರಿಯಗಳ ವಶದಲ್ಲಿರೋದಿಲ್ಲ ಆದರೆ ಆತ್ಮನು ಯಾವನಿಗೆ ವಶದಲ್ಲಿಲ್ಲವೋ ನ ಆತ್ಮವಂತಂ ಇಂದ್ರಿಯ ಜೈವಲ್ಲದೆ ಅವನಿಗೆ ಏನೇನು ಸಿದ್ಧಿಯಾಗೋದಿಲ್ಲ ಆತ್ಮವಂತಂ ವನೇ ಚರಂತಿ ಅವನು ವನವಾಸ ಮಾಡಿದರೂ ವಾನಪ್ರಸ್ಥಾಶ್ರಮ ಸಿದ್ಧ ಆಗೋದಿಲ್ಲ ಅವನಿಗೆ ಧರ್ಮಂಚ ವಾಸಂಚ ಧರ್ಮಾಂಧ್ರ ಗೃಹಸ್ಥಾಶ್ರಮ ವಾಸಾಂಧ್ರ ಸನ್ಯಾಸಾಶ್ರಮ ಇಂದ್ರಿಯ ನಿಗ್ರಹ ಇಲ್ಲದೆ ಇದ್ದವನಿಗೆ ನಾಲ್ಕು ಆಶ್ರಮಗಳು ಸಿದ್ಧಿಯಾಗೋದಿಲ್ಲ ಹೌದಲ್ವೋ ಒಬ್ಬ ಒಟ್ಟು ಗುರುಗಳ ಮನೆಯಲ್ಲಿ ವೇದ ಕಲಿಬೇಕು ಬ್ರಹ್ಮಚರ್ಯ ಆಶ್ರಮ ಇಂದ್ರಿಯ ನಿಗ್ರಹ ಇಲ್ಲದೆ ಇದ್ರೆ ಅವನಿಗೆ ಅದು ಸಿದ್ಧಿ ಆಗೋದಿಲ್ಲ ಹೇಳ್ಕೊಟ್ಟಿದ್ದು ಬರೋದಿಲ್ಲ ಗೋಧಿ ಗೆಜ್ಜಗಾಡ್ತಾನೆ ಸಿನಿಮಾಕ್ಕೆ ಹೋಗ್ತಾನೆ ಇಸ್ಪೀಟ್ ಆಡ್ತಾನೆ ಜೂಜ್ ಕುಡಿತಾನೆ ಮಠಕ್ಕೆ ಅಂತ ಸೇರಿಸ್ತಾರೆ ಕೆಲವರು ಹುಡುಗರನ್ನ ಆ ಮಠಗಳಲ್ಲಿಯೇ ಪೋಲಿ ಆಗ್ತಾರೆ ಹುಡುಗರು ಒಂದು ದೊಡ್ಡ ಮಠದಲ್ಲಿ ಒಬ್ಬ ಸಣ್ಣ ಹುಡುಗ ಎಂಟು ವರ್ಷದವನಿಗೆ ಉಪನಯನ ಮಾಡಿ ಇವು ಹೊಟ್ಟೆಲ್ ಹಾಕೊಂಡು ಕಾಪಾಡಬೇಕು ಅಂತ ಹಾಕಿದ್ರು ಇದು ಐವತ್ತು ವರ್ಷದ ಕತೆ ನಾ ಹೇಳೋದು ದೇವರ ಪ್ರಸಾದ ಅಂತ ಪೊಂಗಲ್ ಕೊಟ್ಟರು ಎಲ್ಲರಿಗೂ ಈ ಹುಡುಗ ಅದನ್ನ ತೆಂಗಿನಕಾಯಿ ಚಿಪ್ನಲ್ಲಿ ಹಾಕಿ ಅದರಲ್ಲಿ ಮೂತ್ರ ವಿಸರ್ಜನೆ ಮಾಡಿ ಇನ್ನೊಬ್ಬರಿಗೆ ಕೊಟ್ಟ ನಾ ಕಣ್ಣಿಂದ ನೋಡಿದೆ ಇದನ್ನು ಅಷ್ಟಾವಕ್ರ ಈ ಸಣ್ಣ ಹುಡುಗರಿಗೆ ಕುಂಟನಿಗೆ ಎಂಟಿಜೈಟ್ ಅಂತ ಹೇಳ್ತಾರಲ್ಲ ಬ್ರಹ್ಮಚಾರಿ ಶತಮರ್ಕಟ ನೂರು ಕೋತಿಗಳನ್ನು ಹಾಕಿದ್ರೆ ಒಂದು ಬ್ರಹ್ಮಚಾರಿ ಆಗ್ತಾನಂತ ಅಷ್ಟು ಚೇಷ್ಟೆಗಳನ್ನು ಮಾಡ್ತಾರೆ ಆಮೇಲೆ ಮಠದಿಂದ ಹಾಕಿದ್ರು ಇವತ್ತು ಅವನು ದೊಡ್ಡ ಪುರೋಹಿತ ಆ ಚರಿತ್ರೆ ಎಲ್ಲ ಮರೆತೋಗಿದೆ ಈಗ ಜನಗಳಿಗೆ ಯಾಕೆ ಅದು ಚೇಷ್ಟೆಗೆ ಏನಾದ್ರು ಮಾಡ್ತಾರೆ ಹುಡುಗರಿಗೆ ಕಾನ್ಸಂಟ್ರೇಷನ್ ಇರೋದಿಲ್ಲ ಕಾನ್ಸಂಟ್ರೇಷನ್ ಯಾತಕ್ಕೆ ಬರೋದಿಲ್ಲ ಇಂದ್ರಿಯ ಗ್ರಹ ಇರೋದಿಲ್ಲ ಅಂದ್ರೆ ಅಂಥವರನ್ನ ಕಣ್ಣೇ ಕಾವಲಾಗಿ ನೋಡಿ such children require extraordinary attention by their parents ಪ್ರತಿಯೊಂದು ಕೂತದ್ದು ನಿಂತದ್ದು ಎದ್ದದ್ದು ಆ ಶಿಕ್ಷಣವನ್ನು ಕೊಟ್ಟರೆ ಆ ಹುಡುಗರು ತುಂಬ ಬುದ್ಧಿವಂತರಾಗ್ತಾರೆ ಸಂಗೀತದಲ್ಲಿ ನೋಡಿ ಐದು ವರ್ಷ ಕಚೇರಿ ಮಾಡಿದವರಿದ್ದಾರೆ ಇದ್ದಾರೆ ಏಳು ವರ್ಷಕ್ಕೆ ಮಾಡಿದವರಿದ್ದಾರೆ ಏಳು ವರ್ಷಕ್ಕೆ ವೇದ ಬಾಯಲ್ಲಿ ಹೇಳೋ ಹುಡುಗರಿದ್ದರು ಒಂದು ಕಾಲದಲ್ಲಿ ಶಾಸ್ತ್ರಗಳನ್ನು ಬಾಯಲ್ಲಿ ಹೇಳೋವರಿದ್ದರು ಈ ಸಿಡಿ ಗಿಡಿ ವಿ ಡಿ ಏನು ಬೇಕಾಗಿರಲಿಲ್ಲ ಆ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು ಆದ್ದರಿಂದ ನಾಲ್ಕು ಆಶ್ರಮಗಳಿಗೆ ಇಂದ್ರಿಯ ಮುಖ್ಯವಾದದ್ದು ನ ಆತ್ಮವಂತಸ್ತು ವನೇ ಚರಂತಿ ಧರ್ಮಂಚ ಮಾಸಂಚ ಪರಿಶ್ರಮಂಚ ವಿಜ್ಞಾನತೋ ಧರ್ಮ ಉದಾಹರಂತಿ ತಿಳಿದವನು ಆಚರಣೆ ಮಾಡಿದರೆ ಅದಕ್ಕೆ ಧರ್ಮ ಅಂತ ಹೇಳ್ತಾರೆ ತಿಳಿದೇದ್ದು ಮಾಡಿದರೆ ಮೆಕ್ಯಾನಿಕಲ್ ಆದರೆ ಧರ್ಮ ಆಗೋದಿಲ್ಲ ತಸ್ಮಾತ್ ಸಂತೋ ಧರ್ಮ ಮಾಹು ಪ್ರಧಾನಂ ಆದ್ದರಿಂದ ದೊಡ್ಡವರು ಹೇಳ್ತಾರೆ ಲೋಕದಲ್ಲಿ ಧರ್ಮವೇ ದೊಡ್ಡದು ಇದು ಏನು ಸಂಬಂಧ ಇಲ್ಲ ಸತ್ಯವಂತನಿಗೂ ಆತ್ಮವನ್ನು ಹೋಗ್ತಿರೋ ಯಮನಿಗೂ ಸಾವಿತ್ರಿಗೂ ಏನು ಸಂಬಂಧ ಇಲ್ಲ ಮೇಲ್ನೋಟಕ್ಕೆ ಇದನ್ನು ಕೇಳಿದ ಗಡಿಬಿಡಿಯಲ್ಲಿದ್ದ ಹುಡುಗಿ ಹೋದ್ರೆ ಸಾಕಲ್ಲ ಅಂತ ಸರಿ ಸರಿ ನೀ ಹೇಳಿ ತುಂಬಾ ಚೆನ್ನಾಗಿದೆ ಆಯಿತು ಇನ್ನೇನ ಹೇಳೋದಿದೆಯೇ ಇನ್ನೂ ಇದೆ ಹೇಳೋದು ಅಂದ್ಲು ಅವಳು ಇನ್ನೊಂದು ಮಾತನಾಡಿದಳು ಏಕಸ್ಯ ಧರ್ಮೇಣ ಸತಾಂ ಸತೆ ಸತ ಅಮ್ಮತೇನ ಸರ್ವೇ ಸ್ಮತಂ ಮಾರ್ಗಮನು ಪ್ರಪನ್ನಾಹ ಒಬ್ಬನು ಧರ್ಮವಂತನು ಸತ್ಯವಂತನೂ ಆದರೆ ಅವನನ್ನು ನಂಬಿ ಒಂದು ಕುಟುಂಬವೋ ಒಂದು ಊರೋ ಒಂದು ರಾಷ್ಟ್ರವೋ ಒಂದು ಹಳ್ಳಿಯೋ ಅವನ ಮಾರ್ಗದಲ್ಲಿ ಅನುಸರಣೆ ಮಾಡಿದರೆ ಸರ್ವೇ ಸ್ಮತಂ ಮಾರ್ಗಮನು ಪ್ರಪನ್ನಾಹ ಎಲ್ಲರಿಗೂ ಒಳ್ಳೇದಾಗತ್ತೆ ಮಾವೈ ದ್ವಿತೀಯಮ್ಮ ತೃತೀಯಂಚ ವಾಂಚೇತಿ ಆ ಧರ್ಮವನ್ನು ಅನುಸರಣೆ ಮಾಡಿದವನಿಗೆ ಅನ್ಯತ್ರ ಇನ್ನೊಂದು ಎರಡನೇದು ಮೂರನೇದು ಅಂತ ಬೇಕಾಗೋದಿಲ್ಲ ತಸ್ಮಾತ್ ಸಂತೋ ಧರ್ಮ ಮಾಹು ಪ್ರಧಾನ ಧರ್ಮ ನಂಬಿದ್ರೆ ಸಾಕು ಸತ್ಯ ಅರುತ ಇಲ್ಲ ಅದರಿಂದಲೇ ಬರ್ತದೆ ಧರ್ಮಕ್ಕೆ ಎರಡನೇದು ಆಲ್ಟರ್ನೇಟಿವ್ ಇಲ್ಲ ಒಪ್ಪಿದೆಯಾ ಆ ಭೇಷ್ ಹುಡುಗಿ ಚೆನ್ನಾಗಿ ಮಾತಾಡ್ತೀಯಮ್ಮ ಚೋಟುದ್ದದ ಹುಡುಗಿ ಧರ್ಮದ ಬಗ್ಗೆ ಇಷ್ಟೆಲ್ಲ ಮಾತಾಡಿದೆಯಲ್ಲ ಹೋಗು ಹೋಗು ಇದು ಮೇಲ್ ಒಂದು ಅರ್ಥ ಹೇಳಿದೆ ಎರಡನೇ ಅರ್ಥ ಹೇಳ್ತೇನೆ ಇಲ್ಲಿ ಧರ್ಮ ಧರ್ಮ ಅಂದ್ರಲ್ಲ ಗೃಹಸ್ಥ ಧರ್ಮವನ್ನು ಕುರಿತು ಹೇಳ್ತಾ ಇದ್ದಾಳೆ ಮಹಾರಾಯ ಮೂರು ಆಶ್ರಮಗಳಲ್ಲಿ ನೆನ್ನೆ ಹೇಳಿದ ಮನುಸ್ಮೃತಿ ವಾಕ್ಯವನ್ನ ಇವತ್ತು ಮನುವನ್ನೇ ನಿಮ್ಮೆದುರು ಹೇಳ್ತೇನೆ ಯಥಾವಾ ಅಯಂ ಸಮಾಶ್ರಿತ್ಯ ವರ್ತಂತೆ ಸರ್ವಜಂತವ ಯಥಾ ವಾಯಂ ಸಮಾಶ್ರಿತ್ಯ ಗಾಳಿ ಇದ್ದರೆ ಎಲ್ಲ ಪ್ರಾಣಿಗಳು ಬದುಕ್ತವೆ ಮೀನಿಗೂ ಗಾಳಿ ಬೇಕು ನೀರಿನಲ್ಲಿರುವ ಮೀನು ಉಸಿರಾಡಬೇಕು ಆದರೆ ಅದಕ್ಕೆ ನೀರನ್ನು ಎಚ್ ಟು ಒಡೆದು ಆಕ್ಸಿಜನ್ ತೆಗೆದುಕೊಳ್ಳುವ ಶಕ್ತಿ ಇದೆ ನೋಡಿ ನೀವು ಲ್ಯಾಬರೇಟರಿ ಮಾಡು ಕೆಲಸವನ್ನ ನೀರಲ್ಲಿರುವ ಮೀನು ನೀರನ್ನು ಒಡೆದು ಅದರಲ್ಲಿರುವ ಆಮ್ಲಜನಕವನ್ನು ತಗೊಂಡು ಬೇಡದಿದ್ದನ್ನು ಹೊರಗೆ ಬಿಟ್ಟು ಅದಕ್ಕೂ ಗಾಳಿ ಬೇಕು ಅಂದಮೇಲೆ ಉಳಿದವರ ಗತಿ ಏನು ಯೋಚನೆ ಮಾಡಿಕೊಳ್ಳಿ ಹೇಗೆ ವಾಯುವನ್ನ ನಂಬಿ ಎಲ್ಲರೂ ಬದುಕ್ತಾರೆಯೋ ತಥಾ ಗೃಹಸ್ಥಮಾಶ್ರಿತ್ಯ ವರ್ತಂತೆ ಸರ್ವ ಆಶ್ರಮ ಎಲ್ಲ ಆಶ್ರಮಗಳು ಗೃಹಸ್ಥನನ್ನು ನಂಬಿ ಇವೆ ಲೋಕದಲ್ಲಿ ಯಾರನ್ನಾದ್ರೂ ಬಯಬೇಕಾದ್ರೆ ಹಳ್ಳಿಯಲ್ಲಿ ಇವತ್ತಿಗೂ ಹೇಳ್ತಾರೆ ಒಳ್ಳೆ ಗೃಹಸ್ಥ ಕಾಣೆಯ ಕೇಳಿವೆ ಶಬ್ದ ನೋಡಿ ಒಳ್ಳೆ ಗಾರ್ಸ್ಟ ಕಾಣೆಯ ಹಳ್ಳಿ ಹಳ್ಳಿ ಒಳ್ಳೆ ಸನ್ಯಾಸಿ ಅನ್ನೋದಿಲ್ಲ ಒಳ್ಳೆ ಬ್ರಹ್ಮಚಾರಿ ಏನೋದಿಲ್ಲ ಒಳ್ಳೆ ವಾನಪ್ರಸ್ಥ ಅನ್ನೋದಿಲ್ಲ ಒಳ್ಳೆ ಗೃಹಸ್ಥ ಕಾಣೆಯ ಗೃಹಸ್ಥ ಅಂದ್ರೆ ಸಭ್ಯ ತಸ್ಮ ಯಸ್ಮಾತ್ರಯೋ ಆಶ್ರಮಿಣಃ ಜ್ಞಾನೇನ ಅನ್ನೇನ ಚಾನ್ನಹಂ ಅನ್ನದಿಂದ ಜ್ಞಾನದಿಂದ ಎಲ್ಲರನ್ನ ಪೋಷಣೆ ಮಾಡುವುದು ಗೃಹಸ್ಥನಾದ್ರಿಂದ ಗೃಹಸ್ಥೇನೈವ ಧಾರ್ಯಂತೆ ತಸ್ಮಾತ್ ಜ್ಯೇಷ್ಠಾಶ್ರಮೋ ಗೃಹೀ ಗೃಹಸ್ಥಾಶ್ರಮವೇ ಶ್ರೇಷ್ಠ ಜ್ಯೇಷ್ಠ ಉಳಿದಿದ್ದೆಲ್ಲ ಭಿಕ್ಷೇತ್ವಾಶ್ರಮಗಳು ಇದು ಮನು ಕೊಟ್ಟ ರೂಲಿಂಗು ಮೇಲೆ ಈ ದೇಶದಲ್ಲಿ ಸನ್ಯಾಸ ಆಗಬೇಕು ಅನ್ನೋ ಹುಚ್ಚು ಯಾರಿಗೂ ಬೇಡ ಅದರಲ್ಲಿದ್ದೇ ಸುಖವಾಗಿರ್ಬೋದಲ್ಲ ನಾವು ಸನ್ಯಾಸಿಯಾದವನಿಗೆ ತನ್ನ ಬಟ್ಟೆ ತಾನು ಒಗೆದುಕೊಳ್ಳುವ ಅಧಿಕಾರವಿಲ್ಲ ತನ್ನ ಅನ್ನ ತರ ಮಾಡಿಕೊಳ್ಳುವ ಅಧಿಕಾರವಿಲ್ಲ ಸ್ವತಂತ್ರವಾಗಿ ಏನೂ ಮಾಡೋ ಹಾಗಿಲ್ಲ ಎಲ್ಲಕ್ಕೂ ಶಿಷ್ಯರು ಬೇಕು ಶಿಷ್ಯರು ಬೇಕು ಶಿಷ್ಯರು ಸಿಕ್ಕದೆ ತಾವೇ ಚಪಾತಿ ಮಾಡಿಕೊಳ್ಳುವಂಥ ಸನ್ಯಾಸಿಗಳಿಗೆ ಉಗ್ರಾಣದಲ್ಲಿರೋ ಕೆಲಸ ಬರ್ತದೆ ಆಗ ಉಗ್ರಾಣದಲ್ಲಿರುವ ಇರಿಗಳಿಗೂ ಸನ್ಯಾಸಿಗಳಿಗೂ ವ್ಯತ್ಯಾಸ ಬರುವುದಿಲ್ಲ a sanyasi is not suppose to attend to even personal needs ಅವನೇನಿದ್ರು ತಾನುಂಟು ದೇವರುಂಟು ಜ್ಞಾನ ಮಾರ್ಗ ಉಂಟು ಅದಕ್ಕೆ ಪೋಷಣೆ ಕೊಡುವನು ಆಧಾರ ಸ್ತಂಭ ಇದ್ದಂತೆ ಗ್ರಸ್ತನಾದ್ರಿಂದ ಅದು ಶ್ರೇಷ್ಠ ಇದನ್ಯಾತಿ ಕೇಳ್ತಾ ಇದ್ದಾಳೆ ಸಾವಿತ್ರಿ ಅಂತ ಕೇಳಿದ್ರೆ ಮಹಾರಾಯ ಗೃಹಸ್ಥಾಶ್ರಮ ಇದ್ದರೆ ಉಳಿದದ್ದು ನೀನು ಗೃಹಸ್ಥಾಶ್ರಮಕ್ಕೆ ಬೇಕಾದ ನನ್ನ ಗಂಡನ್ನೇ ತಗೊಂಡು ಹೋಗ್ತಾ ಇದೆಯಲ್ಲ ನ್ಯಾಯವೇ ಅಂತ ಕೇಳುವುದಕ್ಕೆ ಅಷ್ಟು ದೊಡ್ಡ ಪರಿಧಿಯಲ್ಲಿ ಪ್ರಶ್ನೆಯನ್ನಿಟ್ಟಿದ್ದಾಳೆ ಗಂಡನಿಲ್ಲದೆ ಗೃಹಸ್ಥಾಶ್ರಮ ಸಿದ್ಧಿಯಾಗೋದು ಹೇಗೆ ಚೆನ್ನಾಗಿದೆ ಇಷ್ಟೇ ಶ್ಲೋಕ ಚೆನ್ನಾಗಿದೆ ಅಂತ ಹೇಳೋದಲ್ಲ ನನಗೆ ಗೃಹಸ್ಥಾಶ್ರಮ ಆಗಬೇಕಾದ್ರೆ ನನ್ನ ಗಂಡ ಗೃಹಸ್ಥ ಬದುಕು ಬರಬೇಕು ಅವನಲ್ಲಿ ಜನ ಬದುಕೋದು ಹೇಗೆ ದ್ವಿತೀಯಂ ತೃತೀಯಂ ವಾನಪ್ರಸ ಸನ್ಯಾಸ ಮಾಡೋ ಮುಂದಿನ ಮಾತು ಇದು ಸತ್ಪುರುಷರ ಸಂಘ ಎರಡನೇ ಅರ್ಥ ಹೇಳ್ತಾರೆ ನಮಗೆ ಇಂದ್ರಿಯ ನಿಗ್ರಹ ಇರೋದ್ರಿಂದಲೇ ನಾವು ವನವಾಸವನ್ನು ಕಷ್ಟವನ್ನು ಪಟ್ಟು ಹೀಗೆ ಸಂಚಾರ ಮಾಡ್ತಿದ್ದೇವೆ ಇಂಥ ದಂಪತಿಗಳನ್ನು ಬೇರ್ಪಡಿಸದೇ ಇರುವುದೇ ಧರ್ಮ ಯಮ ನಿನಗೆ ಧರ್ಮ ಗೊತ್ತಿಲ್ಲವೇ ಮೂರನೇ ಅರ್ಥ ಏಕಸ್ಯ ಸತ್ಯವಂತಸ್ಯ ಧರ್ಮೇಣ ನನ್ನ ಗಂಡನ ಧರ್ಮವನ್ನು ನಂಬಿ ಅದು ಸನ್ಮಾರ್ಗದಲ್ಲಿರೋದರಿಂದ ಸರ್ವೇ ನಾವು ಮೂವರು ಸೇರಿ ಅತ್ತೆ ಮಾವ ಸೇರಿಕೊಂಡು ಅವನ ಮಾರ್ಗದಲ್ಲಿದ್ದೇವೆ ಇವನನ್ನು ಬಿಟ್ಟು ದ್ವಿತೀಯಂ ತೃತೀಯಂ ಎರಡನೇ ಗಂಡ ಮಾಡ್ಕೋ ಮೂರನೇ ಗಂಡ ಮಾಡ್ಕೋ ಅಂತ ಹೇಳಬೇಡ ಮಹಾರಾಯ ಧರ್ಮ ತಿಳಿದವನು ನೀನು ಆದ್ರಿಂದ ನನ್ನ ಗೃಹಸ್ಥ ಧರ್ಮವನ್ನು ಉಳಿಸುವುದು ನಿನ್ನ ಕೈಯಲ್ಲಿದೆ ನನ್ನ ಗಂಡನ ಪ್ರಾಣವನ್ನು ಕೊಡು ಮೂರನೇ ಅರ್ಥ ಸರ್ವೇ ವೇದಾ ಯತ್ಪದಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಉಪನಿಷತ್ತಲ್ಲಿ ಹೇಳುವ ಹಾಗೆ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ಪರಮಧರ್ಮ ಯಾವುದು ವಿಷ್ಣುಪದ ಪ್ರಾಪ್ತಿ ಧರ್ಮ ಪ್ರಶಂಸೆ ನಾ ಮಾಡಿದೆ ನೀನು ವೇಷ ಅಂದೆ ಧರ್ಮ ಅಂದ್ರೆ ಗೃಹಸ್ಥ ಧರ್ಮ ಅಂತ ನಾ ಹೇಳಿದೆ ನೀನು ಅದೇ ತಿಳ್ಕೊಂಡೆ ನಾ ಹೇಳಿದ್ದು ಅದೇ ಧರ್ಮವಲ್ಲ ಪಾತಿವ್ರತ್ಯ ಅಂತ ಒಂದು ಧರ್ಮ ಇದೆ ಅದಕ್ಕೆ ಮೇಲ್ಪಟ್ಟದ್ದು ಗಂಡ ಹೆಂಡತಿ ಇಬ್ಬರೂ ಕೂಡಿ ಪಡೆಯುವ ಪರಮಾತ್ಮನ ಶ್ರೇಷ್ಠವಾದ ಲೋಕ ಇದೆಯಲ್ಲ ಮೋಕ್ಷ ಧರ್ಮ ಅಂತ ಒಂದಿದೆ ಅದು ಸಾಧನೆ ಆಗಬೇಕಾದ್ರೆ ಗೃಹಸ್ಥಾಶ್ರ ಹೆಂಡತಿಯನ್ನು ಗೋಳಾಡಿಸಿ ಏಳು ಮಕ್ಕಳು ಹೊಟ್ಟೆಗೆ ಹಾಕಲಾರೆ ಸನ್ಯಾಸಿ ಆದ್ರೆ ನರಕಕ್ಕೆ ಹೋಗ್ತಾನೆ ಮನುಷ್ಯ ಅಣ್ಣನ ಸ್ವಾಮಿಗಳು ಹೇಳೋರು ಸನ್ಯಾಸ ಆಗಬೇಕಾದ್ರೆ ಸಂಸಾರ ಬಂಧನ ಬಿಟ್ಟಿರಬೇಕು ಏನೂ ತೊಂದ ಉರ್ವಾರು ಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷಿ ಯಮಾಮೃತಾತ್ ತ್ರಿಯಂಬಕಂ ವ್ಯಜಾಮೇ ಸುಗಂಧಿಂ ಪುಷ್ಟಿವರ್ಧನಂ ತ್ರಯಂಬಕ ಶಿವನಿಗೆ ಇದು ಮಂತ್ರ ಇದು ಕಂಕಣ ಕಟ್ಟುವಾಗ ಹೇಳ್ತಾರೆ ತ್ರಯಂಬಕಂ ವಿಜಾಮೇ ಸುಗಂಧಿಂ ಪುಷ್ಟಿವರ್ಧನಂ ಲೋಕದಲ್ಲಿ ಭೋಗವನ್ನು ಕೊಡ್ತಾನೆ ಗಂಧ ಪುಷ್ಪ ಪೃಥ್ವಿ ದೇವತೆ ಅಗ್ನಿ ಇದ್ದ ಹಾಗೆ ಎಲ್ಲ ಕೊಡ್ತಾನೆ ಲಯವನ್ನೂ ಮಾಡ್ತಾನೆ ಕೊನೆಯಲ್ಲಿ ಕರ್ಕೊಂಡು ಹೋಗ್ತಾನಲ್ಲ ಹ್ಯಾ ಕರ್ಕೊಂಡು ಹೋಗಿ ಉರ್ವಾರು ಬಂಧನಾತಿ ಉರ್ವಾರುಕ ಅಂದ್ರೆ ಸೌತೆಕಾಯಿ ಸಂಸ್ಕೃತದಲ್ಲಿ ಆ ಸೌತೆಕಾಯಿ ಹಣ್ಣಾಗಿ ಬಿಟ್ರೆ ಆ ತೊಟ್ಟಿನಿಂದ ಕಳಿಸೋದು ಏನು ಮಾಡಿದ್ರೂ ಕಳಿಸೋದು ಕಷ್ಟ ಈ ಕೊಯ್ತಾರೆ ಕೆಲವರು ಕೆಲವು ತಾನೇ ಬಿದ್ದು ಬಿಡುತ್ತೆ ಸೌತೆ ಹಣ್ಣಾಗಿ ಅದು ಬಳ್ಳಿಯಿಂದ ಕೆಳಗೆ ಬೀಳೋದಿಲ್ಲ ಉಪಾಯದಲ್ಲಿ ಅಂದ್ರೆ ಬಳ್ಳಿನೇ ಕಿತ್ತೋಗ್ಬಿಡುತ್ತೆ ಅದು ಉರ್ವಾರು ಕಮಿವ ಬಂಧನಾಥ ಮೃತ್ಯೋರ್ಮುಕ್ಷೀಯ ಮೃತ್ಯುವಿನಿಂದ ಬಿಡಿಸು ಮಾ ಅಮೃತ ಅಮೃತ ಪದವಿಯಿಂದ ಬಿಡಿಸಬೇಡ ಮಹಾರಾಯ ನಾನು ಅಮೃತ ಲೋಕಕ್ಕೆ ಹೋಗಬೇಕು ಪರಮಶಿವ ನನಗೆ ಅಮೃತ ದಾರಿ ತೋರಿಸು ಮೃತ್ಯುವಿನಿಂದ ಬಿಡಿಸು ಇದು ಮೃತ್ಯುಂಜಯನಿ ಹೇಳುವಂತಹ ಮಂತ್ರ ಆದ್ದರಿಂದ ಗೃಹಸ್ಥಾಶ್ರಮ ಹೋದರೆ ವಿಷ್ಣುಪದ ಪ್ರಾಪ್ತಿ ಇಲ್ಲ ಸನ್ಯಾಸಿಯಾಗಿಯೇ ಮೋಕ್ಷ ಪಡಿಬೇಕು ಅಂತಿಲ್ಲ ಅಷ್ಟಾಕ್ಷರ ಮಂತ್ರ ಸಿದ್ಧಿ ಇದ್ರಾಯ್ತು ಪುತ್ರಸ್ಯ ಗತಿರ್ನಾಸ್ತಿ ಅವನೋ ಪಾಪಿ ಹೇಳಿದ ಮಕ್ಕಳಿಲ್ಲದೆ ಇದ್ರೆ ಮೋಕ್ಷ ಇಲ್ಲ ಹಾಗೆ ಶಂಕರಾಚಾರ್ಯ ವರ್ಗಕ್ಕೆ ಹೋದ್ರೆ ಯೋಚನೆ ಮಾಡಿ ಅದು ಯಾವುದೋ ಲೌಕಿಕ ಧರ್ಮಕ್ಕೆ ಲೋಕಕ್ಕೋಸ್ಕರ ಸೋಷಿಯಲ್ ಆಬ್ಲಿಗೇಷನ್ ಹೇಳಿದರು ಮೋಕ್ಷಕ್ಕೂ ಮಕ್ಕಳಿಗೂ ಏನೂ ಸಂಬಂಧವಿಲ್ಲ ಮಗನಿಂದ ಗತಿಯುಂಟೆ ಅಂತರು ಕನಕದಾಸರು ಅದರ ಮೇಲೆ ಹಾಡು ಬರೆದಿದ್ದಾರೆ ಒಳ್ಳೆ ಮಕ್ಕಳಿದ್ರೆ ಶರೀರ ಒಪ್ಪ ಮಾಡ್ತಾರೆ ಹೊರತು ಮೋಕ್ಷಕ್ಕೂ ಅದಕ್ಕೂ ಏನೂ ಸಂಬಂಧವಿಲ್ಲ ಯಮಧರ್ಮರಾಜ ಗಂಡನನ್ನು ಬೇರ್ಪಡಿಸಿದ್ದೀಯೇ ನಾ ವಿಧವೆಯಾದರೆ ನನಗೆ ನರಕ ಪ್ರಾಪ್ತಿಯಾಗುತ್ತೆ ಗಂಡನ ಬಿಟ್ಟು ಯಾವ ಧರ್ಮ ಮಾಡಲಿ ನಾನು ಹಿರಿಯರ ಶಾಸನದಂತೆ ಈ ಗುರಿಗೋಸ್ಕರವಾಗಿ ಅಲ್ವೇ ನಾನು ಬಂದಿದ್ದ ಬಂದಿದ್ದೇವೆ ಇದನ್ನು ಬಿಟ್ಟು ಎರಡನೇ ಮೂರನೇ ಗುರಿಯನ್ನ ನನಗೆ ಕಟ್ಟಬೇಡ ಲೋಕ ವಯಸ್ಸವನಿಗೆ ಯಮಲೋಕ ಪ್ರಾಪ್ತಿ ಮಾಡಿಸೋದು ನ್ಯಾಯವಲ್ಲ ಅನ್ನೋ ಅರ್ಥದಲ್ಲಿ ಈ ಮೊದಲನೇ ಮಾತನ್ನ ಹೇಳಿದಳು ಆ ಮಾತಿನ ಅರ್ಥ ಹೇಳಿದ್ದೇನೆ ಯಮಧರ್ಮನಿಗೆ ಏನೂ ತಿಳಿಯಿಲ್ಲ ಯಾಕೆಂದ್ರೆ ಅವನು ನನ್ನ ಉಪನ್ಯಾಸ ಕೇಳಲಿಲ್ಲವಲ್ಲ ನಾನೇನು ಮಾಡಲಿ ಕೇಳಲಿಕ್ಕೆ ಅಂತ ಇಲ್ಲಿ ಬಂದು ಕೂತ್ಕೋಬೋದೇ ಅಂದ್ರೆ ಸರ್ವಥಾ ಕೂಡುದು ಇಲ್ಲಿ ಬರಬಾರದು ಯಮರಾಜ ಏನಿದ್ರು ದೇವಸ್ಥಾನದ ಎಲ್ಲರೂ ರೋಡ್ ಗೀಡ್ ಆಕ್ಸಿಡೆಂಟ್ ನಡೆಯೋ ಜಾಗದಲ್ಲಿ ಹೋಗಲಿ ಪೊಲೀಸರು ಕಾನ್ಸ್ಟೇಬಲ್ ಪೊಲೀಸರು ಇರೋ ಜಾಗದಲ್ಲಿ ಇಲ್ಲಿ ಹತ್ರ ಬರೋದು ಬೇಡ ಧರ್ಮರಾಜ ಇದನ್ನು ಕೇಳಿದೆ ಈ ಹುಡುಗಿನ ಹೇಗಾರು ವಾಪಸ್ ಕಳಿಸ್ಬೇಕಲ್ಲ ಅಂತ ಯಮ ಹೇಳಿದ ನಿವರ್ತ ತುಷ್ಟೋಸ್ಮಿ ತವ ಅನಯೋ ತವ ಅನಯಾಗಿರ ಏ ಹುಡುಗಿ ನೇನು ಮಾತಿನಿಂದ ತುಂಬಾ ಸಂತೋಷಪಟ್ಟಿದ್ದೇನೆ ಆದರೆ ಏನು ತಿಳಿಯಲಿಲ್ಲ ನನಗೆ ಕ್ಷಮಿಸುವ ಪರವಾಗಿಲ್ಲ ಉಪನ್ಯಾಸ ಚೆನ್ನಾಗಿತ್ತು ಏನೂ ತಿಳಿಯಲಿಲ್ಲ ಬಿಡ್ರಿ ಅಂತ ಹೇಳಿದ ಹಾಗೆ ಆದರೆ ಅದು ಹೇಗಿತ್ತು ಮಾತು ಸ್ವರ ಅಕ್ಷರ ವ್ಯಂಜನ ಹೇತುಯುಕ್ತಯ ಅವಳು ಆಡಿದ ಮಾತು ಇಲ್ಲಿ ಸಂಸ್ಕೃತ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ ವೇದ ಮಂತ್ರ ಸ್ವರೂಪದಲ್ಲಿ ಹೇಳಿರಬೇಕು ಸಾವಿತ್ರಿ ಆ ಮಂತ್ರ ಉಚ್ಚಾರ ಸ್ತ್ರೀಯರಿಗೆ ವೇದೋಚ್ಚಾರ ಇದ್ದ ಕಾಲ ಅಯ್ಯೋ ಇಷ್ಟು ಚೆನ್ನಾಗಿ ಹೇಳಿದ್ಯಲ್ಲಮ್ಮ ತುಂಬಾ ಸಂತೋಷವಾಯಿತು ವರಂ ವೃಣೀಶ್ವೇಹ ವಿನಾಶ ಜೀವಿತಂ ನಿನ್ನ ಗಂಡನ ಪ್ರಾಣ ಒಂದು ಬಿಟ್ಟು ಇನ್ನೇನಾದರೂ ಒಂದು ವರವನ್ನು ಕೇಳ್ಕೋ ಕೊಡ್ತೇನೆ ಮಹಾರಾಯ್ತಿ ಹೋಗ್ಬಿಡು ಮನೆಗೆ ಒಟ್ಟ ಜಾತಕ್ಕೆ ಬೇಡ ಅಂದ್ಲು ಗಟ್ಟಿ ಹುಡುಗಿ ಅದಕ್ಕೇನು ಮಾಡಿದ್ಲು ಇವಳು ವರವನ್ನು ಕೇಳ್ತಾಳೆ ಚ್ಯುತಃ ಸ್ವರಾಜ್ಯಾತಿ ವನಮಾಸಮಾಶ್ರಿತ ನನ್ನ ಮಾವ ಇದ್ದಾನಲ್ಲ ಜುಮತ್ಸೇನ ರಾಜ ರಾಜ್ಯಭ್ರಷ್ಟನಾಗಿದ್ದಾನೆ ಅವನಿಗೆ ವಿನಷ್ಟ ಚಕ್ಷುಹು ಶ್ವಶುರೋಪಮ ಆಶ್ರಮ ಆಶ್ರಮದಲ್ಲಿ ಕೂತಿದ್ದಾನೆ ಕಣ್ಣು ಹೋಗಿಬಿಟ್ಟಿದೆ ಸಲಬ್ಧ ಚಕ್ಷುಹು ಅವನಿಗೆ ಕಣ್ಣು ಬರಲಿ ಅಂತ ಕೇಳ್ಕೊಂಡ್ಲು ಗಂಡನ ಪ್ರಾಣ ಬಿಟ್ಟು ಕೇಳುವುದರಿಂದ ಮಾವನ ಕಣ್ಣು ಬರಲಿ ಏನು ಪ್ರಸಾದದಿಂದ ಯಮ ಹೇಳಿದ ಅಷ್ಟೇ ತಾನೇ ಅವನ ಕಣ್ಣು ಬರುತ್ತೆ ಹೋಗಮ್ಮ ಕಣ್ಣು ಬರುತ್ತೆ ಅಂತ ಅವನ ಕಣ್ಣು ಬಂದ್ಬಿಡ್ತಾ ಆ ಕಡೆಯಲ್ಲಿ ಇವನು ಮುಂದೆ ಹೊರಟ ಸತ್ಯವಂತನ ಪ್ರಾಣ ತಗೊಂಡು ಇನ್ನು ಹಿಂದೆ ಹೋಗ್ತಾ ಇದ್ದಾಳೆ ಸಾವಿತ್ರಿ ಅಯ್ಯ ತಿರುಗಿ ಬಂದಲ್ಲಮ್ಮ ಏನಿದು ನಾನು ಎಲ್ಲರನ್ನೂ ಪೀಡಿಸ್ತೇನೆ ಅಂತ ಯಮನಿಗೆ ನನಗೆ ಬೈದ್ರೆ ನೀ ನನ್ನನ್ನೇ ಪೀಡಿಸ್ತಾ ಇದ್ದೀಯಲ್ಲ ತಾಯಿ ಸುಮ್ಮನೆ ಹೋಗು ಅದಕ್ಕೆ ಅವಳು ಹೇಳಿದ್ಲು ಇಲ್ಲ ನಿನ್ನಂತಹ ಸತ್ಪುರುಷರು ಸಿಕ್ಕೋದು ತುಂಬಾ ಕಷ್ಟ ಇಂದ್ರ ಸಿಗ್ತಾನೆ ವರುಣ ಸಿಗ್ತಾನೆ ಅಗ್ನಿ ಸಿಗ್ತಾನೆ ಕಾಸಿಗೊಂದು ಕೋಸರಿಗೆ ಎರಡು ಬೀಡಿಯಲ್ಲಿಯೂ ಅಗ್ನಿ ಬೆಂಕಿಯಲ್ಲಿಯೂ ಅಗ್ನಿ ಸ್ಮಶಾನದಲ್ಲಿಯೂ ಅಗ್ನಿ ಗ್ಯಾಸಲ್ಲಿಯೂ ಅಗ್ನಿ ಯಮ ಸಿಗ್ತಾನೆ ಎಲ್ಲಿಯಾದರೂ ಉಪರೂಪಕ್ಕೆ ಅದರಿಂದ ನಿನಗೊಂದು ಒಳ್ಳೆ ಮಾತು ಹೇಳಬೇಕು ಅಂತ ಆಸೆಯಾಗಿದೆ ಸರಿ ಸೊಳ್ಳಿ ತೊಲೆ ಬೇಗ ಹೇಳಿ ಮುಗಿಸು ನನಗೆ ಎಲ್ಲಿ ಶ್ರಮ ಆಗುತ್ತೆ ಶ್ರಮಕ್ಕುತೋ ಭತ್ತು ಸಮೀಪತೋ ಹಿಮೆ ಯತೋ ಹಿ ಭಕ್ತ ಮಮಸಾ ಗತಿಭ್ಯುದ ಯತ ಗತಿಧ್ರುವ ಯತಃ ಪತಿಂ ನೇಷ್ಯಸಿ ತತ್ರ ಮೇ ಗತಿ ನನಗೆ ಆಯಾಸವೂ ಇಲ್ಲ ಬಳಲಿಕ್ಕೂ ಇಲ್ಲ ಗಂಡ ಇದ್ದ ಜಾಗದಲ್ಲಿ ಬರ್ತೇನೆ ಅಂತ ಪೇಟಿಕೆ ಹಾಕಿದ್ಲು ಈಗ ಸತ್ಸಂಗದ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾಳೆ ಸತಾಂ ಸಕೃತ್ ಸಂಗತಮೀಪ್ಸಿತಂ ಪರಂ ಸತಾಂ ಸಕಲ್ ಸಂಗತಂ ಸತ್ಪುರುಷರ ಜೊತೆಯಲ್ಲಿ ಒಂದ ಒಂದು ದಿವಸ ಒಂದು ಕ್ಷಣ ಸಂಘವನ್ನ ಮಾಡಿದರೆ ಈಪ್ಸಿತಂ ಪರಂ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗ್ತದೆ ತತಃ ಪರಂ ಮಿತ್ರಮಿತಿ ಪ್ರತಕ್ಷತೆ ಅಲ್ಲಿಂದ ಆಚೆಗೆ ಆ ಸತ್ಪುರುಷ ಯಾರ ಸಂಘ ಮಾಡಿರ್ತೀರಿ ಸತ್ಸಂಗದಲ್ಲಿರ್ತೀರಿ ಎಂದೆಂದಿಗೂ ನಿಮ್ಮ ಸ್ನೇಹಿತರು ಅಂತ ಅನಿಸ್ಕೊಳ್ತಾರೆ ನ ಫಲಂ ಸತ್ಪುರುಷೇಣ ಸಂಗತಂ ಸತ್ಪುರುಷರ ಜೊತೆಯಲ್ಲಿ ಸಂಘ ಮಾಡಿದ್ದು ಎಂದೂ ವ್ಯರ್ಥ ಆಗೋದಿಲ್ಲ ಫಲ ಕೊಡದೆ ಹೋಗೋದಿಲ್ಲ ತತಸ್ಸತಾಂ ಸನ್ನಿವಸೇತ್ ಸಮಾಗಮೆ ಸತ್ಪುರುಷರ ಇಲ್ಲೇ ಎಂದು ಇರಬೇಕು ಯಮ ಹೇಳಿದ ಏನು ತಿಳಿಲಿಲ್ಲ ಅವನಿಗೆ ಇದು ಮನೋನುಕೂಲಂ ಏನಮ್ಮ ಎಷ್ಟು ಚೆನ್ನಾಗಿ ಬುದ್ಧಿ ವರ್ಧ ಬುದ್ಧಿವರ್ ಬುಧ ಬುದ್ಧಿವರ್ಧನ ವಿದ್ವಾಂಸರಿಗೂ ಬುದ್ಧಿಯನ್ನು ಬೆಳೆಸುವಂತ ಮಾತಾಡಿದ್ದೀಯೇ ವಿನಾ ಪುನಃ ಸತ್ಯವ್ರತಃ ಇವನ ಜೀವವನ್ನು ಹೊರತು ವರೆ ಕೊಡ್ತೇನೆ ನಿನಗೆ ದ್ವಿತೀಯಂ ವರಯ ಸ್ವಭಾವಿನಿ ಎರಡನೇ ವರ ಕೇಳಿಕೋ ಅವನ ಗಡಿಬಿಡಿ ಆ ಎರಡನೇ ಮಾತು ಅರ್ಥ ಆಗಲಿಲ್ಲ ಅದರಲ್ಲಿ ಮೂರು ಅರ್ಥ ಇದೆ ಇದೆಲ್ಲ ಕೂಟ ಶ್ಲೋಕಗಳು ಮೊದಲನೇ ಅರ್ಥ ಸತ್ಪುರುಷರ ಸಂಘ ಕೇಳಿದವರ ಕೊಡುತ್ತೆ ನಾ ಕೇಳದೇ ಇದ್ದವರ ನೀನೇ ಕೊಡ್ತಾ ಇದ್ದೀಯೇ ಅಂದ್ರೆ ಯಮನ ಸಂಘ ಇದು ಏಳು ಹೆಜ್ಜೆ ನಡೆದವರು ಮಿತ್ರರು ಮೈತ್ರಿ ಎಂಬುದು ಫಲವಿಲ್ಲದೆ ಹೋಗುವುದಿಲ್ಲ ಯಾವ ಫಲ ನೀ ಕೊಡೋ ಅಲ್ಪ ಫಲವಲ್ಲ ಗಂಡನೆಂಬ ವರವನ್ನೇ ನಾನು ಪಡ್ಕೊಳ್ಳಬೇಕು ಆ ಫಲ ಪಡ್ಕೊಳ್ಳೋ ತನಕ ನಿಂತ ಬರೋಣ ಅವನು ಸತ್ಸಂಗದಲ್ಲೇ ಇರಬೇಕು ಅಂತ ಅದಕ್ಕೆ ಹೇಳುವುದು ಯಮ ಒಳ್ಳೆ ಸಂಗತಿ ಸಿಕ್ಕಿದ್ದೀಯೇ ಗುಡ್ ಫ್ರೆಂಡ್ ನೀ ನನಗೆ ಉಬ್ಬಿಸಿದ್ದಾಳೆ ಅವಳು ಗಂಟೇನು ಹೋಯಿತು ಎರಡನೇ ಅರ್ಥ ಸತ್ಪುರುಷರ ಸಂಘ ಪತಿ ಸಂಘ ಸತ್ಸಂತಾನದಲ್ಲಿಯೇ ಮುಕ್ತಾಯ ಆಗಬೇಕು ಒಂದು ಒಳ್ಳೆ ವಿವಾಹವಾದರೆ ಒಳ್ಳೆ ಸಂತಾನವಾಗಬೇಕು ಮದುವೆಯಾಗಿದೆ ಮಕ್ಕಳಾಗಲಿಲ್ಲ ಜನ್ಮಾಂತರ ಕರ್ಮ ಅವರು ಎಷ್ಟು ಕೊರಗುತ್ತಾರೆ ಜೀವನದಲ್ಲಿ ಯೋಚನೆ ಮಾಡಿಕೊಳ್ಳಿ ಫಲವಿಲ್ಲದೆ ಹೋಯ್ತಲ್ಲ ಅಂತ ಸಪ್ತಪತಿ ಆದಮೇಲೆ ದಾಂಪತ್ಯ ನನಗೆ ಪುತ್ರರಾಗಬೇಕು ಅಲ್ಲಿ ತನಕನಾಗಿ ಬಿಡೋಳಲ್ಲ ಯಮರಾಜ ನನಗೊಂದು ಮಗುವಾಗಬೇಕು ಗಂಡು ನೋಡಿಯೇ ಇರ್ತೇನೆ ಇದು ಅರ್ಥ ಆಗಲಿಲ್ಲ ಯಮನಿಗೆ ಮೂರನೇ ಅರ್ಥ ಹೇಳ್ತಾಳೆ ಸತ್ಪುರುಷರನ್ನ ನಾನು ವ್ರತದಲ್ಲಿ ಆರಾಧಿಸಿದ್ದೇನೆ ನನ್ನ ಮನೆಯಲ್ಲಿ ಬ್ರಾಹ್ಮಣರು ಊಟ ಹಾಕಿದ್ದೇನೆ ಆ ಸತ್ಪುರುಷರ ಆಶೀರ್ವಾದದಿಂದಲೇ ಮೈತ್ರಿ ಏರ್ಪಟ್ಟಿದೆ ಅವರ ಆಶೀರ್ವಾದ ಇಲ್ಲದೇ ಇದ್ರೆ ನಿನ್ನ ಕಣ್ಣಿಂದ ನೋಡೋ ಭಾಗ್ಯ ಬರ್ತಿತ್ತೆ ನನಗೆ ಆ ಹಿರಿಯರ ಆಶೀರ್ವಾದ ವ್ಯರ್ಥ ಆಗೋದಿಲ್ಲ ದೀರ್ಘ ಸುಮಂಗಲಾಭವ ಅಂತ ಅವರು ಹೇಳಿದ್ದಾರೆ ಮತ್ತೆ ಅವರಿಗೆ ಹೋಗಿ ಯಮ ಸಿಕ್ಕಿದ್ದ ಗಂಡ ಪ್ರಾಣ ತಗೊಂಡು ಹೋದ ಅಂದ್ರೆ ಅಯ್ಯೋ ನಮ್ಮ ಆಶೀರ್ವಾದ ವ್ಯರ್ಥ ಆಯ್ತಲ್ಲ ಅಂತ ದುಃಖ ಪಡ್ತಾರೆ ಅದಾಗದೇ ಇರಲಿ ನಿನ್ನ ಸಂಘದಿಂದ ವ್ರತಸಿದ್ಧಿಯಾಗಲಿ ಇದು ಅರ್ಥ ಆಗಲಿಲ್ಲ ಯಮನಿಗೆ ಸರಿ ವರ ನಮ್ಮ ಇನ್ನೊಂದು ವರವನ್ನು ಕೇಳ್ಕೋ ಅದಕ್ಕೆ ವರನ್ ಕೇಳ್ತಾಳೆ ನಾನಾಗಲೇ ಹೇಳಿದ್ನಲ್ಲ ನಮ್ಮ ಮಾವನಿಗೆ ಕಣ್ಣಿಲ್ಲ ರಾಜ್ಯವಿಲ್ಲ ನೀನು ಕಣ್ಣು ಕೊಟ್ಟಿದ್ದೀಯ ಒಂದನೇ ವರದಲ್ಲಿ <coughs> ಎರಡನೇ ವರದಲ್ಲಿ ಅವನಿಗೆ ರಾಜ್ಯ ಪುನಃ ಪ್ರಾಪ್ತಿಯಾಗುವಂತ ಅನುಗ್ರಹ ಮಾಡಬೇಕು ಅದಕ್ಕೆ ನಿನಗೆ ಯಾವ ಅಂತ ಹೇಳುವುದು <coughs> ತಥೋಯಮತ್ವಂ ತವ ದೇವ ವಿಶ್ವತಂ ನಿಬೋಧತೆ ಮಾಂ ಮೀರಿತಾಮಯ ನಿನ್ನ ಜೊತೆಯಲ್ಲಿ ಇನ್ನೊಂದು ಮಾತು ನಾ ಕಲ್ತಿದ್ದು ಹೇಳಬೇಕು ಅಂತ ಆಸೆ ಪಡ್ತೇನೆ ತಿರುಗಿ ನೋಡಿದ ಏನು ಪೀಡಿಸಿ ಅಮ್ಮ ಹೇಳು ಏ ಬೇಡ ಹೇಳು ಏನು ಹೇಳ್ತೀವಿ ಹೇಳ್ಬಿಡು ಅದ್ರೋಹ ಸರ್ವಭೂತೇಶು ಕರ್ಮಣ ಮನಸಾಗಿರ ಅನುಗ್ರಹಶ್ಚ ದಾನಂಚ ಸತಾಂ ಧರ್ಮ ಸನಾತನ ಸತ್ಪುರುಷರ ಧರ್ಮ ಎಂಥದ್ದು ಅಂತ ಕೇಳಿದ್ರೆ ಯಾವ ಪ್ರಾಣಿಗೂ ದ್ರೋಹವನ್ನು ಮಾಡಬಾರದು ಮೊದಲನೇದು ಕರ್ಮಣ ಮನಸಾಗಿರ ಕಾಯ ವಾಚ ಮನಸ ಯಾರಿಗೂ ದ್ರೋಹ ಮಾಡಬಾರದು ಅನುಗ್ರಹಶ್ಚ ಸಾಧ್ಯವಾದಷ್ಟು ಇನ್ನೊಬ್ರು ಒಳ್ಳೆಯದನ್ನು ಮಾಡಬೇಕು ಅನುಗ್ರಹ ಮಾಡಬೇಕು ಕೈಯಲ್ಲಿದ್ದರೆ ದಾನವನ್ನು ಮಾಡಬೇಕು ಇದು ಸತ್ಪುರುಷರ ಧರ್ಮ ಅವನು ತಿಳಿಯಲಿಲ್ಲ ಹೌದು ಸರಿಯಾಗಿದೆಯಲ್ಲ ಇದು ಏವಂ ಪ್ರಾಯಶ್ಚ ಲೋಕೋಯಂ ಮನುಷ್ಯ ಶಕ್ತಿ ಪೇಶವಾಹ ಶಕ್ತಿ ಕಡಿಮೆ ಇರುವ ಮನುಷ್ಯರು ತಮ್ಮ ಕೈಲಾದದ್ದು ಅನುಗ್ರಹ ಮಾಡ್ತಾರೆ ದಾನವನ್ನು ಮಾಡ್ತಾರೆ ಒಳ್ಳೆಯದನ್ನು ಮಾಡ್ತಾರೆ ಸಂತಸ್ತು ಏವ ಅಪಿ ಅಮಿತ್ರೇಷು ದಯಾಂ ಪ್ರಾಪ್ತೇಶು ಕುರ್ವತೆ ತೊಂದರೆ ಮಾಡಿದವರಿಗೂ ಒಳ್ಳೆಯದನ್ನೇ ಮಾಡ್ತಾರೆ ಸತ್ಪುರುಷರು ಹೌದೋ ಇಲ್ಲವೋ ಹೌದು ಅಂತ ಅವರಪ್ಪನ ಸರಿಯಮ್ಮ ಆಯಿತು ಈಗಲಾರು ಹೋಗು ಇದರ ಅರ್ಥ ನೋಡಿ ಸದ್ಧರ್ಮವನ್ನು ಹೇಳ್ತಾಳೆ ಸರ್ವಭೂತೇಶು ಅದ್ರೋಹ ಕಾಯ ವಾಚ ಮನಸ ಅನುಗ್ರಹ ದಾನ ಇದು ಮೂರು ಸದ್ಧರ್ಮದ ಲಕ್ಷಣ ಶಕ್ತಿಹೀನರು ಸದ್ಧರ್ಮವನ್ನೇ ನಂಬಿರುತ್ತಾರೆ ಸತ್ಪುರುಷರು ಶತ್ರುಗಳಲ್ಲೂ ದಯೆ ತೋರ್ತಾರೆ ಇದು ಮೇಲಿನ ಅರ್ಥ ಎರಡನೇ ಅರ್ಥ ನೀನು ನನಗೆ ಗುರು ನೀನು ನನಗೆ ಸ್ನೇಹಿತ ನೀನು ನನಗೆ ಅತಿಥಿ ನಾ ಕರೀದೇ ಬಂದಿದ್ದೇ ನಮ್ಮ ಮನೆಗೆ ಆದ್ರಿಂದ ನೀ ನನಗೆ ದ್ರೋಹ ಮಾಡಬೇಡ ನನ್ನ ಸಂಸಾರವನ್ನು ಮುರಿಬೇಡ ಮಹಾರಾಯ ನಿಮ್ಮ ಮನೆಗೆ ಒಬ್ಬರು ಅತಿಥಿಗಳು ಬರ್ತಾರೆ ಸತ್ಕಾರವೆಲ್ಲ ಮಾಡಿದ್ವಿ ಮಾರನೇ ದಿವಸ ಅವರು ಹೊರಡುವಾಗ ಯಜಮಾನ್ರ ಹೆಂಡತಿಯನ್ನೇ ಕರ್ಕೊಂಡೋದ್ರೆ ಹೇಗೆ ಯೋಚನೆ ಮಾಡಿ ಇದು ಮಾಡೋರು ಯಾರಾದ್ರು ಮಾಡೋ ಕೆಲಸವೇ ಇದು ನಮ್ಮ ಮನೆಗೆ ಅತಿಥಿಯಾಗಿ ಬಂದು ಗಂಡ ಹೆಂಡತಿ ನಾವು ಜೊತೆಗೆ ಬಂದಿದ್ದೇವೆ ಸೌದೆ ತಗೊಂಡು ಹೋಗಬೇಕು ಅಂತ ಅತಿಥಿಯಾಗಿ ಬಂದು ಅವನು ನನ್ನ ಮಾಂಗಲ್ಯ ತಗೊಂಡು ಹೋಗ್ತಾ ಇದ್ದೀಯಲ್ಲೋ ಯಮರಾಜ ಇದು ನ್ಯಾಯವೇನಲ್ಲಿ ಯೋಚನೆ ಮಾಡು ಅನುಗ್ರಹ ಮಾಡು ಮಾಂಗಲ್ಯವನ್ನ ಕೊಡು ಪತಿದಾನವನ್ನ ಮಾಡು ಎರಡನೇ ಅರ್ಥ ಮೂರನೇ ಅರ್ಥ ನನ್ನ ಗಂಡ ನನಗೆ ಸಂತಾನ ಕೊಡದೆ ಸತ್ತರೆ ಅವನು ನನಗೆ ದ್ರೋಹ ಮಾಡಿದಂತಾಗ್ತದೆ ಅನುಗ್ರಹ ರೈತಲಾಗ್ತೇನೆ ಸಂತಾನದಾನ ಇಲ್ಲದೆ ಅವನು ಸಾಯುವುದು ಅವನಿಗೂ ಒಳ್ಳೆಯದಲ್ಲ ನನಗೂ ಒಳ್ಳೆಯದಲ್ಲ ದಾಂಪತ್ಯ ಧರ್ಮವಲ್ಲದೆ ನಮಗೆ ಬೇರೊಂದು ತಿಳಿಯದು ನನ್ನ ಗಂಡನನ್ನು ಕೊಡು ಇದು ಮೂರನೇ ಅರ್ಥ ಮೂರನೇ ಮಾತಿಗೆ ಇದು ಮೂರನೇದು ತಿಳಿಯಲಿಲ್ಲ ಏಮಾಂದು ಬೈಟಾನ್ಯವ ಇಷ್ಟು ಅವನ ಜನ್ಮದಲ್ಲಿ ಏಮಾರಿರ್ಲಿಕ್ಕಿಲ್ಲ ಯಮದೇವ ಅದಕ್ಕೆ ಹುಡುಗಿನ ಹೇಗಾದ್ರು ವಾಪಸ್ ಸಾಗಾಕ್ಬೇಕು ಅಂತ ಬಾಯಾರದವನಿಗೆ ನೀರು ಕೊಟ್ಟಾಗಿದೆಯಮ್ಮ ಅಮೃತಪಾನ ಪಿಪಾಸಿತಸ್ಯೇವ ಭವೇದ್ಯಥಾಪಯ ತಥಾ ತ್ವಯಾ ವಾಕ್ಯಮಿದಂ ಸಮೀರಿತಂ ವಿನಾ ಪುನಃ ಸತ್ಯವತೋಸ್ಯ ಜೀವಿತಂ ನಿನ್ನ ಗಂಡನ ಜೀವನ ಬಿಟ್ಟು ವರಂ ವೃಣೀಶ್ವೇ ಅಶುಭೆ ಇನ್ನೊಂದು ವರವನ್ನು ಕೇಳು ಅಂತ ಕೇಳಿದಾಗಿ ಮೂರನೇದಲ್ಲಿ ಕೇಳಿದಳು ಮಮಾನಪತ್ಯ ಪೃಥಿವೀಪತಿ ಪಿತ ನಮ್ಮ ತಂದೆಗೆ ಗಂಡು ಮಕ್ಕಳಿಲ್ಲ ತಪಸ್ ಮಾಡಿ ನನ್ನೊಬ್ಬಳನ್ನೇ ಹಡೆದ ಹೆಣ್ಣು ಮಕ್ಕಳನ್ನ ನನ್ನ ತಂದೆಗೆ ನೀನು ಗಂಡು ಮಕ್ಕಳನ್ನು ಅನುಗ್ರಹ ಮಾಡು ಪಿತು ಪುತ್ರ ಶತಂ ನೂರು ಮಕ್ಕಳಾಗಬೇಕು ದತ್ತು ಪುತ್ರಲ್ಲ ತಥಾ ಔರಸಂ ಅವನ ರಕ್ತದಲ್ಲಿಯೇ ಹುಟ್ಟಿದ ನೂರು ಮಕ್ಕಳಾಗಬೇಕು ಕುಲಸ್ಯ ಸಂತಾನಕರಂ ಚ ಯದ್ಭವೇತಿ ತೃತೀಯಮೇ ತದ್ವರ್ಯಾಮಿತೇ ಅಮಿತೇವರಂ ಯಮ ಹೇಳಿದ ಅಷ್ಟೇ ತಾನೇ ನೂರು ಮಕ್ಕಳನ್ನು ಕೊಟ್ಟಿದ್ದೇನೆ ನಿಮ್ಮ ತಂದೆಗೆ ಒಳ್ಳೆ ಸಂತಾನವಾಗುತ್ತೆ ಹೋಗು ಸಾವಿತ್ರಿ ಹೇಳಿದಳು ತುಂಬ ದೂರ ಬಂದ್ಬಿಟ್ಟಲ್ಲಮ್ಮ ಮೂರು ವರ ಕೊಟ್ಟಿದ್ದೇನೆ ಇನ್ನೇನು ಪೀಡಿಸ್ತೀನಿ ನನಗೆ ಎಷ್ಟು ವರ ಕೊಡಲೆ ನಿನಗೆ ಅವಳು ಹೇಳಿದ್ಲು ನದೂರಮೇ ತಮ್ಮಮ್ಮ ಭಕ್ತ ಸನ್ನಿಧೌ ಅಯ್ಯ ನನ್ನ ಗಂಡನ ಜೊತೆಯಲ್ಲಿ ನಾನಿದ್ದೆ ನಿನ್ನ ಜೊತೆಯಲ್ಲಿ ಎಲ್ಲಯ್ಯ ಬಂದೆ ನಾನು ಗಂಡನ ಜೊತೆಯಲ್ಲಿದ್ದ ಹೆಂಡತಿಗೆ ಎಷ್ಟು ದೂರವಾದರೂ ದೂರ ಅಂತ ಅನ್ಸೋದಿಲ್ಲ ಗಂಡ ಹೆಂಡತಿ ಅಗಲಿದ್ರೆ ದೂರ ಹತ್ತಿರದಲ್ಲಿದ್ರೆ ಅದು ತೀರ ಹತ್ತಿರ ಮನೋಹಿಮೆ ದೂರತರಂ ಪ್ರಧಾವತಿ ಅಥವ್ರಜನ್ಯೇವ ಬಗೆರಂ ಸಮುದ್ಯತ ಮಯೋಚ್ಯಮಾನ ಶೃಣುಭೂಯೇವ ಚ ಇನ್ನೊಂದು ಮಾತನ್ನು ಹೇಳ್ತೇನೆ ಕೇಳು ಅಂತ ಯಮುನನು ಸ್ತೋತ್ರ ಮಾಡ್ತಾಳೆ ವಿವಸ್ವತಸ್ತ್ವಂ ತನಯ ಪ್ರತಾಪವಾನೇ ನಿನಗೆ ವಿವಸ್ವಂತ ಅಂತ ಹೆಸರು ನೀನು ಸೂರ್ಯನ ಮಗ ಹೌದಮ್ಮ ಸೂರ್ಯನ ಮಗ ಹತ್ತು ಸಲ ಹೇಳು ಯಾರು ಬೇಡ ಅಂದ್ರು ಸೂರ್ಯನ ಮಗ ಸೂರ್ಯ ಹೇಗೆ ಕರ್ಮಸಾಕ್ಷಿಯೋ ನೀನು ಹಾಗೆ ಕರ್ಮಸಾಕ್ಷಿ ಹೌದಮ್ಮ ತಲೆವೇದನೆಯೇ ಸೊಲ್ಲಿದ್ದೇ ಸೊಲ್ರಿಯೇ ಹೇಳಿದ್ದೇ ಹೇಳ್ತಿಯಲ್ಲ ಇಲ್ಲ ಇಲ್ಲ ತಥೋ ಹಿ ವೈವಸ್ವತ ಉಚ್ಚತೆ ಬುಧೈಹಿ ಸಮೇನ ಧರ್ಮೇಣ ತಾ ಪ್ರಜಾ ಎಲ್ಲರಿಗೂ ನೀನು ಸಮಾನ ಧರ್ಮದಲ್ಲಿರತಕ್ಕಂಥವನು ಇಷ್ಟು ಹೇಳಿದ ಮೇಲೆ ಯಮ ಹೇಳಿದ ಇವಳು ಇನ್ನೊಂದು ಮಾತನ್ನು ಹೇಳ್ತಾಳೆ ಕೂಟ ಶ್ಲೋಕ ಆತ್ಮನ್ಯಪಿ ನಮಶ್ ನವಿಶ್ವಾಸಂ ನವಿಶ್ವಾಸ ತಥಾಭವತಿ ಸತ್ಸು ಚ ತಸ್ಮಾತ್ ಸತ್ಸು ವಿಶೇಷೇಣ ಸರ್ವ ಪ್ರಣಯಮಿಚ್ಛತಿ ಸತ್ಪುರುಷರೆಂಥವರು ತಮ್ಮನ್ನು ತಾವು ನಂಬದೇ ಇದ್ದವರು ಧರ್ಮವಂತರನ್ನು ನಂಬುತ್ತಾರೆ ನೋಡಿ ಅಯೋಗ್ಯರು ಧರ್ಮವಂತರನ್ನು ನಂಬುತ್ತಾರೆ ಸ್ವಾಮಿ ನೀವೇ ಪ್ರಮಾಣ ಅಂತಾರೆ ಸೌಹಾರ್ದ ಇರುವಲ್ಲಿ ವಿಶ್ವಾಸ ಹುಟ್ಟುತ್ತದೆ ಅದಕ್ಕೆ ಸಂತರನ್ನು ನಂಬುವುದು ಅಂತ ಹೇಳಿದ್ರು ಇದರ ಅರ್ಥವೇನು ನಾನು ನನ್ನ ಗಂಡನನ್ನೇ ನಂಬಿದ್ದೇನೆ ಸೌಹಾರ್ದ ಏರ್ಪಟ್ಟದ್ರಿಂದ ಬೇಡ ಅಂತ ನಮ್ಮ ಅಪ್ಪ ಹೇಳಿದ್ರು ವಿವಾಹವಾಯಿತು ಈಗ ವಿಶ್ವಾಸಕಾರ ಏರ್ಪಟ್ಟಿದ್ರು ಸಂತಾನಕ್ಕೆ ಗಂಡನನ್ನು ಅಗಲಿಸಿ ಒಯ್ಯುವುದು ನ್ಯಾಯವೇ ಎರಡನೇ ಅರ್ಥ ಮೂರನೇದು ನೀನು ಹೋಗು ಸತ್ಪುರುಷ ನಿನ್ನ ಜೊತೆಯಲ್ಲಿ ಇಷ್ಟು ದೂರ ನಡೆದು ಬಂದಿದ್ದೇನೆ ಗಂಡನ ಪ್ರಾಣ ಬಿಟ್ಟು ಉಳ್ದದ್ದು ಕೇಳು ಅಂತ ಹೇಳ್ತೀಯೇ ಇದು ಸೌಹಾರ್ದ ಲಕ್ಷಣವೇ ನಿಮ್ಮ ಒಳ್ಳೆ ಸ್ನೇಹಿತರು ಐಶ್ವರ್ಯವಂತರು ಮನೆಯಲ್ಲಿ ಮಕ್ಕಳು ಮದುವೆ ಬಂತು ದುಡ್ಡು ಬಿಟ್ಟು ಏನು ಬೇಕಾದರೂ ಕೇಳಿ ಅಂತ ಅವರಂದ್ರೆ ಈಗೆಂಥ ಸ್ನೇಹ ಇದು ಮೀಸೊಮ್ಮೆ ಮಾಸೊಮ್ಮು ಮುಟ್ಟೋ ದಂಡ ಅಂತ ಒಂದು ಗಾದೆ ಮಾಡಿದ್ದಾರೆ ತೆಲಗಲ್ಲಿ ನಿಮ್ಮ ಆಸ್ತಿಯೇ ನಮ್ಮ ಆಸ್ತಿ ದಯವಿಟ್ಟು ಮುಟ್ಟಬೇಡಿ ಒಂದು ಬಾಳೆಹಣ್ಣು ಕೊಡೋದಿಲ್ಲ ಸಿಪ್ಪೆಯನ್ನು ಕೊಡೋದಿಲ್ಲ ಸಿಪ್ಪೆ ಇದ್ರೆ ಗೋಲುಗಾಗುತ್ತೆ ಅಂತ ಇದೆಂತ ಸೌಹಾರ್ದ ಸ್ವಾಮಿ ನಿನ್ನ ನಂಬಿದ್ದೇನೆ ಯಮದೇವ ತಸ್ಮಾತ್ ಸತ್ಸು ವಿಶೇಷೇಣ ವಿಶ್ವಾಸಂ ಕುರುತೆ ಜನ ಇದು ಈ ನಾಲ್ಕನೇ ಮಾತನ್ನು ಒಪ್ಪಿದ ಯಮದೇವ ಅದಾದ ಮೇಲೆ ಆಯ್ತಮ್ಮ ಇನ್ನೇನು ವರ ಕೊಡಲಿ ನಿನಗೆ ಸಾಕಷ್ಟು ಕೊಟ್ಟಿದ್ದೇನಲ್ಲ ಇನ್ನೊಂದು ವರವನ್ನು ಕೇಳಿಕೋ ಆಗ ಕೇಳ್ತಾಳೆ ಮಮಾತ್ಮಜಂ ಸತ್ಯವತ ರಸಂ ಸತ್ಯವಂತನೆಂಬ ನನ್ನ ಗಂಡನಲ್ಲಿ ನನಗೊಂದು ಮಗುವಾಗಬೇಕು ಅಂತ ಕೇಳಿದ್ಲು ಕೊಟ್ಟಿದ್ದೇನೆ ಹೋಗು ಅಂತ ಯಮ ಅವನ ಎಷ್ಟು ಚಿಟ್ಟು ಹಿಡಿದ್ರು ಇವತ್ತು ಈ ಸಾವಿತ್ರಿ ಕಥೆ ಇಷ್ಟೊತ್ತಾಗುತ್ತೆ ಅನ್ನೋ ಕಲ್ಪನೆ ನನಗಿಲ್ಲ but I have try to put on your ears every verse of Vedavyasa ಪ್ರತಿಯೊಂದು ಶ್ಲೋಕವನ್ನು ನಿಮಗೆ ಹಾಕಿದ್ದೇನೆ ಮಮಾತ್ವಜಂ ಸತ್ಯವತಃ ತಥೌರಸಂ ಭವೇತ್ ಭಾಗ್ಯಂ ಯತ್ ಕುಲೋದ್ವಹಂ ನಮ್ಮ ಕುಲವನ್ನು ಬೆಳೆಸುವ ಮಗು ನನಗಾಗಬೇಕು ಇನ್ನೊಂದು ಉದ್ಯೋಗ ಮಾಡ್ಕೋ ಆಗಲ್ಲ ಸತ್ಯವಂತನಿಂದಲೇ ನಾನು ಗಂಡನಿಂದಲೇ ಯಾವನ ಪ್ರಾಣ ತಗೊಂಡು ಹೊರಟಿದೆಯೋ ಅವನಿಂದಲೇ ನನಗೆ ಔರ ಆಗಬೇಕು ಶತಂ ಸುತಾನ ಅಂಬರವೀರ್ಯಶಾಲಿನ ಎಷ್ಟು ಮಕ್ಕಳಮ್ಮ ಬೇಕು ಒಂದು ನೂರು ಬೇಕು ಅಯ್ಯೋ ಕೊಟ್ಟಿದ್ದೇನು ಹೋಗು ಅಂತ ಅವಳು ನೂರು ಕಮ್ಮಿ ಏನು ಕೇಳೋಳಲ್ಲ ಅವಳು ಸಾವಿತ್ರಿ ಯಮ ಹೇಳಿದ ಶತಂ ಸುತಾನಾಂ ಬಲವೀರ್ಯಶಾಲಿನಾಂ ಭವಿಷ್ಯತಿ ಪ್ರೀತಿಕರಂತ ಬಾಬದೇ ಸರಿ ಪರಿಶ್ರಮಸ್ಥೆ ಏನ ಭವೇತಿ ನೃಪಾತ್ಮಜ ತುಂಬ ಆಯಾಸ ಆಗಿಬಿಟ್ಟಿದ್ಯಾ ಎಷ್ಟು ದೂರ ಬಂದ್ಬಿಟ್ಟಿದ್ಯಮ್ಮ ನಮ್ಮೂರು ಪುರು ತನಕ ಬಂದ್ಬಿಟ್ಟಿದ್ಯೆ ನೀನು ವೈತರಣಿ ನದಿ ತನಕ ಸುಮ್ಮನೆ ಹೋಗು ಅಂತ ಕೇಳಿದ್ರೆ ಆಗ ಸರಗತ್ತಿ ಕಟ್ಟಿಕೊಂಡ್ಲು ಯಮದೇವ ಈಗ ನೀ ಕೊಟ್ಟಿದ್ದ ಬಲ ಸಿದ್ಧಿ ಆಗಬೇಡವೇ ಅಂದ್ಲು ಆಯ್ತಲ್ಲಮ್ಮ ಅಂತ ಅಯ್ಯ ನನ್ನ ಗಂಡ ಬರದೆ ಹಾಗಯ್ಯ ಸಿದ್ಧಿ ಆಗುತ್ತೆ ತಲೆ ಕೆರ್ಕೊಂಡು ಹೌದಲ್ಲ ಸಾವಿತ್ರಿ ನಾನು ಮೋಸ ಹೋದೆ ಕಾಣೆ ನೀನು ಪತಿವ್ರತೆಯಮ್ಮ ಅಂತ ಯಮ ಅವಳ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ತಾನೆ ಭಾರತದಲ್ಲಿ ಸ್ತ್ರೀಯರು ನಿನ್ನಂತೆ ಉಂಟಾಗಲಿ ಅಂತ ಹೇಳಿ ಆಗ ಸಾವಿತ್ರಿ ಇನ್ನೊಂದು ಮಾತನ್ನು ಹೇಳ್ತಾಳೆ ಆ ಮೂರು ಶ್ಲೋಕ ಹೇಳಿದ್ದನ್ನು ಹೇಳಿಕೊಂಡು ಸತ್ಪುರುಷರು ಯಾವತ್ತೂ ಅನುಗ್ರಹ ಪರರು ಅಂತ ನಾ ಹೇಳಿದ್ದು ಇದಕ್ಕೋಸ್ಕರವೇ ಸತ್ಪುರುಷರ ಧರ್ಮ ವ್ಯರ್ಥ ಆಗೋದಿಲ್ಲ ಅಂತ ಹೇಳಿದ್ದು ಇದಕ್ಕೋಸ್ಕರವೇ ನಿನ್ನ ಜೊತೆಯಲ್ಲಿ ಮೈತ್ರಿ ಏಳು ಹೆಜ್ಜೆ ಇಟ್ಟಿದ್ದು ವ್ಯರ್ಥ ಆಗೋದಿಲ್ಲ ಅಂತ ಹೇಳಿದ್ದು ಇದಕ್ಕೋಸ್ಕರವೇ ನೀನು ಶಾಶ್ವತ ಧರ್ಮದ ಪರಿಗೋಪ್ತ ನನ್ನ ಪ್ರಾಣವನ್ನು ಕೊಟ್ಟಿದ್ದೀಯೇ ನಿನಗೊಳ್ಳೇದ ಅಳಿಂತ ಆಶೀರ್ವಾದ ಮಾಡ್ತಾಳೆ ಆಮೇಲೆ ಮುಂದಿನ ಕತೆ ನಿಮ್ಗೆ ಗೊತ್ತೇ ಇರುತ್ತೆ ವಾಪಸ್ ಬಂದು ನೋಡ್ತಾಳೆ ಯಜಮಾನರು ಇಲ್ಲಿ ಎದ್ದು ಕೂಡ್ತಾರೆ ಈ ಕತೆ ಹೇಳಬೇಕಲ್ಲ ವಾಪಸ್ಸು ಬಂದಳು ಯಮನೇ ವಾಪಸ್ಸು ಬಂದು ಎಲ್ಲಿಂದ ಪ್ರಾಣವನ್ನು ಕಿತ್ತಿದ್ದನೋ ಆ ಜೀವವನ್ನು ಅಲ್ಲಿಯೇ ಪ್ರತಿಷ್ಠೆ ಮಾಡಿದ ತಲೆನೋವು ಅಂತ ಮಲಗಿದ್ದವನು ಎದ್ದು ಕೂತ ಸಾವಿತ್ರಿ ಇದೇನು ಸೂರ್ಯಾಸ್ತ ಆಗೋಯ್ತಲ್ಲೇ ಎಷ್ಟೊತ್ತು ಮಲಗಿದ್ದೆ ನಾನು ಹಿಂದೆ ಒಳ್ಳೆ ಅನುಕೂಲವಾದ ಜಾಗ ಎಷ್ಟೊತ್ತು ಮಲಗಿದ್ದೆ ಅಯ್ಯೋ ಎಷ್ಟೋ ಬಿಡ್ರಿ ನಾವಿಲ್ಲಿ ಬಂದು ಸಮಿತ್ತು ಪುಷ್ಪ ತಗೊಂಡು ಹೋಗೋದಕ್ಕಲ್ವೇ ಹೌದು ಅಲ್ಲ ಗಂಟಿಲ್ಲೇ ಇದೆಯಲ್ಲ ಈ ರಾತ್ರಿಯಲ್ಲಿ ಹೋಗೋದು ಅಲ್ಲೇ ಒಣಗಿದು ಪುಳ್ಳೆ ಗಿಳ್ಳೆ ಎಲ್ಲ ತಗೊಂಡ್ಬಂದು ಸೊಪ್ಪು ಸದೆ ಎಲ್ಲ ಹಾಕಿ ಒಣಗಿ ತಲೆಗೆಲೆಗಳಿಂದ ಅಭಿನಯನ ಸೃಷ್ಟಿ ಮಾಡಿದರು ರಾತ್ರಿ ಅಲ್ಲೇ ಕಳೆದು ಸುಖವಾಗಿ ಮಾರನೇ ದಿವಸ ಬೆಳಿಗ್ಗೆ ಹೋಗಿ ನೋಡ್ತಾರೆ ಮಾವನಿಗೆ ಕಣ್ಣು ಉಂಟಾಗಿರುತ್ತದೆ ಅವನಿಗೆ ರಾಜ್ಯಪ್ರಾಪ್ತಿ ಆಗ್ತದೆ ಆ ಗಂಡನ ಜೊತೆಯಲ್ಲಿ ನೂರು ಕಾಲ ಬಾಳಿ ನೂರು ಮಕ್ಕಳನ್ನು ಹಡೀತಾರೆ ಈ ಕಥೆಯನ್ನು ಕೇಳಿದ ಸ್ತ್ರೀಯರಿಗೆಲ್ಲ ಸೌಮಂಗಲ್ಯ ಭಾಗ್ಯ ಚೆನ್ನಾಗಿ ಉಂಟಾಗ್ತದೆ ಗಂಡಸರೆಲ್ಲರೂ ಧರ್ಮಾತ್ಮನಾಗಿ ಸತ್ಯವಂತರಂತೆ ಆಗ್ತಾರೆ ಆಗಲಿ ಅಂತ ಆಶೆ ಯಮನ ಭೀತಿ ಇರುವುದಿಲ್ಲ ಅಜಾಮಿಳೋಪಾಖ್ಯಾನ ಕೇಳಿದ್ರೆ ಹಾಗೆಯೋ ಅದೇ ರೀತಿಯಲ್ಲಿ ಸಾವಿತ್ರಿ ಚರಿತ್ರೆ ತುಂಬ ಅದ್ಭುತವಾದದ್ದು ಕನ್ನಡದಲ್ಲಿ ಯಾರೋ ಸಾವಿತ್ರಿ ಚರಿತ್ರೆ ಅಂತ ಒಂದು ಬರೆದಿದ್ರು ಹೆಣ್ಣು ಮಕ್ಕಳಿಗೆ ಪ್ರೈಮರಿ ಸ್ಕೂಲಲ್ಲಿ ಅದನ್ನು ಪಾಠ ಕಲಿಸ್ತಾ ಇದ್ರು ಒಂದು ಕಾಲದಲ್ಲಿ ಈಗೆಲ್ಲ ಅದು ಹೋಯಿತು ಎಲ್ಲ ಸೆಕ್ಯುಲರ್ ಎಜುಕೇಷನ್ನು ಇದು ಒಂದು ಅದ್ಭುತವಾದ ಪ್ರಕರಣ ಇದಕ್ಕೆ ಮಂಗಳವನ್ನು ಹಾಡಿ ಇದಕ್ಕೆ ಹೊಂದಿದಂತಿರುವಂತಹ ಇನ್ನೊಂದು ಆ ಸತ್ಯಭಾಮ ದ್ರೌಪದಿ ಸಂವಾದವನ್ನು ಕುರಿತು ಇವತ್ತೆಷ್ಟಾಗ್ತದೋ ಸ್ವಲ್ಪ ಹೇಳಿ ನೋಡೋಣ ಅಂತ ಒಂದು ಚಪಲ ಗುರುತಿಟ್ಟಿದ್ದೇನೆ ಎಲ್ಲೆಲ್ಲಿಯೋ ಹಿಂದೆ ಮುಂದಾಗಿದೆ ತಳವಡಿಸ್ತಾ ಅದು ಇದು ಉಪಾಖ್ಯಾನವಲ್ಲ ಇದು ಮೂಲದ ಕಥೆಗೆ ಸಂಬಂಧಪಟ್ಟ ಒಂದು ಪ್ರಕರಣ ಕಾಡಿನಲ್ಲಿ ದ್ರೌಪದಿ ದೇವಿ ಇರುವ ಸಂದರ್ಭದಲ್ಲಿ ಕೃಷ್ಣ ಒಂದು ಸಲ ಬಂದು ಎಷ್ಟೋ ಸಲ ಬಂದು ಹೋಗ್ತಿದ್ದ ಯೋಗಕ್ಷೇಮಕ್ಕೆ ಆ ಸತ್ಯಭಾಮೆ ಜೊತೆಯಲ್ಲಿ ಬರ್ತಾನೆ ರುಕ್ಮಿಣಿಯ ಮನೆ ಬಿಟ್ಟು ಹೊರಗೆ ಬರೋಳಲ್ಲ ಅವಳು ಅವಳು ಹೌಸ್ ವೈಫ್ ಅವಳು ಇವಳು ವೈಫ್ ಬಿಯಾಂಡ್ ದಿ ಹೌಸ್ ಇವಳು ಪೊಲಿಟಿಕಲ್ ಸಜೆಷನ್ ಕೊಡುವವಳು ಸತ್ಯಭಾಮೆ ಬಾರೆಯಲ್ಲಿ ಅಷ್ಟಕ್ಕೆ ತೃಪ್ತಿ ಯಾಕೆಂದ್ರೆ ನನ್ನ ಗಂಡ ನಾನು ಕರ್ಕೊಂಡೋಗಿದ್ರು ಫಾರಿನ್ ಟೂರ್ಗೆ ಅಲ್ಲಿ ಇಲ್ಲಿ ಸ್ವಲ್ಪ ಕುಂದಾಡುವಳು ಬಂದಿದ್ದಾರೆ ಪಂಚಪಾಂಡವರು ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇರುವಾಗ ಏಕಾಂತ ಜಾಗದಲ್ಲಿ ದ್ರೌಪದಿ ತಿಳ್ಕೊಳ್ಳದೆ ಅಂದ್ರೆ ಒಂದು ಕೇಳ್ತೇನಮ್ಮ ಅಂತ ಸತ್ಯಭಾಮೆ ದ್ರೌಪದಿಯನ್ನು ಪ್ರಶ್ನೆ ಮಾಡ್ತಾಳೆ ಏನಮ್ಮ ಅವಳಿಗೋ ಮೈ ಬೆವರ್ತಾ ಇದೆ ಕೇಳಬೇಕೋ ಬೇಡವೋ ಬಹಳ ರಹಸ್ಯ ಏನು ಮಾಡೋದು ನನಗೆ ಐವರು ಗಂಡಂದಿರು ಅಂತ ಶುರು ಮಾಡಿದ್ಲು ದರು ಅಲ್ಲ ಇವಳು ಹೇಳಿದ್ಲು ನಿನಗೆ ಐವರು ಗಂಡಂದಿರು ಹೌದಮ್ಮ ಐವರು ಗಂಡಂದ್ರು ಏನು ಆಕ್ಷೇಪ ರಹಸ್ಯದಲ್ಲಿ ಹೇಳೋದೇನು ಬಂತಿದ್ದು ಇಲ್ಲ ನನಗೆ ಒಂದೇ ಗಂಡ ಹೌದು ಅದು ಗೊತ್ತಿದೆಯಲ್ಲ ಅವಳು ಅಲ್ಲ ನಿನಗೆ ಐವರು ಗಂಡಂದ್ರು ನೀವೊಬ್ಳೆ ಹೆಂಡತಿ ನಾನು ನನ್ನ ಗಂಡನಿಗೆ ಒಬ್ಬಳೇ ಹೆಂಡತಿ ಅಲ್ಲ ಇನ್ನೂ ಹದಿನಾರು ಸಾವಿರ ಇದ್ದಾರೆ ಈ ಗಂಡನನ್ನು ಕಟ್ಟಿ ಹಾಕುವುದಕ್ಕೆ ನಾನು ಶತಪ್ರಯತ್ನವನ್ನು ಮಾಡಿದೆ ಅವನು ನನ್ನ ಕೈಗೆ ಅಡಗ್ತಾ ಇಲ್ಲ ನೀನು ಐವರು ಗಂಡಂದರನ್ನು ಹೇಗೆ ವಶ ಮಾಡಿಕೊಂಡೆ ತಾಯಿ ಗುಟ್ಟಿದ್ರೆ ಏನಾದರೂ ಹೇಳಿಕೊಡು ಇದನ್ನು ಕುರಿತು ನಮ್ಮ ಸ್ವಾಮಿಗಳು ಮಕ್ಕೂರು ಐಶಿಂಗ ಒಂದು ಲೇಖನವನ್ನು ಬರೆದಿದ್ರು ಅರುಳ್ಮೊಳಿ ನರಸಿಂಹಪ್ರಿಯ ಪತ್ರಿಕೆಯಲ್ಲಿ ಇಂಥ ವಿಷಯ ಆರಿಸಿ ಆರಿಸಿ ಆರಿಸಿ ಅರುಳ್ಮೊಳಿ ಅದನ್ನು ಒಂದು ಪುಸ್ತಕನೇ ಮಾಡಿದ್ದಾರೆ ಬಹಳ ಬಹಳ ಸರಳವಾದ ತಮಿಳು ಒಳ್ಳೆ ರಸಿಕರಾದ ಆಚಾರ್ಯರು ತೊಂಬತ್ತೇಳು ವರ್ಷ ಇದ್ದವರು ಈ ದ್ರೌಪದಿ ಸತ್ಯಭಾಮ ಸಂವಾದವನ್ನೇ ಕುರಿತು ಬರೆದಿದ್ದರು ಎಲ್ಲ ಓದಿದ್ದವರು ಏನ್ ಮಾಡಬೇಕು ಅಂತ ಕೇಳಿದ ಕೂಡಲೇ ದ್ರೌಪದಿ ಗಾಬರಿಯಾಯಿತು ಅಮ್ಮ ಅಸದಾಚರಿತೆ ಮಾರ್ಗೆ ಕಥಂ ಕೀರ್ತನಂ ಅಸತ್ ಸ್ತ್ರೀಯರು ಅನುಸರಿಸುವ ಮಾರ್ಗವನ್ನು ದಯವಿಟ್ಟು ಮಾಡಬೇಡ ಮದ್ದಿಗಿದ್ದು ಹಾಕಬೇಡ ಗಂಡನಿಗೆ ಅದು ಮಾಡಿದ್ರೆ ಏನಾಗುತ್ತೆ ಅಮಿತ್ರ ಪ್ರಹಿತಾಂಶಾಪಿ ಪರಮ ದಾರುಣ ಸಂಸ್ಕೃತದಲ್ಲಿ ಗದಾ ಅಂದ್ರೆ ರೋಗ ವಶ ಮಾಡ್ಕೊಳ್ಳೋಕೆ ಹಾಲಲ್ಲಿ ಅರ್ಧ ಕರೆದು ಹಳ್ಳಿಯವರು ಕೆಲವರು ಕೊಡೋದುಂಟು ಮದ್ದು ಹಾಕಿಬಿಟ್ರೆ ವಿಷದಿಂದ ಬುದ್ಧಿ ಮತಡಾಗಬಹುದು ಚರ್ಮರೋಗ ಬರಬಹುದು ಜಿಹ್ವಯಾಯಾನಿ ಪುರುಷ ತ್ವಚ ವಾಪ್ಯುಪಸೇವತೆ ಮೈಗೆ ತೊನ್ನು ಬರಬಹುದು ನಾಲಿಗೆ ಒಣಗಿ ಹೋಗಬಹುದು ಶಿತ್ರಿಣ ಅಪುಮಾಂಸ ನಪುಂಸಕ್ತೋ ಬರಬಹುದು ಕೆಲವರು ಹಳ್ಳಿ ಹೆಂಗಸರು ಬುದ್ಧಿ ಇಲ್ಲದೆ ಗಂಡನ ವಶ ಮಾಡ್ಕೊಳ್ಳೋದಕ್ಕೆ ಯಾರ್ಯಾರೋ ಕೊಡುವ ಔಷಧಿಗಳನ್ನು ಹಾಕಿ ಗಂಡನನ್ನು ಕಳ್ಕೊಂಡ್ಬಿಡ್ತಾರೆ ಅಥವಾ ಅವನ ಕುರುಡುತನ ಬರ್ತದೆ ಕಿವಿ ಕೇಳಿಸೋದಿಲ್ಲ ಮಂದಾಗ್ತಾನೆ ಈ ತುಂಬ ಚೇಷ್ಟೆ ಮಾಡೋ ಹುಡುಗರನ್ನ ಕಂಟ್ರೋಲ್ ಮಾಡೋದಕ್ಕೆ ಕೆಲವರು ಮದ್ದು ಕೊಡೋದಕ್ಕಾಗಿ ದಡ್ಡ ಮಕ್ಕಳಾಗಿದ್ದನ್ನು ನಾನು ಕೇಳಿದ್ದೇನೆ ಯಾರೋ ಕಥೆ ಬರೆದಿದ್ರು ಹೋಮಿಯೋಪತಿಯಲ್ಲಿ ಔಷಧಿ ಹೇಳಿ miss was children how to time them ಔಷಧಿ ಕೊಟ್ಟರೆ ಆಗ್ತಾರೆ ದಯವಿಟ್ಟು ಕೊಡೋಕೆ ಹೋಗಬೇಡಿ ದೇವರು ಮಾಡಿದಾಗಿರಬೇಕು ಅಂಥದ್ದೇನೂ ಮಾಡಬೇಡ ಸತ್ಯಭಾಮ ಹೇಳಿದ್ರು ಚಿಚಿ ಔಷಧಿ ಹಾಕಬೇಕು ನನ್ನ ಗಂಡನಿಗೆ ವಿಷ ಪ್ರಯೋಗ ಮಾಡಬೇಕು ಅಂತಲ್ಲ ಹೋಗಲಿ ನೀನು ನಿನ್ನ ಗಂಡಂದ್ರನ್ನ ಹೇಗೆ ವಶ ಮಾಡಿಕೊಂಡೆ ಅದನ್ನಾದರೂ ಹೇಳು ಆ ಅದಕ್ಕೆ ಹೇಳ್ತೇನೆ ಅಂದರು ಇವತ್ತು ತುಂಬ ಮುಖ್ಯವಾದದ್ದು ಇಬ್ಬರು ಗಂಡ ಹೆಂಡತಿಯರು ಆಫೀಸಲ್ಲಿ ದುಡಿಯೋರು ಇರ್ತಾರೆ ಮಕ್ಕಳೇನಾಗ್ತಾರೆ ಜಪಾನಿನಲ್ಲಿ ಅಂತಹ ಮಕ್ಕಳನ್ನು ನಾಯಿ ವಶದಲ್ಲಿ ಬಿಟ್ಟು ಹೋಗ್ತಾರಂತೆ ತೊಟ್ಲಾಡಿಸ್ತಾರೆ children going to dogs literally going to dogs ಇದು ಸ್ತ್ರೀಯರು ಕೆಲಸ ಮಾಡುವುದು ಆಫೀಸುಗಳಲ್ಲಿ ಸರಿಯೇ ತಪ್ಪೇ ವಿಮರ್ಶೆ ನಿಮಗೆ ಬಿಟ್ಬಿಡ್ತೇನೆ ಗೃಹಕೃತ್ಯ ನೋಡುವರೊಬ್ಬರು ಬೇಕಲ್ಲ ಕೆಲವರು ಹೇಳ್ತಾರೆ ಒಬ್ಬರು ದುಡಿದು ಸಾಕಾಗೋದಿಲ್ಲ ಇಬ್ಬರು ದುಡಿಯೋ ಇಬ್ಬರು ದುಡಿದು ಎಷ್ಟು ಸಿನಿಮಾಕ್ಕೆ ಹೋಗ್ತೀರಿ ಎಷ್ಟು ದುಡ್ಡು ಕೂಡ ಹಾಕ್ತೀರಿ ಎಷ್ಟು ಮನೆ ಕಟ್ಕೊಳ್ತೀರಿ ಏನು ಮಾಡ್ತೀರಿ ಹತ್ತು ದುಡಿದರೂ ಸಾಕಾಗದೇ ಇರುವ ಅತೃಪ್ತಿ ನಿಮ್ಮಲ್ಲಿದ್ದರೆ ಏನು ಮಾಡಿದ್ರೆ ಏನು ಸಾಕಾಗುತ್ತೆ ಯೋಚನೆ ಮಾಡಿ ಗಂಡ ಹೆಂಡತಿ ಇಬ್ಬರು ದುಡಿಯೋ ಕುಟುಂಬಗಳಲ್ಲಿ ಮೊದಲನೇ ಸಮಸ್ಯೆ ಏನು ಪ್ರಾಬ್ಲಮ್ ಆಫ್ ಈಗೋ ನಾನು ದುಡಿತೇನೆ ನಿಂದೇನು ನಿಂದೇನು ಹೆಚ್ಚು ಅಂತ ಬಂದರೆ ಆ ಸಂಸಾರ ಉದ್ಧಾರ ಆಗೋದಿಲ್ಲ ಇವತ್ತಿನ ಸಮಸ್ಯೆ ಬೇರೆ ಇದಿಷ್ಟೇ ಅಲ್ಲ ಇನ್ನೂ ಬೇರೆ ಬೇರೆ ಸಮಸ್ಯೆಗಳು ಬರ್ತವೆ ಗಂಡ ಹೆಂಡತಿ ಒಟ್ಟಿಗೆ ಇರುವುದಕ್ಕೆ ಅವಕಾಶವಿಲ್ಲದೆ ಹೋಗ್ತದೆ ಗಂಡ ಯಾರು ಹೆಂಡತಿ ಇವಳ ಆಫೀಸ್ಗೆ ಹೋದಾಗ ಅವಳ ಮನೆಯಲ್ಲಿರೋದು ಅವಳ ಆಫೀಸ್ಗೆ ಹೋದಾಗ ಇವನು ಮನೆಯಲ್ಲಿರೋದು ಗೃಹಸ್ಥನಾಗುವುದು ಅಂದ್ರೆ ಮನೆಯಲ್ಲೇ ಇರುವುದು ಮನೆ ಬಿಟ್ಟು ಹೋಗದೆ ಇದ್ದವನು ಗೃಹಸ್ಥ ಅಂತ ಹೆಸರು ಗೃಹೇ ತಿಷ್ಟತಿ ಸದಾ ಮೊಟ್ಟೆ ಕೋಳಿ ಇದ್ದ ಹಾಗೆ ಅಂತ ಇದರಿಂದ ಏನೇನೋ ಸಮಸ್ಯೆಗಳು ಉಂಟಾಗ್ತವೆ ಅದನ್ನು ಕುರಿತು ಹೇಳೋದಕ್ಕೆ ನಾವಿಲ್ಲಿ ಕೂತಿಲ್ಲ ಇಲ್ಲಿ ನಡೆದದ್ದು ಹೇಳ್ತಾಳೆ ದ್ರೌಪದಿ ನಾನು ನಿನ್ನೆ ಅಕಸ್ಮಾತ್ ಇದು ಹದಿನೇಳು ಪಾಯಿಂಟ್ ಪ್ರೋಗ್ರಾಮ್ ಅಂತ ಹೇಳಿಬಿಟ್ಟೆ ಅಲ್ಲ ಇಪ್ಪತ್ತೆಂಟು ಪಾಯಿಂಟ್ ಪ್ರೋಗ್ರಾಮ್ ಇದು ನಮಗೆ ತಿಳಿದ ಹಾಗೆ ಅದನ್ನು ಒಂದು ಬಡಬಡಬಡ ಬಡ ಅಂತ ಬೇಗ ಹೇಳಿಬಿಡ್ತೇನೆ ಎರಡು ನಿಮಿಷದಲ್ಲಿ ಉಪನ್ಯಾಸ ಮುಗಿಯುವಷ್ಟರಲ್ಲಿ ನೋಡಮ್ಮ ಸತ್ಯಭಾಮೆ ಮೊದಲನೆಯದು ಗಂಡನ ವಶ ಮಾಡಿಕೊಳ್ಳಬೇಕಾದ್ರೆ ಹೆಂಡತಿಗಿರಬೇಕಾದ ಗುಣ ಅಹಂಕಾರವನ್ನು ಬಿಟ್ಟು ಪತಿ ಸೇವೆಯನ್ನು ಮಾಡಬೇಕು ಷಡ್ಯುವರಿಗೋ ಮೊದಲನೆಯದು ಅಹಂಕಾರವನ್ನು ಬಿಡಬೇಕು ಇದರಲ್ಲಿ ಸ್ತ್ರೀ ಪ್ರಧಾನ ಪುರುಷ ಸಮಾಜವೇ ಪುರುಷ ಪ್ರಧಾನವೇ ಅಂತ ಪ್ರಶ್ನೆ ಎಬ್ಬಿಸ್ತಾರೆ ಇದು ವಿವೇಕಿಗಳು ಕೇಳುವ ಪ್ರಶ್ನೆ ಅಲ್ಲ ನಮ್ಮ ದೇಶದಲ್ಲಿ ಸ್ತ್ರೀಯರಾಗಲಿ ಪುರುಷರಾಗಲಿ ಇದು ಸಮವೇ ವಿಷಮವೇ ಎಂಬುವ ಪ್ರಶ್ನೆ ನಮ್ಮ ಯಾವ ಸ್ಮೃತಿ ಗ್ರಂಥಕ್ಕೂ ಒಗ್ಗಿದ ಪ್ರಶ್ನೆಯಲ್ಲ a woman is neither equal to a man nor unequal to a man ಪ್ರಕೃತಿ ಅವರವರಿಗೆ ಬೇರೆ ಬೇರೆ ಕರ್ತವ್ಯ ಮಾಡಿದೆ ಇದನ್ನ ರಸ್ಕಿನ್ ಹೇಳ್ತಾನೆ ಸೆಸೇಮಂಡ್ ಲಿಲೀಸ್ ಅಂತ ಒಂದು ಗ್ರಂಥ ಅವರವ್ರಿಗೆ ಬೇರೆ ಕೆಲಸ ಪ್ರಕೃತಿಯೇ ಕೊಟ್ಟಿದೆ ಶರೀರವನ್ನೇ ಬೇರೆ ರೀತಿ ಮಾಡಿದೆ ಧ್ವನಿಯನ್ನು ಬೇರೆ ಮಾಡಿದೆ ಕರ್ತವ್ಯ ಕ್ಷೇತ್ರವೇ ಬೇರೆ ಇದೆ ಮಗುವನ್ನು ಹಡಿಯೋ ಶ್ರೇಷ್ಠವೋ ಮಗುವನ್ನು ಕಾಪಾಡೋದು ಆಹಾರ ತಂದು ಹಾಕೋ ಶ್ರೇಷ್ಠವೋ ಅಂದ್ರೆ ಬುದ್ಧಿವಂತ ಕೇಳೋ ಪ್ರಶ್ನೆ ನೋಡಿ ಇದು ನಾನು ಎರಡು ಮಕ್ಕಳನ್ನ ರೀ ಸಾಕಾಗಿದೆ ನೀವೆರಡು ಮಕ್ಕಳನ್ನು ಹಡೀರಿ ಅಂತ ಗಂಡನನ್ನು ಕೇಳುವವರಿಗೆ ಬುದ್ಧಿ ಇದೆಯೇ ಇದು ಈಕ್ವಾಲಿಟಿ ಈಕ್ವಾಲಿಟಿ ಆ ಕ್ವಾಲಿಟಿ ಪ್ರಶ್ನೆ ಅಲ್ಲ it is a foolish equation ಮನೆ ಹಾಳಾಗುವಂತಹ ವಿದ್ಯೆ ಇದು ಅವರ ಕ್ಷೇತ್ರದ ಅವರೇ ದೊಡ್ಡವರು ಅಡಿಗೆ ಮನೆಯಲ್ಲಿ ಹೆಂಡತಿ ಸುಪ್ರೀಂ ಹಾಕಿದ್ದನ್ನು ತಿನ್ಕೊಂಡು ಬಿದ್ದಿರಬೇಕು ಗಂಡ ಸಂಬಳ ತಂದು ಅವಳ ಕೈಯಲ್ಲಿ ಕೊಡಬೇಕು ಆದರೆ ಪರಸ್ಪರ ಸಹಕಾರವೆಂಬುದು ಬಹಳ ದೊಡ್ಡ ಸೂತ್ರ ಕೋಆಪರೇಟಿವ್ ಲಿವಿಂಗ್ ಅದಕ್ಕೆ ಅಹಂಕಾರ ಬಿಟ್ಟು ಸೇವೆ ಮಾಡಬೇಕು ಅದು ಗಂಡ ತಪ್ಪು ಮಾಡಿದಾಗ ತಿದ್ದುವ ಕೆಲಸ ಇರ್ತದಲ್ಲ ತಿದ್ದುವ ರೀತಿಯಲ್ಲಿ ತಿದ್ದಬೇಕು ಕೋಪ ಬರದೇ ರೀತಿಯಲ್ಲಿ ತಿದ್ದಬೇಕು ಎರಡನೇ ಪಾಯಿಂಟು ಅದನ್ನೇ ಒಂದೊಂದನ್ನೇ ವಿವರಿಸಬಹುದು ಸಾಕಷ್ಟು ವೇಳೆ ಇಲ್ಲ ನಾಳೆ ಬೇಕಾದ್ರಿಂದ ಹೇಳ್ತೇನೆ ಆ ಗಂಡನನ್ನ ಹಡೆದ ಅತ್ತೆ ಮಾವಂದರು ಮನೆಯಲ್ಲಿದ್ದರೆ ಗಂಡನೆದರಿಗೆ ಅವರಿಗೆ ಅದ್ಭುತವಾದ ಸೇವೆಯನ್ನು ಮಾಡಿದರೆ ಎಂಥ ಗಂಡನೂ ವಶವಾಗ್ತಾನೆ ಮುದುಕಿ ನನ್ನ ತಾಯಿ ಬಾಯಲ್ಲಿ ಹಲ್ಲಿಲ್ಲ ಅನ್ನವನ್ನು ಚೆನ್ನಾಗಿ ಕಲಸಿ ಕಿವಿಚಿ ಬಾಯಿಗೆ ಊಡಿಸ್ತಾ ಇದ್ದಾಳೆ ಏನು ಪುಣ್ಯ ಮಾಡಿದ್ದೆ ಅಂತ ಹೆಂಡತಿಯನ್ನು ಪಡೆಯೋದಕ್ಕೆ ತಾನೇ ವಶವಾಗ್ತಾನೆ ಅತ್ತೆ ಮಾವನ ಚೆನ್ನಾಗಿ ನೋಡ್ಕೋಬೇಕು ನಾ ಕುಂತಿಯನ್ನ ನಾನೇ ಪರ್ಸನಲ್ ಆಗಿ ನೋಡ್ತೇನೆ not with the help of servants ಅವಳ ಮೈಗೆ ನಾನೇ ಗಂಧವನ್ನು ಬೆಳಿತೇನೆ ಅವಳಿಗೆ ನಾನೇ ಅಡಿಗೆ ಮಾಡಿ ಹಾಕ್ತೇನೆ ಅವಳಿಗೆ ಏನು ಬೇಕೋ ಮಾಡ್ತೇನೆ ಮೂರನೇದು ಉದಾಸೀನ ಮಾಡದೆ ಗಂಡನನ್ನ ಬಾಯಿ ಬೆಡಿಸುವುದನ್ನು ತಪ್ಪಿಸಬೇಕು ಬಾಯಿ ಬೆಳೆಸೋದು ಅಂದ್ರೆ ಗೊತ್ತಲ್ಲ ನಿಮಗೆ ಸೇರಿಗೆ ಸಂವಾರ ಅಂತ ಮಾತನಾಡಬಾರದು ತಪ್ಪೇ ಇರ್ಬೋದು ಗಂಡ ಮಾತಾಡಿದ್ದು ಆಗ ಸುಮ್ಮನೆ ಇರಬೇಕು ನಮ್ಮ ಗುರುಗಳು ಇದರ ಮೇಲೆ ಏನು ವ್ಯಾಖ್ಯಾನ ಬರೆದಿದ್ರೆ ಗೊತ್ತೇನು ಈ ಜಗಳ ಬರುವುದು ಇಲ್ಲಿ ನನಗೆ ಬೇಕಾದ್ದು ಮಾಡಿ ಬಡಿಸಲಿಲ್ಲ ಸರಿಯಾಗಿ ಬಡಿಸಲಿಲ್ಲ ಅದು ಖಾರ ಹೆಚ್ಚಾಯಿತು ಹುಳಿ ಹೆಚ್ಚ ಏನೂ ತೆಗಿತಾನೆ ಹೊರಗಡೆ ಅದಕ್ಕೇನು ಮಾಡಬೇಕಂತ ಒಳ್ಳೆ ಹೆಂಡತಿಗೆ ನಾಳೆಂದು ಶುರು ಮಾಡಿ ಬಿಸಿ ಬಿಸಿ ಅಡಿಗೆ ಮಾಡಿ ಹಾಕಿ ನಾಲ್ಗೆ ಸುಟ್ಟು ಹೋಗುವಂತೆ ಮಾಡಿದರೆ ರುಚಿಯನ್ನೇ ನೋಡುವುದಿಲ್ಲ ಉಪ್ಪಿದೆಯೇ ಇದೆಯೇ ಗೊತ್ತಾಗದೇ ಇರೋ ಅವಸ್ಥೆ ಯಾವುದು ಅಡಿಗೆಯಲ್ಲಿ ಬಿಸಿ ಬಿಸಿ ಅನ್ನವನ್ನು ಹಾಕಬೇಕು ಅದನ್ನೇ ಸಾಯಂಕಾಲ ಬಡಿಸಿದ್ರು ಇದೇನು ಬೇರೆ ಮಾಡಿದ್ದೆ ಅಂದ್ರೆ ಇದನ್ನೇ ಬೆಳಿಗ್ಗೆ ಹಾಕಿದ್ನಲ್ಲ ಅಯ್ಯೋ ಇದು ಉಪ್ಪಿಲ್ವಲ್ಲ ಹುಳಿ ಇಲ್ವಲ್ಲ ಅದು ಆಮೇಲೆ ಹೇಳಿ ಮಲ್ಕೊಳ್ಳೋ ಸಂದರ್ಭದಲ್ಲಿ ಇದು ಮೂರನೇ ಪಾಯಿಂಟು ಅಂದ್ರೆ ಬಾಯಿಗೆ ಬಾಯಿ ಕೊಟ್ಟು ಜಗಳ ಮಾಡಬಾರ್ದು ನಾಲ್ಕನೇದು ಅನ್ಯ ಪುರುಷರನ್ನ ಕಾಯ ಮಾತ ಮನಸ ನೆನೆಸದೇ ಇರುವುದು ಬಹಳ ಮುಖ್ಯವಾದದ್ದು ವಿವರಣೆ ಬೇಡ ಐದನೇದು ಗಂಡನಿಗೆ ಮೊದಲು ಊಟ ಬಡಿಸಿ ಆಮೇಲೆ ಊಟ ಮಾಡಬೇಕು ಎಷ್ಟೇ ಹೊತ್ತಾದರೂ ಹೆಂಡತಿಯಾದವಳು ಇದನ್ನು ಮಾಡಿದೆ ಎಷ್ಟೊತ್ತಂತ್ರ ಕಾಯೋದು ನಾವು ಊಟ ಮಾಡಿದ್ದೆ ಆಗೋ ನಿಮ್ಮ ಟೇಬಲ್ ಮೇಲೆ ನಿಮ್ಮ ಊಟ ಇದೆ ಬೇಕಾದ್ರೆ ಊಟ ಮಾಡಿ ಬ್ಯಾಡಿದ್ರೆ ಟೇಬಲ್ ಕೆಳಗೆ ಮಲಕೊಳ್ಳಿ ಅಂತ ಹೇಳಿದ್ರೆ ಎತ್ತಿಯರಿಗೆ ಕೋಣ ಆದ್ದರಿಂದ ಆರನೇದು ಸದಾ ಕಾರ್ಯಪರತ್ವ ನಿದ್ರಾಪರವಶಳಾದ ಹೆಂಡತಿ ದುಡಿಮೆಯಲ್ಲಿ ತೊಡಗಿದ ಗಂಡ ಇದು ಸಂಸಾರ ಏಗುವುದಿಲ್ಲ ಅವನೇನೋ ಕೆಲಸ ಮಾಡ್ತಾ ಕೂತಿರ್ತಾರೆ ಕಂಪ್ಯೂಟರ್ ಮತ್ತೊಂದು ರಾತ್ರಿ ಬೆಳ್ಳಂ ಬೆಳಗು ಇವಳಿಗೆ ಎಷ್ಟೇ ನಿದ್ದೆ ಬಂದರೂ ಅಲ್ಲಿ ಪಕ್ಕದಲ್ಲೇ ಕೂತ್ಕೊಂಡು ಒಂದು ಪುಸ್ತಕ ಗಿಸ್ಕ ನ್ಯೂಸ್ ಪೇಪರು ಎಷ್ಟು ಸಲ ಓದೋದು ಅಡ್ವರ್ಟೈಸ್ಮೆಂಟ್ ಅದು ಇದು ಸಿಕ್ಕಿದ್ದು ಹಾಳು ಮುಳು ಎಲ್ಲ ಓದ್ತಾ ಕೂತಿರಬೇಕು ಯಾತಕ್ಕೆ ಕೂತಿದ್ದೆ ನೀವು ಬಂದರೆ ನಾನು ಹೋಗೋದು ನಾನು ನಿದ್ದೆ ಮಾಡೋದಿಲ್ಲ how to earn the affection ಇದು ದ್ರೌಪದಿ ಕೊಡುವ ಸೂತ್ರ ಸದಾ ಕಾರ್ಯಪರ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರಬೇಕು ನಮ್ಮ ಧಾರವಾಡದಲ್ಲಿ ಒಬ್ಬರಿದ್ರು ಒಳ್ಳೆ ಕೆಲಸ ಯಾವಾಗಲೂ ಮಾಡ್ತಿದ್ರು ಪಾತ್ರ ಎಲ್ಲ ತೊಳೆದು ಜೋಡಿಸುವುದು ಮತ್ತೆ ಅದನ್ನೇ ಕೆಳಗೆ ಹಾಕಿ ತಿರುಗಿ ಉಜ್ಜುವುದು ಏನು ಬೇರೆ ಕೆಲಸ ಸಾಯಂಕಾಲ ತನಕ ಅದನ್ನೇ ಉಜ್ಜಿ ಉಜ್ಜಿ ಉಜ್ಜಿ ಪಾತ್ರೆ ಹೋಗಿಬಿಟ್ಟಿದೆ ತಿರುಗಿ ತಗೊಂಡ್ಬರ್ಬೇಕು ಅಂಗಡಿ ಹೋಗಿ ತಗೊಂಡ್ಬರುವುದು ಉಜ್ಜಿ ಉಜ್ಜಿ ಹಾಳು ಮಾಡುವುದು ಏಳನೇದು ಪತಿ ಆಗಮನ ಕಾಲೇ ಸ್ವಾಗತಂ ಯಜಮಾನರು ಮನೆ ಬರೋ ಹೊತ್ತಿಗೆ ಯಾಕೋ ಬರ್ಲಿಲ್ವಲ್ಲ ಬರ್ಲಿಲ್ವಲ್ಲ ಬಾಗ್ಲಲ್ಲೇ ಕುರ್ಚಿ ಹಾಕೊಂಡು ಕೂತಿದ್ದು ಅಪ್ಪ ಬಂದ್ರಲ್ಲ ಅಂತ ಮುಖದಲ್ಲಿ ನಂಬುದನ್ನು ಸೋಚಿಸಿದ್ರೆ ಪಾಪ ಬಡಪಾಯಿ ನನ್ನ ಬಿಟ್ಟು ಎಷ್ಟೊತ್ತು ಕೂತಿದ್ದಾಳೆ ಅಂತ ತಾನೇ ಬರ್ತದ ಪ್ರೀತಿ ವಶವಾಗಿ ತಾನೇ ಗಂಡ ಅಯ್ಯೋ ತುಂಬ ಆಯ್ತೆ ತುಂಬ ಹೊತ್ತು ಕೂತಿದ್ಯಾ ಬೆಳಗ್ಗೆ ಜಗಳ ಮಾಡಿದರೂ ಕೂಡ ಅದು ಸ್ವಾಗತ ಮಾಡಬೇಕು ಹೋಗುವಾಗ ಹೋಗಿ ಬರ್ತೀರಾ ಅಂತ ಡಬ್ಬಿ ಗಿಬ್ಬಿ ಎಲ್ಲ ಇಟ್ಟು ಹೋಗಿ ಬರ್ತೀರಾ ಹೋಗಿ ಬರ್ತೀರಾ ಒಂದ್ಸಲ ಫೋನ್ ಮಾಡಿ ಅಂತ ಹೇಳಬೇಕು ಫೋನ್ ಮಾಡಿದೆ ಅಂದರೆ ಕೋಪ ಮಾಡಿಕೊಳ್ಳಬೇಕು ಎಂಟನೇ ಪಾಯಿಂಟು ಚೆನ್ನಾಗಿಲ್ವೇ ನೋಡಿ ಮಹಾಭಾರತ ಎಷ್ಟು ಸುಂದರವಾಗಿದೆ ಇದನ್ನೇ ಒಂದು ಶ್ಲೋಕ ಬರೆದು ಹಂಚಬೇಕು ಅನಿಸುತ್ತೆ ವೇದವ್ಯಾಸರು ಮಹಾಮತಿಗಳು ಅಪ್ಪ ಲೋಕ ಚೆನ್ನಾಗಿ ಬಾಳ್ಲಿ ಎಷ್ಟು ನೀತಿ ಕೊಟ್ಟಿದ್ದಾರೆ ಹೆಂಡತಿಯಾದವಳು ಎಷ್ಟೇ ಗಂಡ ಹಣವನ್ನು ಕೊಟ್ಟಿದ್ರು ಬಡವನಾಗಿದ್ರು ಕಡಿಮೆಯೇ ಇದ್ದರೂ ಸಂಸಾರದ ಖರ್ಚಿಗೆ ಉಪಯೋಗ ಮಾಡಿದ್ದಕ್ಕಿಂತ ಸ್ವಲ್ಪ ಮಿಗಿಸಿ ಗುಪ್ತ ಧನವನ್ನು ಇಡಬೇಕು ಇಲ್ಲ ಅನ್ನೋ ಮಾತು ಅವಳು ಬಾಯಲ್ಲಿ ಬರಬಾರದು ನಮ್ಮ ತಾಯಿ ಆಗಿದ್ಲು ಏನೇ ಮಾಡೋದು ಅರ್ಜೆಂಟ್ ಆಗಿದೆಯಲ್ಲ ಹತ್ತು ರೂಪಾಯಿ ಬೇಕಾಯ್ತು ನಾನೆಲ್ಲೋ ತಂದು ಕೊಡ್ತೀನಿ ಅಕ್ಕದ ಪಕ್ಕದ ಮನೆಯವರು ಸಾಲ ಮಾಡಿ ಅಂತ ಮೆಣಸಿನ ಪುಡಿ ಡಬ್ಬದಲ್ಲಿ ಇಟ್ಟಿದ್ದು ಹತ್ತು ರೂಪಾಯಿ ತೆಗೆದು ಕೊಡ್ತಿದ್ರು ನಮ್ಮ ತಾಯಿ ದಂಡನಾಯಕ ಅಂತ ಒಬ್ಬ ಇದ್ದ ದಂಡನಾಯಕ ವಿಷ್ಣುವರ್ಧನ ರಾಯರ ಆಸ್ಥಾನದಲ್ಲಿ ಮೇಲ್ಕೋಟೆ ದೊಡ್ಡ ಅರೆಯರ್ ಸ್ವಾಮಿಗಳು ಹೇಳ್ತಿದ್ರಿ ಮಾತನ್ನ ಆ ದಂಡನಾಯಕನ ಹೆಂಡತಿ ಗಂಡ ಕೊಡ್ತಿದ್ದ ಹಣ ಮತ್ತೊಂದೆಲ್ಲ ಕೂಡಿಸಿಟ್ಕೊಂಡವಳು ತಾನು ಪ್ರಾಣ ಬಿಡುವಾಗ ಆ ಯದುಗಿರಿ ನಾಥಿಯಾರ ತಾಯಿಗೆ ಬಂಗಾರದಲ್ಲಿ ಒಂದು ಪಾತ್ರೆಯನ್ನು ಮಾಡಿಕೊಟ್ಟು ಆಚಂದ್ರಾರ್ಥಕಾರಕವಾಗಿ ಮಾಸದಲ್ಲಿ ಇದರಲ್ಲೇ ಪೊಂಗಲನ್ನು ಮಾಡಿ ಸ್ವಾಮಿ ನಿವೇದನೆ ಮಾಡಬೇಕು ಅಂತ ಹೇಳಿದ ಆ ಬಂಗಾರ ಪಾತ್ರೆಯಲ್ಲೇ ಇವತ್ತೂ ಪೊಂಗಲ್ ಮಾಡ್ತಾರೆ ಅದನ್ನು ಅರೆಯರು ಅಲ್ಲಿ ಮಾಡಿದ ಪದಾರ್ಥ ಅಂತ ಒಂದು ಸ್ವಲ್ಪ ತಂದು ಕೊಟ್ಟರು ನಮಗೆ ಒಬ್ಬ ದಂಡನಾಯಕನ ಹೆಂಡತಿ ಗುಪ್ತಧನವನ್ನು ಉಳಿಸಿಟ್ಟು ಯಾತಕ್ಕೆ ದೇವರಿಗಿರಲಿ ಮತ್ತೊಂದಕ್ಕಿರಲಿ ಆಪತ್ಕಾಲಕ್ಕಿರಲಿ ಎಂಬುದಾಗಿ ಅಕ್ಕಿ ಇವತ್ತು ತೀರಿ ಹೋಗಿದೆ ನಾಳೆ ಬೆಳಿಗ್ಗೆ ಅವನೆಲ್ಲೋ ಸಿಡಿ ಸಿಡಿ ಗಂಡ ಹೊರಡಬೇಕು ಏನ್ರಿ ಇವತ್ತು ಅಕ್ಕಿ ಇಲ್ವಲ್ಲ ಏನು ಮಾಡೋದು ಇಲ್ಲ ಅನ್ನೋ ಶಬ್ದ ಒಂದು ತುರ್ತು ಕಾಲದಲ್ಲಿ ಹೇಳುವುದು ಅವನು ತರೋದಕ್ಕೆ ಅವಕಾಶವಿಲ್ಲ ಅದು ಎಷ್ಟು ರೇಗುತ್ತೆ ಅಂದ್ರೆ ಮಾರಾಮಾರಿಯ ಕೋರ್ಟ್ ತನಕ ಹೋಗಿ ಅದು ಡೈವೋರ್ಸ್ ಆಗೋ ಸ್ಥಿತಿಗೆ ಬಂದ್ಬಿಡುತ್ತೆ ಎಂಟು ದಿವಸಕ್ಕೆ ಮುಂಚೆನೇ ಹೇಳಬೇಕು ಇಲ್ಲ ಅನ್ನೋ ಶಬ್ದ ಬರಬಾರದು ಅಕ್ಕಿ ತುಂಬಿದೆ ಮೆಣಸಿನ ಪುಡಿ ತುಂಬಿದೆ ಬೆಂಕಿ ಪೆಟ್ಟಿಗೆ ತುಂಬಿದೆ ಎಣ್ಣೆ ತುಂಬಿದೆ ಈ ಶಬ್ದಗಳಲ್ಲಿ ಹೇಳಬೇಕು ಗುಪ್ತಧನ ಸುಸಮೃಷ್ಟ ನಿವೇಶನ ಮನೆಯನ್ನು ಸ್ವಚ್ಛವಾಗಿಡಬೇಕು ಕಸ ಕಡ್ಡಿ ಇರಬಾರದು ಇಲ್ದಿದ್ರೆ ಎಷ್ಟು ಬಾಕಿದೆಲ್ಲ ಎಷ್ಟೇ ಚೆನ್ನಾಗಿದ್ರು ಜಗಳವೇ ತೆಗಿಬೇಕನ್ನೋ ಗಂಡನಿಗೆ ಏನೇ ಮಾಡ್ತಿದ್ದೆ ಬೆಳಿಗ್ಗೆ ಅಂತ ಇಲ್ಲೆಲ್ಲ ಕಸ ಬಿದ್ದಿದೆ ನೋಡುವಂತ ಅದಕ್ಕೆ ಒಂದು ದೊಡ್ಡ ರಂಪರಾಜ್ಯ ಅಂತವಾಗುತ್ತೆ ಕಾಲೇ ದಾಯಿನಿ ಸಕಾಲದಲ್ಲಿ ಅಡಿಗೆ ಮಾಡಿ ಹಾಕಬೇಕು ಹಸ್ಕೊಂಡು ಬಂದಿರ್ತಾನೆ ಅಯ್ಯೋ ಹೋಗ್ರಿ ನಾನು ಪೇಪರ್ ನೋಡ್ತಾ ಕೂತ್ಬಿಟ್ಟೆ ಟಿವಿ ನೋಡ್ತಾ ಇವತ್ತಿಬ್ರೂ ಸೇರಿ ಹೋಟೆಲ್ಗೆ ಹೋಗೋಣವೆ ಮನೆ ಹಾಳಾಯಿತು ತುಂಬ ಹಸಿವಾಗ್ತಾ ಏನಾರು ಕೊಡೋದು ಬೆಳಿಗ್ಗೆ ಮಾಡಿದ್ದೆ ದೇವರು ಪೊಂಗಲು ಸ್ವಲ್ಪ ಬಿಸಿ ಮಾಡಿ ಕೊಡಲೆ ಕೊಡುವುದು ಅಮೃತದಂತೂ ಊಟ ಮಾಡ್ತಾನೆ ಅವನು ಕಾಲೇ ಭೋಜನದ ಐನಿ ಅತಿರಸ್ಕೃತ ಸಂಭಾಷ ಇದು ಕಲ್ತ್ಕೋಬೇಕು ನೀವೆಲ್ಲ ದೊಡ್ಡ ವಿಷಯ ಏನೋ ಒಂದು ಮಾತು ಹೇಳಬೇಕು ಅಂತಿದ್ದೇನೆ ಬಾಯಲ್ಲಿ ಕೂತ್ಕೊ ಅಂದ್ರೆ ಅಯ್ಯ ಯಾವತ್ತೂ ಇದೇ ಕೆಲಸ ಆಯ್ತು ನಿಮಗೆ ಅಡುಗೆ ಕೆಲಸ ಯಾರು ಮಾಡೋರು ಅಂತ ಗಂಡ ಕರೆದಾಗ ಮಾತಿಗೆ ಹೋಗದೆ ಇದ್ರೆ ಅದಕ್ಕೆ ಅಪರಾಧ ನಮ್ಮ ತಂದೆಯವರು ಮಲಗಿಬಿಟ್ರು ಮೂರು ವರ್ಷ ಕೊನೆಯಲ್ಲಿ ಬಾಯಲ್ಲಿ ನಾ ಹೋದ್ಮೇಲೆ ಯಾರು ಹೇಳ್ತಾರೆ ಅಂತ ಏನೇನೋ ಹೇಳೋ ಕರೆಯೋರು ಇವರು ಬಂದು ಕೂತ್ರೆ ನಮ್ಮ ತಾಯಿ ನನ್ನ ಜೊತೆ ಅವನು ಅವನು ಹೋದ ನನ್ನ ಜೊತೆ ಅವನು ಇವನು ಹೋದ ಇದೆಲ್ಲ ಲಿಸ್ಟ್ ಕೊಡೋ ಶುರು ಮಾಡೋರು ನಿಮ್ಮ ಜೊತೆ ಬಂದು ಕೂತ್ರೆ ಇದೇ ಹೇಳ್ತೀರಿ ನೀವು ಬೇಡ ಅಂತ ಎದ್ದು ಹೋಗೋರು ಹೋಗು ಹೋಗು ನಾಳೆ ಪದಾರ್ಥ ಕಳ್ಕೊಳ್ತೀವಿ ಅಂತ ಹೇಳೋರು ಏನು ಹೇಳ್ತಾನೆ ಅವನು ಆ ಹೊತ್ತಿಗೆ ಅದನ್ನು ಕೇಳಬೇಕು ಹೇಳಿದ್ದನ್ನು ತಿರಸ್ಕಾರ ಮಾಡಿ ಆಮೇಲೆ ಬರ್ತೇನೆ ಇನ್ನೊಂದು ಸಲ ಬರ್ತೇನೆ ಮತ್ತೊಂದು ಕೆಲಸ ಇದೆ ಆಗುತ್ತೆ ಅತಿರಸ್ಕೃತ ಸಂಭಾಷ ದುಸ್ತ್ರೀಯ ನಾನು ಸೇವನಾ ಅಕ್ಕಪಕ್ಕದಲ್ಲಿ ಎಷ್ಟೋ ಜನ ಜಗಲಿ ಮೇಲೆ ಕೂತು ಹರಟೆ ಹೊಡೆಯವರು ಇರ್ತಾರೆ ಅವರ ಜೊತೆ ಸೇರಬಾರದು ಕಟ್ಟೆ ಸೇರಬಾರದು ಅನುಕೂಲವತಿ ಗಂಡನ ಹಿತವನ್ನೇ ಬಯಸಬೇಕು ಇಬ್ರು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಬೇಗ ಸಿದ್ಧವಾಗಿರು ಬರ್ತಾರೆ ಅಂದ್ರೆ ಇವತ್ತು ನಾ ದೇವಸ್ಥಾನಕ್ಕೆ ಹೋಗೋದಿಲ್ಲ ಸಿನಿಮಾಕ್ಕೆ ಬರುವುದು ಎತ್ತಿ ಎತ್ತೇರಿಗೆ ಕೋಣೆ ನೀರಿಗಾಗಬಾರದು ಅನಲಸ ಸೋಮಾರಿತನ ಇರಬಾರದು ಹಾಸ್ಯ ಮಾಡೋ ಪ್ರಸಂಗದಲ್ಲಿ ನೋವಿಲ್ಲದಂತೆ ಹಾಸ್ಯ ಮಾಡಬೇಕು <clears throat> ಏನ್ ಸಾಹೇಬರು ಜೇಬಲ್ ಗುಲಾಬಿ ಗುಲಾಬಿ ಎಲ್ಲ ಏರಿಸಿದ್ರಿ ಎಲ್ಲಿ ಹೋಗಿರೋಣಾಗಿತ್ತೋ ಅಂತ ಶುರು ಮಾಡಿದೆ ಇಲ್ಲ ಇಲ್ಲ ಮನೆಗೆ ಬಂದಿದ್ದೇನೆ ಬೇರೆ ಕಡೆ ಎಲ್ಲ ಹಾಸ್ಯ ಮಾಡೋದಕ್ಕೊಂದು ರೀತಿ ಇರುತ್ತೆ ದ್ವಾರದಲ್ಲಿ ನಿಲ್ಲದೆ ಇರುವುದು ಸರ್ವದಾ ಬಾಗಿಲು ನಿಲ್ಲು ನಿಲ್ಲುವ ಹೆಂಗಸು ಅವಳು ಗುಣವಂತೆ ಅಲ್ಲ ಬೀದಿ ಹೋಕರ ನೋಡ್ಕೋತಾ ಜಾಗದಲ್ಲಿ ನಿಂತಿರುವುದು ಒಳ್ಳೆ ಲಕ್ಷಣವಲ್ಲ ಪರಪುರುಷರ ಜೊತೆಯಲ್ಲಿ ಮಾತನಾಡದೇ ಇರುವುದು ಅತಿಹಾಸ ಅತಿರೋಷ ಇಲ್ಲದೆ ಇರುವುದು ಗಂಡ ನಡಿಯಿಂದ ಜೊತೆಗೆ ಹೋಗುವುದು ವ್ರತಾಚರಣೆಯನ್ನು ಮಾಡುವುದು ಗಂಡನಿಗಾಗೋಸ್ಕರವಾಗಿ ಉತ್ತಮ ವಸ್ತ್ರಧಾರ ಮಾಡುವುದು ಒಳ್ಳೆ ವೇಷಭೂಷಣದಲ್ಲಿರಬೇಕು ಹರಕಲು ಬಟ್ಟೆ ಗಂಡನಾಗಿದ್ದರೂ ಸ್ತ್ರೀ ಮಾತ್ರ ಗಂಡನ ಮನಸ್ಸನ್ನು ಮೆಚ್ಚಿಸುವಂತೆ ಅವನಿಗೆ ಇಷ್ಟವಾದ ಬಣ್ಣದ ಸೀರೆಗಳನ್ನು ಅವನಿಗೆ ಇಷ್ಟವಾದ ಒಡವೆಗಳನ್ನು ಯಾವಾಗಲೂ ಧರಿಸಿರಬೇಕು ಆದರೆ ಗಂಡನನ್ನು ಮೀರಿಸುವಂಥ ಒಡವೆ ವಸ್ತ್ರ ಧರಿಸಿಕೊಂಡರೆ ಅದಕ್ಕೂ ಸೂಯ ಬರುತ್ತೆ ಆ ಎಕ್ಸ್ಟ್ರೀಮ್ ಹೋಗಬಾರದು ಭಿಕ್ಷಾಬಲಿ ಶ್ರಾದ್ದಗಳಲ್ಲಿ ಅವಳು ಅವಳು ಸಹಕಾರ ಮಾಡಬೇಕು ಇವತ್ತು ಶ್ರಾದ್ದ ಇದೆ ತಂದೆ ಶ್ರಾದ್ದ ಅವನು ಮರೆತೇ ಹೋಗಿರುತ್ತೆ என்ன இன்னைக்கு ಅಪ್ಪ ಶ್ರಾದ್ದಮಾಚೆ சாத்தமாச்சே ಹೇಳಬೇಕು ಅಯ್ಯೋ ವಾದ್ಯಾರಿಗೆ ಸೊಲ್ಲಲಿಯೇ ನಾ ಎಲ್ಲ ಎಚ್ಚರಿಕೆ ಎಚ್ಚರಿಕೆ ವಾದ್ಯಾರು ಬರ್ತಾರೆ ಅದರ ಬೇ ತಗೊಂಡು ನಾ ಎನ್ನ ಪಣ್ಣನು ಅಂದ ವೇಳೆ ಹಿಂಗೇ ಇರ್ಕಣು ಎಷ್ಟೋ ಕುಟುಂಬಗಳಲ್ಲಿ ಸ್ತ್ರೀಯರು ಕಿವಿ ಹಿಡಿದು ಕೈ ಹಿಡಿದು ಕಂಡನ ಒಳ್ಳೆ ದಾರಿಗಳಿದ್ದಾರೆ ಮಾನ್ಯರಿಗೆ ದಿಢೀರ್ ಸತ್ಕಾರ ಯಾರೋ ದೊಡ್ಡವರು ಬಂದುಬಿಟ್ರು ಎಲ್ಲಿ ನಾಲ್ಕು ಕಪ್ ಕಾಫಿ ಮಾಡು ಅಂದ್ರೆ ಒಳಕರ್ ಬನ್ರಿ ಇಲ್ಲಿ ಸಕ್ಕರೆ ಇಲ್ಲ ಮನೆಯಲ್ಲಿ ಕಾಫಿ ಪುಡಿ ಇಲ್ಲ ಬುದ್ಧಿ ಇದೆ ಅಂದರೆ ನಿಮಗೆ ಚಟ್ನಿ ಬೇಕಂತೆ ಚಟ್ನಿ ಅವತ್ತು ಹೇಳಿದ ಹಾಗೆ ಗಂಡನಿಗಿಂತ ಮುಂಚೆ ಹೇಳಬೇಕು ಗಂಡ ಮಲಕೊಂಡ ಮೇಲೆ ಮಲಗಬೇಕು ಹೆಚ್ಚು ತಿನ್ನಬಾರದು ಗಂಡನೆದುರಿಗೆ ತಿನ್ನಬಾರದು ಅತಿಭೂಷಣ ಇರುವುದು ಕುಂತಿಗೆ ತಾನೇ ಸೇವೆ ಮಾಡಿದ್ದು ಹೇಳಿದೆ ಚಾಡಿ ಹೇಳದಿರುವುದು ಕುಟುಂಬದಲ್ಲಿ ಯಾವುದೇ ವ್ಯಕ್ತಿಯ ಮೇಲೆ ಹೆಂಡತಿ ಗಂಡನಿಗೆ ಚಾಡಿ ಹೇಳಿದ್ರು ನಿಮ್ಮ ತಾಯಿ ಹೀಗೆ ಮಾಡಿದ್ರು ನಿಮ್ಮ ಅಪ್ಪ ಹೀಗೆ ಮಾಡಿದ್ರು ನಿಮ್ಮ ತಮ್ಮ ಹೀಗೆ ಮಾಡಿದ್ರು ನೀನೇನು ಮಾಡಿದೆ ನಾನು ಸಾಧ್ವಿ ಶಿರೋಮಣಿ ಸಾವಿತ್ರಿ ಯಾರಾದ್ರು ನಂಬ್ತಾರೆ ಇದನ್ನು ನೋಡಿ ಏನು ಬಟ್ಟೆ ಏನು ಭೂಷಣ ಯಾರು ಹೇಳ್ತಾಳೆ ಪಾಪ ದ್ರೌಪದಿ ನಮ್ಮ ಐವರು ಗಂಡಂದರಲ್ಲಿ ಎಲ್ಲರಿಗೂ ಒಂದೇ ಟೇಸ್ಟ್ ಇಲ್ಲ ಬಟ್ಟೆ ಒಬ್ಬೊಬ್ರು ಒಂದೊಂದು ಅಪೇಕ್ಷೆ ಮಾಡ್ತಾರೆ ಊಟ ಒಂದೊಂದು ಅಪೇಕ್ಷೆ ಮಾಡ್ತಾರೆ ಒಂದು ಮನೆಯಲ್ಲಿ ಮಗುವಿಗೆ ಇವತ್ತು ಹುಳಿಬೇಕು ಆ ಹೆಣ್ಣು ಮಗು ಹೇಳುತ್ತೆ ನನಗೆ ಇವತ್ತು ಗೊಜ್ಜು ಬೇಕು ಯಜಮಾನ ಹೇಳ್ತಾನೆ ಇವತ್ತು ನನಗೆ ಗೊಡ್ಸಾರು ಸಾರು ಬೇಕು ಮೂರು ಪೇರು ಮೂನು ಕೋಟ ಎನ್ನ ಪಂಡ್ರದು ಪಂಡಿತಾನ್ ತೊಲಕಣು ಬೇರೆ ವಳಿಯಿಲ್ಲ ಯಾರಿಗೇನು ಬೇಕೋ ಅದನ್ನು ಮಾಡಿಕೊಟ್ರೆ ಅದಕ್ಕೊಂದು ಚಾಣಾಕ್ಷತೆ ಇರ್ತದೆ ಹದಿನೈದು ರೂಪಾಯಿ ಟ್ಯೂಷನ್ ಫೀಸ್ನಲ್ಲಿ ಮೂರು ವರ್ಷ ನಾನು ಆನರ್ಸ್ ಓದುವಾಗ ನಮ್ಮ ತಾಯಿ ನನಗೆ ಹಾಗೆ ತಾಯಿ ಮಾಡಿ ಸೇವೆ ಹೇಳ್ತೇನೆ ಅದು ನಮ್ಮ ಹೆಂಡತಿ ಮಾಡ್ತಾರೆ ಆಮೇಲೆ ಅದೇ ಕೆಲಸ ಕಷಡ ಕಾಫಿ ಪುಡಿ ಇದ್ರು ಬೇಕಾದ ಅದೇ ಟೈಮ್ದಲ್ಲಿ ಒಂದು ಕಾಫಿ ಬಿಸಿ ಬಿಸಿ ಕೊಟ್ರೆ ಅದು ಕಾಫಿಯೋ ಟೀಯೋ ನಶಿದ ಪುಡಿಯೋ ಏನು ಗೊತ್ತಿಲ್ಲ ಏನಿದ್ರೆ ಅದರಲ್ಲೇ ಮಾಡಬೇಕು ಹಾಸಿಗೆ ಇದ್ದಲ್ಲಿ ಕಾಲು ಚಾಚಬೇಕು ಎಲ್ಲರಿಗಿಂತ ಮೊದಲೆದ್ದು ಎಲ್ಲರಿಗೆ ಸೇವೆ ಮಾಡಬೇಕು ಹೀಗೆ ಅದು ಇಪ್ಪತ್ತೆಂಟು ಪಾಯಿಂಟ್ ಪ್ರೋಗ್ರಾಮ್ ದ್ರೌಪದಿ ಹೇಳುವುದು ಕೇಳಿದರೆ ಕಣ್ಣಲ್ಲಿ ನೀರು ಬರುತ್ತೆ ಆನಂದ ಬಾಷ್ಪ ಬರುತ್ತದೆ ಕುಟುಂಬವನ್ನು ಬೆಳೆಸುವುದು ಹೇಗೆ ಬೆಳೆಸುವುದು ಹೇಗೆ ಇಂಥ ನೀತಿಯನ್ನು ಹೇಳಿದ್ದಾಳೆ ಸಾವಿತ್ರಿ ಕಥೆ ಆಯಿತು ದ್ರೌಪದಿ ಸತ್ಯಭಾಮ ಸಂವಾದವಾಯಿತು ಧರ್ಮವ್ಯಾಸ ಕಥೆ ನಾಳೆ ಹೇಳ್ತೇನೆ ದ್ರೌಪದಿ ಹರಣ ಸೈಂಧವ ಮಾಡಿದ ಕಥೆ ಕುಂಡಲ ಹರಣ ನಾಡಿದ್ದರಿಂದ ಮುಂದಕ್ಕೆ ನಾವು ಈ ಈ ಅರಣ್ಯ ವನಪರ್ವದಲ್ಲಿ ಕೊನೆಯ ಉಪಾಖ್ಯಾನ ಯಕ್ಷ ಅಂತ ತಗೊಳ್ತೇವೆ ಒಂದು ಪ್ರಕಟಣೆ ಇದೆ ಅಂತ ಕಾಣುತ್ತೆ ಹೇಳಿ ಹೇಳಿ ತಗೊಳ್ಳಿ ಫೈಟ್ ತಗೊಳ್ಳಿ ಎರಡೇ ನಿಮಿಷ ಶ್ರೀಕೃಷ್ಣ ಮುಂದೆ ಜಗದ್ಗುರು ಈ ಮಹಾಭಾರತ ಪ್ರವಚನ ಆಗುವಾಗ ಆಚಾರ್ಯರು ಹೇಳಿದ್ರು ದಿನ ಅನ್ನದಾನ ಆಗಬೇಕು ಅಂತ ಹೇಳ್ಬಿಟ್ಟು ನಾಳದ್ದು ಭಾನುವಾರ ದಿನ ಬೆಳಗ್ಗೆ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಮಹಾಸುದರ್ಶನ ಹೋಮ ಇದೆ ಅದರ ಪ್ರಯುಕ್ತ ನೆರೆದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಅನ್ನದಾನ ಮಾಡಬೇಕು ಅಂತ ಅವರು ಭಕ್ತರು ಇಚ್ಛೆ ಬಿಡ್ತಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮಹಾಸುದರ್ಶನ ಹೋಮ ಆರಂಭ ಆದರೆ ಹನ್ನೆರಡು ಗಂಟೆಗೆ ಪೂರ್ಣಾವಧಿ ಆಗಿ ಮುಕ್ತಾಯವಾಗುತ್ತೆ ತದನಂತರ ಅನ್ನ ಸಂತರ್ಪಣೆ ಇದೆ ದಯವಿಟ್ಟು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಯವರ ಕೃಪೆಗೆ ಆಚಾರ್ಯರ ಕೃಪೆಗೆ ಪಾತ್ರರಾಗಬೇಕಾಗಿ ದೇವಸ್ಥಾನ ಪರವಾಗಿ ಪ್ರಾರ್ಥಿಸ್ಕೊಳ್ತಾನೆ ಸಾಯಂಕಾಲ ಪ್ರವಚನಕ್ಕೂ ಬರಬೇಕು ಸಾಯಂಕಾಲ ಪ್ರವಚನಕ್ಕೂ ಬರಬೇಕು ಊಟ ಮಾಡಿ ಈಗ ಮಂಗಳಾಚರಣೆ ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ಥಾಯ ಪಟೇತ್ ಸಭಾರತ ಪದಂ ಪ್ರಾಪ್ಯ ಪರಂ ಬ್ರಹ್ಮಾದಿ ಗಚ್ಚತಿ ಹರ್ಷಸ್ಥಾನು ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂತಿನ ಪಂಡಿತಂ ऊर्ध्वबाहुर्विरौम्येश न च गच्छृणोति मे धर्मादर्थश्च कामश्च स किमर्थम् न सेव्यते न जातु कामान्न भयान्न लोभाद्धर्मम् त्यजे जीवितस्यापि हेतोः नित्यो धर्मः सुखदुःखे त्वनित्ये जीवो नित्यः हेतुरस्य त्वनित्यः कार्ष्णम् वेदम् इमम् विद्वान् श्रावयित्वार्थमश्नुते नियमश्च शुचिश्रोता शृण्वन् सबलमश्नुते नारायणम् नमस्कृत्य ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ स्वस्य प्रजाभ्य परिपालयन्ताम् न्यायेन मार्गेण महीम् महिषाः गोब्राह्मणेभ्य शुभमस्तु नित्यम् लोकाः समस्ताः सुखिनो भवन्तु मङ्गलम् मङ्गलम् मङ्गलम् नित्यश्रीर्नित्यमङ्गलम्